तार्किककेसरी वेदान्ताचार्यवर्यो मे सन्निधत्तां सदा हृदि ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे व्यासं वतिष्ठनत्तारं शक्तेः पौत्रमकल्मषं पराशरात्मजं वन्दे सुपतातन्तपोनिधिं संयज्ञाय महता भारतेन च उपबृंहितवेदाय नमो व्यासाय विष्णवे नमोऽस्तु ते व्यासविशालबुद्धे फुल्लारविन्दायतपत्रनेत्रा येन त्वया भारततैलपूर्णः प्रज्वालितो ज्ञानमयप्रदीपः जडान्दबधिरोन्मत्तं तमोभूतं जगद्भवेत् यदि ज्ञानहुताशेन त्वया नोज्ज्वलितं भवेत् तमसान्धस्य लोकस्य वेष्टितस्य स्वकर्मभिः ज्ञानाञ्जनशलाकाभिः बुद्धिः नेत्रोत्सवकृतः धर्मार्थकाममोक्षार्थैः समासव्यासकीर्तनैः त्वया भारतसूर्येण नृणां विनिहतन्तमः प्रपन्नपारिजाताय वेत्ततोत्रयी कपाणये ज्ञानमुद्राय कृष्णाय गीतामृतदुहे नमः कृष्णं कमलपत्राक्षं पुण्यश्रवणकीर्तनं वासुदेवं जगद्योनिं नौमि नारायणं हरिं कृष्णाय यादवेन्द्राय ज्ञानमुद्राय योगिने नाथाय रुक्मिणीशाय नमो वेदान्तवेदिने पाराशर्यवचः सरोजममलं गीतार्थकन्दोत्कटं नानाख्यानककेसरम् हरिकथा सम्बोधना बोधितं लोके सज्जनषट्पदैः आहरः पेपीयमानं मुदा भूयात् भारतपङ्कजं कलिमलप्रध्वंसनश्रेयसे द्वैपायनोष्टपुटनिःसृतमप्रमेयं पुण्यं पवित्रमतपापहरं शिवं च यो भारतं समधिगच्छति वचमानं किं तस्य पुष्करजलैरभिषेचनेन यो गोशतं कनकशृङ्गमयं ददाति विप्राय वेदविदुषे सुबहुश्रुताय पुण्याञ्च भारतकथां सततं शृणोति तुल्यं फलं भवति तस्य ततस्य चैव धर्मे चार्थे च कामे च मोक्षे च भरतर्षभ यद्यास्ति तदन्यत्र यन्नेहास्ति न कुत्रचित् महत्वात् भारवत्वाच्च महाभारतमुच्यते निरुक्तमस्य यो वेद सर्वपापैः प्रमुच्यते युधिष्ठिरो धर्ममयो महाद्रुमः स्कन्धोऽर्जुनो भीमसेनोऽस्य शाखाः माद्रीसुतौ पुष्पफले समृद्धे मूलं कृष्णो ब्रह्म च ब्राह्मणाश्च धर्मो विवर्धति युधिष्ठिरकीर्तनेन पापः प्रणश्यति वृकोदरकीर्तनेन शत्रुर्विनश्यति कीर्तने माद्रीसुतौ कथयताम् न भवन्ति रोगाः रत्नोदारचतुःसमुद्ररशनां भुक्त्वा भुवं कौरवो भग्नोरुः पतितः स निष्परिजनः जीवन्मृकैर्भक्षितः गोपैः विश्वजयी जितस्य विजयः कक्षैः क्षिता विष्णया तस्मात् सर्वमिदं विचार्य सुचिरं शान्त्यै मनोधीयतां भीष्मद्रोणदटा जयद्धृतजला गान्धारनीलोपला शल्यग्राहवती कृपेण वहिनी कर्णेन वेलाकुला अश्वत्थामविकर्णघोरमकरा ದುರ್ಯೋಧನಾವರ್ತಿನಿ ಸೋತ್ತೀರ್ಣ ಖಲು ಪಾಂಡವೈರ್ಣನದಿ ಕೈವರ್ತಕೆ ಕೇಶವೇ ನಾರಾಯಣಂ ನಮಸ್ಕೃತ್ಯ ನರಂಚಯವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್ ನಾರಾಯಣಂ ನಮಸ್ಕೃತ್ಯ ನರಂಚಯವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್ ಆದೌ पाण्डवधर्तराष्ट्रजननं लाक्षागृहे दाहनं ज्योते श्रीहरणं वने विहरणं मत्स्यालये वर्धनं लीलागोग्रहणं व्रणे वितरणं सन्धिक्रियाजृम्भणं भीष्मद्रोणसुयोधनादिमथनम् एतन्महाभारतं श्रीकृष्णाय परब्रह्मणे नमः ನಮಸ್ಕಾರಗಳು ನಮ್ಮ ಬೆಂಗಳೂರಿನಲ್ಲಿ ಪ್ರಸಿದ್ಧವಾದ ಲಹರಿ ರೆಕಾರ್ಡಿಂಗ್ ಕಂಪನಿಯವರು ಶ್ರೀಮನ್ ಮಹಾಭಾರತ ಮೂಲ ಗ್ರಂಥ ವೇದವ್ಯಾಸ ಕೃತವಾದ ಒಂದು ಲಕ್ಷಾತ್ಮಕ ಶ್ಲೋಕದ ಈ ಅದ್ಭುತ ಗ್ರಂಥವನ್ನು ಪ್ರವಚನ ರೂಪದಲ್ಲಿ ತಮಗೆ ದೃಶ್ಯ ಮಾಧ್ಯಮದಲ್ಲಿ ಒದಗಿಸ್ತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ತಮಗೆಲ್ಲರಿಗೆ ಶುಭವನ್ನು ಹಾರೈಸ್ತೇನೆ ಇದರಿಂದ ಜಗತ್ತಿಗೆ ಕ್ಷೇಮವಾಗಲಿ ನಾಡಿಗೆ ಕ್ಷೇಮವಾಗಲಿ ರಾಜ್ಯಕ್ಕೆ ಕ್ಷೇಮವಾಗಲಿ ಕ್ಷೋಭೆಗಳೆಲ್ಲ ಅಡಗಲಿ ಮಹಾಭಾರತಕ್ಕೆ ವೇದವ್ಯಾಸರೇ ಇಟ್ಟ ಹೆಸರು ಜಯ ಎಂಬುದಾಗಿ ಜಯೋ ನಾಮ ಇತಿಹಾಸೋಯಂ ಧರ್ಮಕ್ಕೆ ಜಯ ಎಂಬುದು ಈ ಗ್ರಂಥದ ಮಹಾ ಅರ್ಥ ಮಹಾಭಾರತವನ್ನು ವೇದವ್ಯಾಸರು ಯಾತಕ್ಕೆ ರಚನೆ ಮಾಡಿಕೊಟ್ರು ಅವರೇ ಹೇಳ್ತಾರೆ ಬೇರೊಂದು ಕಡೆಯಲ್ಲಿ ವೇದಗಳು ಎಲ್ಲೋ ಕೆಲವರಿಗೆ ಮಾತ್ರ ಅರ್ಥವಾಗ್ತಾ ಇತ್ತು ಅದಕ್ಕಾಗಿ ಹುಟ್ಟಿ ಬಂದ ಬ್ರಾಹ್ಮಣ ಕುಲದವರಿಗೂ ಸ್ತ್ರೀಯರಿಗೂ ತ್ರಯೀನ ಶ್ರುತಿ ಗೋಚರ ವೇದಾರ್ಥಗಳು ಸಿಕ್ಕದೆ ಹೋಯಿತು ಅವರ ಕಾಲಕ್ಕೆ ಐದು ಸಾವಿರದ ಎರಡು ನೂರು ವರ್ಷಗಳ ಕಾಲಕ್ಕೆ ಹಿಂದೆಯೇ ವೇದಾರ್ಥಗಳು ಜನರಿಗೆ ಸಿಕ್ಕದೆ ಜೀವನಕ್ಕೆ ದಿಕ್ಕು ತಪ್ಪಿ ಕಾಣಬೇಕಾದ್ದನ್ನು ಕಾಣದೆ ಕಾಣಬಾರದ್ದನ್ನು ಕಂಡು ಜನರೆಲ್ಲರೂ ಧೃತರಾಷ್ಟ್ರಂತಾಗಿದ್ದಾಗ ಈ ಪಂಚಮ ವೇದವೆಂಬ ಮಹಾಗ್ರಂಥವನ್ನು ಪರಮಕಾರುಣಿಕರಾದ ವೇದವ್ಯಾಸರು ನಮಗೆ ಅನುಗ್ರಹ ಮಾಡಿದರು ಇದರಲ್ಲಿ ಇತಿಹಾಸವಿದೆ ಇದರಲ್ಲಿ ವೇದವಿದೆ ಇದರಲ್ಲಿ ಪಾಂಚರಾತ್ರವಿದೆ ಇದರಲ್ಲಿ ಭಗವದ್ಗೀತೆ ಇದೆ ಇದರಲ್ಲಿ ಸನತ್ಸು ಜಾತೀಯ ಇದೆ ಇದರಲ್ಲಿ ವಿಷ್ಣು ಸಹಸ್ರನಾಮ ಶಿವ ಸಹಸ್ರನಾಮ ನೂರಾರು ಸ್ತೋತ್ರಗಳು ಭಾರತೀಯರ ಸಮಗ್ರ ಚರಿತ್ರೆ ಐತಿಹಾಸಿಕ ಚರಿತ್ರೆ ಅಧ್ಯಾತ್ಮ ಚರಿತ್ರೆ ಸಾಮಾಜಿಕ ಚರಿತ್ರೆ ಹಿಂದೆ ಇದ್ದ ಅನೇಕ ಪುರಾಣಗಳು ಉಪಾಖ್ಯಾನಗಳು ನಳಚರಿತ್ರೆ ಮಾರ್ಕಂಡೇಯ ಚರಿತ್ರೆ ರಾಮೋಪಾಖ್ಯಾನ ಧರ್ಮವ್ಯಾಧನ ಕಥೆ ಯಕ್ಷಪ್ರಶ್ನೆ ಶಾಕುಂತಲೋಪಾಖ್ಯಾನ ಆರಂಭದಲ್ಲಿಯೇ ಬರ್ತದೆ ಅಜ ರೂಪದಲ್ಲಿ ನಹುಷ ಧರ್ಮರಾಜನೊಡನೆ ಮಾಡಿದಂತಹ ಸಂವಾದ ಒಂದಲ್ಲ ಎರಡಲ್ಲ ಇಂಥ ಅನೇಕ ರಂಜಕವಾದ ಬೋಧಪ್ರದವಾದ ದಿವ್ಯ ಕಥೆಗಳನ್ನು ಒಳಗೊಂಡಂತಹ ಇಂಥ ಶ್ರೀಮನ್ ಮಹಾಭಾರತ ಗ್ರಂಥ ಜಗತ್ತಿನಲ್ಲಿ ಅನನ್ಯ ಮತ್ತು ಅನುಪಮ ಒಂದು ಲಕ್ಷ ಶ್ಲೋಕಾತ್ಮಕವಾದ ಇಂಥದ್ದೊಂದು ಗ್ರಂಥ ಜಗತ್ತಲ್ಲಿ ಎಲ್ಲಿ ಇಲ್ಲ ಇಲ್ಲೇ ಹೇಳ್ತಾರೆ ಯದಿಹಾಸ್ತಿ ತದನ್ಯತ್ರ ಇಲ್ಲಿದ್ದು ಬೇರೆ ಕಡೆ ಇರಬಹುದು ಏನು ಆಸ್ತಿ ನಕಚ್ ನಕೋತ್ರ ಜೊತೆ ಇಲ್ಲಿ ಇಲ್ಲದೆ ಇದ್ದದ್ದು ಬೇರೆ ಕಡೆ ಇಲ್ಲ ಅಂತಾರೆ ಇದರಲ್ಲಿ ಆ ವಿಧವಾದ ಉತ್ಪ್ರೇಕ್ಷೆ ಇಲ್ಲ ಮಹಾಭಾರತವೆಂಬುದು ಏನು ಹೇಳುತ್ತದೆ ಭಾರತ ದೇಶದಲ್ಲಿ ಹುಟ್ಟಿದ ಎಲ್ಲ ಇತಿಹಾಸಗಳ ಒಂದು ಸಂಗಮ ಪ್ರದೇಶ ಅಂತ ಹೇಳ್ಬೋದು ಸಮುದ್ರಗಳು ಸೇರುವಂತೆ ಪೂರ್ವ ಪಶ್ಚಿಮೋತ್ತರ ಸಮುದ್ರಗಳು ಎಲ್ಲ ನದಿಗಳೂ ಒಂದು ಕಡೆ ಸೇರುವಂತೆ ಉತ್ತಮ ಜೀವನವನ್ನು ನಡೆಸುವುದಕ್ಕೆ ಕುಟುಂಬದಿಂದ ಹಿಡಿದು ರಾಷ್ಟ್ರದವರೆಗೆ ಅಧ್ಯಾತ್ಮ ಜೀವನದವರೆಗೆ ಮಹೋನ್ನತವಾದ ಸಾಧನೆಗಳನ್ನು ಮಾಡಬೇಕೆನ್ನುವವರಿಗೆ ಅದ್ಭುತವಾದ ಕಣ್ಣಾಗಿರ್ತಕ್ಕದ್ದು ಈ ಮಹಾಭಾರತ ಇದು ಒಂದು ದೃಷ್ಟಿ ಈ ಮಹಾಭಾರತ ಹುಟ್ಟಿದ್ಯಾವಾಗ ವೇದವ್ಯಾಸರ ಸಮಕಾಲದಲ್ಲಿಯೇ ಹುಟ್ಟಿತು ಶ್ರೀಕೃಷ್ಣನ ಸಮಕಾಲದಲ್ಲಿ ಹುಟ್ಟಿತು ನಾಡಿನ ಪುಣ್ಯ ಪುರುಷರಿಬ್ಬರು ಭಗವಂತನ ಎರಡು ಅವತಾರ ರೂಪಗಳು ಇಂಥ ಮಹಾಭಾರತ ಸತ್ಯವಾಗಿ ನಡೆದ ಕಥೆ ಸುಮಾರು ಐದು ಸಾವಿರದ ಎರಡು ನೂರು ವರ್ಷಗಳ ಹಿಂದೆ ನಡೆಯಿತು ಮಹಾಭಾರತ ಯುದ್ಧ ನಡೆದಿದ್ದು ಕ್ರಿಸ್ತಪೂರ್ವ ಮೂರು ಸಾವಿರದ ಎರಡು ನೂರ ಎರಡನೇ ಇಸುವಿ ಎಂಬುದಾಗಿ ನಮ್ಮ ಐಹೊಳೆಯ ಕರ್ನಾಟಕದ ಶಾಸನದಿಂದ ಮತ್ತು ಜ್ಯೋತಿಷಾಸ್ತ್ರಜ್ಞರು ಇದನ್ನೆಲ್ಲ ಗುಣಿಸಿ ಮಾಡಿರುವುದರಿಂದ ಗೊತ್ತಾಗುತ್ತೆ ಇದು ನಡೆದ ಕಥೆ ಆದರೆ ಭಾರತೀಯ ಇತಿಹಾಸ ದೃಷ್ಟಿ ಏನು ಅಂದರೆ ನಡೆದ ಕಥೆಯಲ್ಲಿ ನಿತ್ಯವೂ ನಡೆಯುತ್ತಾ ಇರತಕ್ಕಂಥ ಕಥೆಗಳನ್ನು ನಾವು ನೋಡುವಂತೆ ಮೌಲ್ಯಗಳನ್ನು ಅಳವಡಿಸಿ ಇತಿಹಾಸ ಹೀಗೆ ಇದ್ದಿತಂತೆ ಎಂಬುದಾಗಿ ಇವತ್ತಿಗೂ ನೀವು ಸಮಾಜದಲ್ಲಿ ಗುರುತಿಸಲ್ಪಡುವುದಕ್ಕೆ ನಮಗೆ ಸಾಧ್ಯವಾಗುವಂತಹ ವ್ಯಕ್ತಿಗಳನ್ನು ಘಟನೆಗಳನ್ನು ಪ್ರಮುಖವಾದ ಕಾಲಘಟ್ಟಗಳನ್ನು ಕೊಡ್ತಕ್ಕಂಥ ಒಂದು ಗ್ರಂಥ ಎಲ್ಲರಿಗೂ ತೀರ ಸಮೀಪದ ಒಂದು ಘಟನೆ ಮಹಾಭಾರತ ಘಟನೆ ರಾಮಾಯಣ ತುಂಬ ಹಿಂದೆ ಆಗಿ ಹೋಯಿತು ದಶಾವತಾರಗಳು ಇನ್ನೂ ಹಿಂದೆ ಆಗಿ ಹೋದವು ಅವಕ್ಕೆಲ್ಲ ಕಾಲಗಳನ್ನು ಹೇಳುವುದು ಕಷ್ಟ ನಮಗೆ ತೀರ ಸಮೀಪದಲ್ಲಿ ಹತ್ತಿರದಲ್ಲಿ ನಡೆದು ಹೋದ ಅವತಾರ ಕೃಷ್ಣ ಅವತಾರ ಒಂದು ನೂರ ಇಪ್ಪತ್ತೈದು ವರ್ಷ ಈ ಭೂಮಿಯ ಮೇಲೆ ಭಗವಂತ ಇದ್ದು ಅದ್ಭುತ ಲೀಲಾ ಮಾಡಿ ಭೂಮಿಗೆ ಭಾರವಾದ ಜನ ಹೆಚ್ಚಾದಾಗ ಅವರನ್ನು ಇಳಿಸಿ ಇತಿಹಾಸಕ್ಕೆ ಸಮಾಜಕ್ಕೆ ಒಂದು ದಿಕ್ಕನ್ನು ಕೊಟ್ಟಂತಹ ಪರಮ ಪೂಜ್ಯವಾದ ಪವಿತ್ರವಾದ ವಿಸ್ಮಯಕಾರಕವಾದ ಅವತಾರ ಶ್ರೀಕೃಷ್ಣ ಅವತಾರ ಇಂಥ ಅವತಾರ ಪುರುಷ ಈ ಕಥೆಯ ಮಹಾನಾಯಕ ಅಂತ ನಾವು ಹೇಳಬಹುದು ಧರ್ಮರಾಜ ಅಲ್ಲವೇ ಮಹಾನಾಯಕ ಅಂತ ಕೆಲವರು ತಿಳ್ಕೊಂಡಿದ್ದಾರೆ ಕೆಲವರು ಭೀಷ್ಮನೇ ನಾಯಕ ಅಂತ ತಿಳ್ಕೊಂಡಿದ್ದಾರೆ ಇನ್ನು ಕೆಲವರು ಕೌರವರ ದೃಷ್ಟಿಯಿಂದ ಕಥೆಯನ್ನು ನೋಡಬಹುದು ಆದರೆ ಮಹಾಭಾರತ ಮೂಲ ಗ್ರಂಥವನ್ನು ಓದತಕ್ಕ ವಿವೇಕಿಗೆ ನಿಮ್ಮ ನಿಮ್ಮ ಇಷ್ಟ ಬಂದ ದೃಷ್ಟಿಕೋನಗಳಿಂದ ಮಹಾಭಾರತವನ್ನು ನೋಡುವಂಥ ಅವಕಾಶವನ್ನು ವ್ಯಾಸರು ಕೊಟ್ಟಿಲ್ಲ ಇಲ್ಲಿ ನೋಡಬೇಕಾದ್ದು ಒಂದೇ ಕಣ್ಣು ಸರಿಯಾದ ಕಣ್ಣಿನಿಂದ ನೋಡಿದರೆ ನಮ್ಮ ದೇಶದಲ್ಲಿ ಮಾತ್ರವಲ್ಲದೆ ಇಡೀ ಜಗತ್ತಿನಲ್ಲಿ ನಡೆಯತಕ್ಕಂಥ ಎಲ್ಲ ವಿದ್ಯಮಾನಗಳನ್ನು ನಾವು ದೇವಾಸುರ ಯುದ್ಧ ಎಂಬ ರೂಪಕದಲ್ಲಿ ಕಾಣುವುದು ಭಗವದ್ಗೀತೆಯ ವಿಶ್ವರೂಪಾಧ್ಯಾಯ ಮತ್ತು ಅರ್ಜುನನ ತೇರಿನಲ್ಲಿ ರಥದಲ್ಲಿ ಕೃಷ್ಣ ಕೂತುಕೊಂಡು ಅವನಿಗೆ ಭಗವದ್ಗೀತೆ ಹೇಳಿದ ಆ ಸನ್ನಿವೇಶವನ್ನು ಸದಾ ಜ್ಞಾಪಕ ಮಾಡಿಕೊಳ್ಳಿ ರಥವೆಂಬುದೇ ಶರೀರ ಜೀವಾತ್ಮನೆಂಬುವನೇ ಅರ್ಜುನ ಬುದ್ಧಿಯ ಸಾರಥಿ ಜಾಗದಲ್ಲಿ ಕೂತಿರುವವನೇ ಕೃಷ್ಣ ಇಂದ್ರಿಯಗಳೆಂಬುವೇ ಕುದುರೆಗಳು ಸಾರಥಿಯಾದವನು ರಥವನ್ನೂ ನಡೆಸ್ತಾನೆ ಕುದುರೆಗಳನ್ನೂ ಎತ್ತರಿಸ್ತಾನೆ ಒಳಗಿರ್ತಕ್ಕಂಥ ಅವನು ದಾರಿ ತಪ್ಪಿದರೆ ಅವನನ್ನು ಎಚ್ಚರಿಸ್ತಾನೆ ಇಂಥದೊಂದು ರೂಪಕವನ್ನು ನಾವು ಉಪನಿಷತ್ತಲ್ಲಿ ಕಠೋಪನಿಷತ್ತಲ್ಲಿ ಕಾಣ್ತೇವೆ ಅದೇ ಚಿತ್ರವನ್ನು ಮಧ್ಯದಲ್ಲಿ ಬರುವಂತೆ ಇಟ್ಟು ವೇದವ್ಯಾಸರು ನಮಗೆ ಈ ದಿವ್ಯ ಗ್ರಂಥವನ್ನು ಅನುಗ್ರಹ ಮಾಡಿಕೊಟ್ಟಿದ್ದಾರೆ ಈ ಗ್ರಂಥದಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷ ನಾಲ್ಕು ಪುರುಷಾರ್ಥಗಳನ್ನು ಪ್ರತಿಪಾದನೆ ಮಾಡಿದ್ದಾರೆ ಭಾರತೀಯರ ವೈಶಿಷ್ಟ್ಯವೇನು ಅಂದರೆ ಜೀವನದಲ್ಲಿ ಮನುಷ್ಯರು ಎಲ್ಲ ತರಹ ಮನುಷ್ಯರು ಬಯಸಬಹುದಾದ ಬಯಕೆಗಳನ್ನೆಲ್ಲ ಅತ್ಯಂತ ಕ್ಷುಲ್ಲಕ ಬಯಕೆಯಿಂದ ಹಿಡಿದು ಅತ್ಯಂತ ಮಹೋನ್ನತವಾದ ಬಯಕೆಯವರೆಗೆ ನಾವು ವರ್ಗೀಕರಣ ಮಾಡಿದರೆ ಅದು ನಾಲ್ಕು ಗುಂಪುಗಳಲ್ಲಿ ನಿಂತುಕೊಳ್ಳುತ್ತದೆ ಮೊದಲನೇದು ಆಸೆ ಕಾಮ ಸ್ವಲ್ಪ ಅದಕ್ಕಿಂತ ಮೀರಿದ್ದು ಅರ್ಥ ಎಲ್ಲರಿಗೂ ಐಶ್ವರ್ಯ ಬೇಕು ಹಣ ಬೇಕು ಪದವಿ ಬೇಕು ಭೋಗ ಬೇಕು ಆಯುಷ್ಯ ಬೇಕು ಅದಕ್ಕೆ ಮೇಲ್ಪಟ್ಟದ್ದು ಧರ್ಮ ಮಾಡುವುದನ್ನು ಜಗತ್ತಿನ ನಿಯಮಾವಳಿಗಳಿಗೆ ಅನುಗುಣವಾಗಿ ನಾವು ಮಾಡಿದರೆ ಶಾಶ್ವತವಾದ ಫಲವನ್ನು ಪಡೆಯುತ್ತೇವೆ ಎನ್ನುವುದು ಅದಕ್ಕಿಂತ ಮೇಲ್ಪಟ್ಟದ್ದು ಮನುಷ್ಯನನ್ನು ಕಟ್ಟಿ ಹಾಕಿರುವ ಅಜ್ಞಾನದಿಂದ ಅವಿದ್ಯೆಯಿಂದ ಬಂಧನದಿಂದ ಬಿಡಿಸಿಕೊಂಡು ಪರಿಪೂರ್ಣತ್ವವನ್ನು ಪಡೆದುಕೊಂಡು ಮನುಷ್ಯ ದೇವರ ಸಮೀಪಕ್ಕೆ ಹೋಗಬಹುದು ಮುಕ್ತಿಯನ್ನು ಪಡೆಯಬಹುದು ಇದು ಮೋಕ್ಷದ ಕಲ್ಪನೆ ಇಂಥದ್ದೊಂದು ಪುರುಷಾರ್ಥದ ಶ್ರೇಣಿ ಒಂದು ಸ್ಕೇಲ್ ಆಫ್ ವ್ಯಾಲ್ಯೂಸ್ ಅಂತ ಹೇಳ್ತಕ್ಕದ್ದು ಇದು ಪ್ರಾಯಶಃ ಜಗತ್ತಿನಲ್ಲಿ ಭಾರತ ದೇಶ ಒಂದರಲ್ಲಿ ಬೇರೆ ಯಾವ ಮತದಲ್ಲಿಯೂ ಬೇರೆ ಯಾವ ದೇಶ ಇತಿಹಾಸದಲ್ಲಿಯೂ ಮಾನವನ ಸಮಗ್ರ ಜೀವನವನ್ನು ವರ್ಗೀಕರಣದ ವರ್ಗೀಕರಣದಡಿಯಲ್ಲಿ ತರುವುದು ಸಾಧ್ಯವಾಗಿಲ್ಲ ಇಂಥದೊಂದು ದಿವ್ಯ ಗ್ರಂಥವನ್ನು ವೇದವ್ಯಾಸರು ನಮಗೆ ಕೊಟ್ಟಿದ್ದಾರೆ ಅವರೇ ಹೇಳ್ತಾರೆ ಆರಂಭದಲ್ಲಿ ಇದರಲ್ಲಿ ಏನು ಹೇಳಿದ್ದೇನೆ ಅಂದರೆ ವಾಸುದೇವಸ್ಯ ಮಾಹಾತ್ಮ್ಯಂ ಪಾಂಡವಾನಾಂಚ ಸತ್ಯತಾಂ ದುರ್ವೃತ್ತಂ ಧಾರ್ತರಾಷ್ಟ್ರಾಣಾಂ ಗಾಂಧಾರ್ಯಾ ಧರ್ಮಶೀಲತಾಂ ವಿಸ್ತರಂ ಕುರುವಂಶಸ್ಯ ವಂಶಸ್ಯ ಪ್ರಜ್ಞಾಂ ಧೃತಿಂ ಕುಂತ ಏಳು ಮುಖ್ಯ ಪ್ರಮೇಯಗಳನ್ನು ಹೇಳಿದರು ಇದರಲ್ಲಿ ನೀವು ಕಾಣಬೇಕಾದ್ದೇನು ಮಹಾಭಾರತ ಸರಿಯಾದ ದೃಷ್ಟಿಯಲ್ಲಿ ಓದಿದರೆ ಇದರಲ್ಲಿ ಶ್ರೀಕೃಷ್ಣನ ಮಹಾತ್ಮ್ಯವನ್ನು ನೀವು ನೋಡತಕ್ಕದ್ದು ವಾಸುದೇವಸ್ಯ ಮಹಾತ್ಮ್ಯಂ ಪಾಂಡವಾನಾಂಚ ಸತ್ಯತ ಪಾಂಡು ಮಕ್ಕಳು ಐವರು ಪಾಂಡವರು ಧರ್ಮರಾಜಾದಿಗಳು ಎಂದಿಗೂ ಸತ್ಯವನ್ನು ಬಿಡಲಿಲ್ಲ ಕಷ್ಟಗಳನ್ನು ಅನುಭವಿಸಿದರು ಮೌಲ್ಯಗಳನ್ನು ತೊರೆಯಲಿಲ್ಲ ಮೌಲ್ಯಾಧಾರಿತ ರಾಜಕಾರಣ ಸ್ಥಾಪನೆ ಮಾಡುವುದಕ್ಕೆ ಹೆಣಗಿದರು ಹೆಂಡತಿಯ ಮಾನಕ್ಕೆ ತೊಂದರೆಯಾಯಿತು ಭಿಕ್ಷೆಯನ್ನೆತ್ತಿದರು ದೊರೆಗಳಾಗಿ ಹುಟ್ಟಿದವರು ಯಾಗ ಮಾಡಿದವರು ಅಜ್ಞಾತವಾಗಿರಬೇಕಾಯಿತು ಅವರು ಮೌಲ್ಯಗಳನ್ನು ಬಿಡಲಿಲ್ಲ ಕಷ್ಟ ಕೊಟ್ಟವರು ಯಾರು ದುರ್ವೃತ್ತಂ ಹಣ ಧೃತರಾಷ್ಟ್ರನ ಮಕ್ಕಳು ತಂದೆ ಹೇಗೆ ಕುರುಡನೋ ಹುಟ್ಟು ಕುರುಡನೋ ಒಳಗಿನ ಕಣ್ಣು ಇಲ್ಲ ಹೊರಗಿನ ಕಣ್ಣು ಇಲ್ಲ ಅಂಥವ್ರ ದೊರೆಯಾದ್ರ ಗತಿ ಏನು ಒಂದು ರಾಜ್ಯಕ್ಕೆ ಅವನಿಗೆ ನೂರವರು ಮಕ್ಕಳಿದ್ದರೂ ಕೊನೆಗೆ ತಂದೆಗೆ ಶ್ರಾದ್ದ ಮಾಡುವುದಕ್ಕೆ ಒಬ್ಬ ಮಗ ಉಳಿಯಲಿಲ್ಲ ಪಾಂಡವರ ಕೈಯಲ್ಲಿ ಪಿಂಡ ಹಾಕಿಸಿಕೊಳ್ಳಬೇಕಾಯಿತು ಅದು ಹಂಗಿಸಿ ಹಂಗಿಸಿ ಭೀಮ ಆ ಪಿಂಡವನ್ನು ಭಾಗವತದಲ್ಲಿ ಮಹಾಭಾರತದಲ್ಲಿ ವರ್ಣಿಸಿದ್ದಾರೆ ದುರ್ವೃತ್ತಂ ಧಾರತರಾಷ್ಟ್ರ ಹಣ ಹೊಟ್ಟೆ ಉರಿ ರಾಜಕೀಯ ಇನ್ನೊಬ್ಬರು ಅಧಿಕಾರಕ್ಕೆ ಬರಬಾರದು ನಮಗೂ ಬೇಕು ಅಧಿಕಾರ ನಿಮ್ಗೆ ಯಾತಕ್ಕೆ ಬೇಕು ಭೋಗಕ್ಕಾಗಿ ಬೇಕು ಅಧಿಕಾರವೆಂಬುದು ಲೋಕಕ್ಷೇಮಕ್ಕಾಗಿ ಅಲ್ಲ ನಮ್ಮ ವೈಯಕ್ತಿಕವಾದ ನಮ್ಮ ಹಿತಾಸಕ್ತಿಗಾಗಿ ಎಂಬುದು ದುರ್ವೃತ್ತಂ ಧಾರತರಾಷ್ಟ್ರ ಹಣ ವಿಸ್ತರಂ ಕುರು ವಂಶಸ್ಯ ಕುರುವಂಶ ಹುಟ್ಟಿದ್ದಾಗೆ ಚಂದ್ರನಿಂದ ಹೇಗೆ ಬಂತು ಇದು ಚಂದ್ರವಂಶದ ಕಥೆ ಪುರುವಂಶದ ಕಥೆ ಇದು ಭರತ ವಂಶದ ಕಥೆ ಇದು ವಿಶ್ವಾಮಿತ್ರ ಮೇನಕೆಯರ ಕಥೆ ಅನೇಕ ಮಹಾರಾಜರುಗಳು ಅತ್ಯಂತ ಧರ್ಮಾತ್ಮನಾದವರು ನಳನಹುಷ ನಹುಷ ಯಯಾತಿ ಮೊದಲಾದವರಾಳಿದ್ದು ಕ್ಷತ್ತುಹು ಪ್ರಜ್ಞಾ ನಾಲ್ಕು ಪ್ರಮೇಯ ಹೇಳಿದರು ಎತ್ತಿ ಹೇಳ್ತಾರೆ ವಿದುರನೆಂಬವನೊಬ್ಬ ಕ್ಷತ್ ಅಂದರೆ ವಿದುರನಿಗೆ ಹೆಸರು ಇಲ್ಲಿ ಅವನು ಯಾವುದೋ ಬೇರೆ ಜಾತಿ ವೇದವ್ಯಾಸ ಪುತ್ರನಾದರೂ ಶೂದ್ರ ಸ್ತ್ರೀಯಲ್ಲಿ ಹುಟ್ಟಿದ್ರಿಂದ ಕ್ಷತ ಅನಿಸಿಕೊಂಡ ಅವನು ಮಹಾಮೇಧಾವಿತನ ಮಾಮಾಭಯೇಕಿತನ ಬೃಹಸ್ಪತಿ ನೀತಿಯನ್ನು ಕಲಿತವನು ಅವನು ಮಾಡಿದ ತಂತ್ರಗಳಿಂದ ಪಾಂಡವರು ಊರ್ಜಿತರಾದರು ಕೃಷ್ಣನಿಗೆ ಭುಜಬಲ ಉಂಟಾಯಿತು ಆದರೆ ಅಂಥ ವಿವೇಕಿಯು ಕೌರವರನ್ನು ಕಾಪಾಡುವುದಕ್ಕಾಗಲಿಲ್ಲ ಅಂಥ ಮಹಾ ಒಬ್ಬ ಪ್ರಾಜ್ಞೆ ಇದ್ದದ್ದು ಒಂದು ರಾಷ್ಟ್ರಕ್ಕೆ ಹೇಗೆ ಕ್ಷೇಮವಾಯಿತು ಅನ್ನುವುದನ್ನು ಕ್ಷತ್ರು ಪ್ರಜ್ಞಾಂ ಧೃತಿಂ ಕುಂತ್ಯಾಹ ಕುಂತಿದೇವಿ ಕಥೆಯಲ್ಲಿ ಪಾಂಡವರ ತಾಯಿ ಸ್ಥಾನದಿಂದ ದೊಡ್ಡವಳಾದರೂ ಕಥೆಯ ತಿರುವಿನಲ್ಲಿ ಅಷ್ಟೊಂದು ಮುಖ್ಯವಾದ ಪಾತ್ರವನ್ನು ವಹಿಸಲಿಲ್ಲ ಆದರೆ ವ್ಯಾಸರು ಹೇಳ್ತಾರೆ ಧೃತಿಂ ಕುಂತ್ಯಾಹ ಅವಳ ಧೈರ್ಯವನ್ನು ಮೆಚ್ಚಬೇಕು ಸ್ತ್ರೀಯರು ಕಲ್ತ್ಕೋಬೇಕಾದ್ದು ಕುಂತಿಗೆ ಇದ್ದ ಧೈರ್ಯ ನನ್ನ ಮಕ್ಕಳಿಗೆ ರಾಜ್ಯ ಬರ್ತದೆ ಧರ್ಮಕ್ಕೆ ಜಯವಾಗ್ತದೆ ಆದರೆ ಕನ್ನಡದಲ್ಲಿ ಗಾದೆ ಮಾಡಿಟ್ಟಿದ್ದೇವೆ ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯವಿಲ್ಲ ಈ ಕನ್ನಡದಲ್ಲಿ ತುಂಬ ಕೆಟ್ಟ ಗಾದೆಗಳು ಬಂದುಬಿಟ್ಟಿವೆ ಕೆಲವು ದ್ರೌಪದಿ ಹುಟ್ಟಿದ್ದೇ ಅನರ್ಥಕ್ಕೋಸ್ಕರವಾಗಿ ಕೃಷ್ಣ ಹುಟ್ಟಿದ್ದು ಸರ್ವಾನರ್ಥಾಯ ದ್ರೌಪದಿ ಕೃಷ್ಣ ಮೂಲ ಮನರ್ಥಾಯ ಸರ್ವಾನರ್ಥಾಯ ದ್ರೌಪದಿ ಅದು ತಿಳಿದೇ ಇದ್ದವ್ರು ಹೇಳ್ತಕ್ಕ ಮಾತು ದ್ರೌಪದಿ ಅಂತ ಒಬ್ಬ ಸಾಧ್ವಿಮಣಿ ತನಗೆ ಬಂದ ಕಷ್ಟಗಳನ್ನೆಲ್ಲ ಸಹಿಸಿಕೊಂಡು ರಕ್ಷಣೆ ಮಾಡದೇ ಇದ್ದ ಅತ್ಯಂತ ನಿಸ್ಸಹಾಯಕರಾದ ಗಂಡದರನ್ನ ಕಟ್ಟಿಕೊಂಡು ಕೃಷ್ಣನಲ್ಲಿ ಧೈರ್ಯವಿಟ್ಟು ತನ್ನ ಮಕ್ಕಳನ್ನು ಕೊನೆಗೆ ಬಲಿ ಕೊಟ್ಟು ಒಂದು ಧರ್ಮರಾಜ್ಯದ ಸ್ಥಾಪನೆಗೆ ಕಾರಣ ಆದವಳು ತ್ಯಾಗವೇ ಒಂದು ರೂಪವೆತ್ತಂತಹ ಒಂದು ಮೂರ್ತಿಯಾದಂತಹ ವ್ಯಕ್ತಿ ಅವಳಿಗಿಂತ ಕುಂತಿ ಧೈರ್ಯ ಹೆಚ್ಚು ಅಂದರು ವೇದವ್ಯಾಸರು ಗಾಂಧಾರ್ಯ ಧರ್ಮಶೀಲತಾ ಗಾಂಧಾರಿಯನ್ನು ಮರೆಯಲಿಲ್ಲ ನೂರವರು ಕೌರವರನ್ನು ಹಡೆದ ತಾಯಿ ಧರ್ಮವನ್ನು ಬಿಡಲಿಲ್ಲ ಅನ್ನೋದು ಬಹಳ ಮುಖ್ಯ ಮಹಾಭಾರತ ಕಥೆಯನ್ನು ಸ್ಥೂಲವಾಗಿ ಕೇಳುವವರಿಗೆ ಗಾಂಧಾರಿಯ ಬಗೆಗೆ ಅನೇಕರು ತಪ್ಪು ಕಲ್ಪನೆ ಮಾಡಿಕೊಂಡಿರ್ತಾರೆ ಕುರುಡು ಗಂಡನನ್ನು ಪಡೆದನಲ್ಲ ಅಸಹ್ಯವಾಯಿತು ಅನ್ನೋ ದೃಷ್ಟಿಯಿಂದ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡ್ಲು ಅಂತ ಕೆಲವರು ಹೇಳ್ತಾರೆ ಹಾಗಲ್ಲ ಗಂಡನಿಗೆ ಕಾಣದೇ ಇದ್ದ ಭೋಗ ನನಗೆ ಬೇಡ ಗಂಡನನ್ನೇ ಸರಿಯಾಗಿ ನೋಡದೇ ಇದ್ದರೆ ಇನ್ನು ಬೇರೆ ಪುರುಷರನ್ನು ನೋಡಿದ್ರೆ ಮನಸ್ಸು ಚಂಚಲವಾದೀತು ಅನ್ನೋ ದೃಷ್ಟಿಯಿಂದ ಅದ್ಭುತವಾದ ಪಾತಿವೃತ್ಯಕ್ಕೋಸ್ಕರವಾಗಿ ಕಣ್ಣು ಕಟ್ಟಿಕೊಂಡಳು ಬಟ್ಟೆಯನ್ನು ಅವಳಿಗೆ ಚಿಕ್ಕ ವಯಸ್ಸಲ್ಲಿ ರಾಜ್ಯಭೋಗದ ಆಸೆ ಆಯಿತೆ ಇದು ಯಾತಕ್ಕೋಸ್ಕರವಾಗಿ ತಿಳಿದು ತಿಳಿದು ಕುರುಡನನ್ನು ಮದುವೆಯಾದಳು ಪ್ರತಿಯೊಂದು ಜಾಗದಲ್ಲೂ ಮರ್ಮವಿದೆ ಅದಕ್ಕಾಗಿ ಈ ಮಾಲಿಕೆಗೆ ಈ ದೃಶ್ಯ ಮಾಲಿಕೆಗೆ ಶ್ರೀಮನ್ ಮಹಾಭಾರತ ಮರ್ಮ ಧರ್ಮ ಮತ್ತು ದರ್ಶನ ಎಂಬ ಶೀರ್ಷಿಕೆಯನ್ನು ಕೊಟ್ಟು ಒಂದು ದೃಷ್ಟಿಬಿಂದುವನ್ನು ಕೊಟ್ಟಿದ್ದೇವೆ ತಾವು ಆ ದೃಷ್ಟಿಯಿಂದ ಪರಾಮರ್ಶೆ ಮಾಡಬೇಕು ಗಾಂಧಾರಿ ಸತ್ಯವನ್ನು ಕೊನೆಗೂ ಬಿಡಲಿಲ್ಲ ಉದಾಹರಣೆಗೆ ಇಲ್ಲೇ ಒಂದು ಹೇಳಿಬಿಡ್ತೇನೆ ಜೂಜಾಟ ನಡೆದು ದ್ರೌಪದಿಯ ಮಾನಭಂಗ ಯತ್ನವಾಗಿ ಪಾಂಡವರು ಘೋರ ಪ್ರತಿಜ್ಞೆಗಳನ್ನು ಮಾಡಿ ಅರ್ಜುನ ಕರ್ಣನ ತಲೆ ತೆಗೀತೇನೆ ಅಂತ ಪ್ರತಿಜ್ಞೆ ಮಾಡಿ ಭೀಮಸೇನ ದುಶ್ಯಾಸನ ರಕ್ತವನ್ನು ಬಗೆದು ಕುಡಿಯುತ್ತೇನೆ ಅಂತ ಪ್ರತಿಜ್ಞೆ ಮಾಡಿ ದುರ್ಯೋಧನ ತೊಡೆಗಳನ್ನು ಮುಡಿಯುತ್ತೇನೆ ಅಂತ ಪ್ರತಿಜ್ಞೆ ಮಾಡಿದಾಗ ಧೃತರಾಷ್ಟ್ರನಿಗೆ ಭಯವಾಗ್ತದೆ ಗಾಂಧಾರಿಯನ್ನು ಅಂತ ಸಭೆಗೆ ಕರೆಸ್ತಾನೆ ಗಾಂಧಾರಿ ಗಂಡನಿಗೆ ಬೈತಾಳೆ ನಿಮ್ಮಿಂದಲೇ ಇಷ್ಟಲ್ಲ ಅನರ್ಥವಾದದ್ದು ಮಕ್ಕಳನ್ನು ಹದ್ದು ಬಸ್ತಲ್ಲಿ ಇಟ್ಟಿದ್ರೆ ಹೀಗಾಗ್ತಿರ್ಲಿಲ್ಲ ಮೊದಲನೇ ಮಗನನ್ನು ತೊರೆದು ಬಿಡು ಅಂತ ಹೇಳಿದ ಅವತ್ತು ವಿದುರ ಕುಲ ಕುಲಕಂಟಕ ಎಂಬುದಾಗಿ ಅವನನ್ನು ಮಾಡಿದರೆ ತೊಂಬತ್ತೊಂಬತ್ತು ಮಕ್ಕಳಾರು ಉಳಿತಿದ್ರು ಪಾಂಡವರು ಪ್ರತಿಜ್ಞೆ ಪೂರೈಸಿಕೊಳ್ತಾರೆ ಅಯ್ಯೋ ಯಾಕೆ ಹೇಗೆ ಮಾಡಿದಿರಿ ಹೋಗು ಕುಲವನ್ನು ಬಿಟ್ಟು ಹೋಗು ಅಂತ ಮಗನಿಗೆ ಬೈತಾಳೆ ಇದು ಒಂದು ಪ್ರಕರಣ ಎರಡನೇದು ತೊಡೆ ಮುರಿಸಿಕೊಂಡು ಸಾಯುವ ಮುಂಚೆ ದುರ್ಯೋಧನ ತಾಯಿಗೆ ನಮಸ್ಕಾರವನ್ನು ಮಾಡಿ ಅಮ್ಮ ಈಗ ಭೀಮನೊಡನೆ ಬರುವಂಥ ಕೊನೆಯ ಯುದ್ಧದಲ್ಲಿ ನನಗೆ ಜಯವಾಗಲಿ ಅಂತ ಆಶೀರ್ವಾದ ಮಾಡು ಅಂತ ಹೇಳಿದಾಗ ಈ ತಾಯಿ ಎಂಥ ತಾಯಿನೂ ಯೋಚನೆ ಮಾಡಿ ಇವತ್ತೆಷ್ಟೋ ಜನ ತಾಯಂದಿರಿದ್ದಾರೆ ಯೋಚನೆ ಮಾಡಿಕೊಳ್ಳಿ ಗಾಂಧಾರಿ ಹೇಳ್ತಾಳೆ ಮಗು ನಿನಗೆ ಜಯ ಆಗುವುದಿಲ್ಲ ನೀನು ಭೀಮನ ಕೈಯಲ್ಲಿ ಸಾಯ್ತೀಯೇ ಯಾತಕ್ಕೆ ಅಂದರೆ ಯತೋ ಕೃಷ್ಣ ತತೋ ಜಯ ಕೃಷ್ಣ ಇದ್ದ ಕಡೆಯಲ್ಲಿ ಜಯ ಜಯ ಯಾವ ಕಡೆಯಲ್ಲಿ ಸತ್ಯವಿದ್ದ ಕಡೆಯಲ್ಲಿ ಜಯವಾದ್ದರಿಂದ ನಿನಗೆ ಒಳ್ಳೆಯದಾಗೋದಿಲ್ಲ ಅಂತ ಅವಳು ಮಗನನ್ನು ಕೂಡ ತಿರಸ್ಕಾರ ಮಾಡಿದ ರೀತಿಯಲ್ಲಿ ಸತ್ಯವನ್ನು ಎತ್ತಿ ಹಿಡಿತಾಳೆ ಅಂಥ ಉಜ್ವಲವಾದ ತಪಸ್ವಿನಿ ಕೊನೆಯಲ್ಲಿ ಹೊಟ್ಟೆಯ ಸಂಕಟವನ್ನು ತಡೆಯಲಾರದೆ ಕೃಷ್ಣನಿಗೆ ಶಾಪವನ್ನು ಕೊಡ್ತಾಳೆ ಅನ್ನೋದು ಒಂದು ದುರಂತ ಎಂತೆಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ಎಂಥೆಂಥ ಎಡವು ವಿಕಲಸವನ್ನು ಮಾಡಿದರು ಅನ್ನೋದನ್ನು ಮಹಾಭಾರತ ನಮಗೆ ತಿಳಿಸುತ್ತೆ ಒಂದು ಕೋಣದಿಂದ ನೋಡಿದರೆ ಮಹಾಭಾರತ ಇದು ಬರೀ ಶಾಪದ ಕಥೆ ಆರಂಭದಿಂದ ಅಂತ್ಯದವರೆಗೆ ಇದು ಶಾಪದ ಕಥೆ ಅದನ್ನು ವಿಸ್ತಾರವಾಗಿ ಹೇಳಬೇಕು ಆರಂಭದಲ್ಲಿಯೇ ಶಂತನು ಚಕ್ರವರ್ತಿ ಅವನು ಮನುಷ್ಯನಾಗಿ ಹುಟ್ಟಿದ ಕಥೆಯನ್ನು ಹೇಳ್ತಾರೆ ಮಹಾಭೀಷನೆಂಬ ಒಬ್ಬ ದೊರೆ ಅನೇಕ ಯಾಗಗಳನ್ನು ಒಂದು ಸಾವಿರ ಅಶ್ವಮೇಧವನ್ನು ಒಂದು ನೂರು ರಾಜಸೋ ಯಾಗವನ್ನು ಮಾಡಿದವನು ಅಷ್ಟೊಂದು ಧಾರ್ಮಿಕನಾಗಿದ್ದವನು ಬ್ರಹ್ಮಸಭೆಗೆ ಹೋದಾಗ ಅಲ್ಲಿ ಗಂಗಾದೇವಿ ದೇವತಾ ರೂಪದಿಂದಿದ್ದವಳನ್ನು ಕಂಡು ಮೋಹಿಸಿ ಅವಳ ಕಡೆ ದೃಷ್ಟಿ ಹೋದ ಮೇಲೆ ಬ್ರಹ್ಮ ಶಾಪ ಕೊಡ್ತಾನೆ ಇದು ಸತ್ಯಲೋಕ ಈ ಲೋಕದಲ್ಲಿ ಬಂದರೂ ಕಾಮಕ್ರೋಧಗಳು ಹೋಗಲಿಲ್ಲವಾದ್ರಿಂದ ನೀನು ಮನುಷ್ಯ ರೂಪದಲ್ಲಿ ಭೂಮಿಯಲ್ಲಿ ಚಂದ್ರವಂಶದಲ್ಲಿ ಹುಟ್ಟಿ ಇದೇ ಗಂಗೆಯಲ್ಲಿ ಸುಖಪಟ್ಟು ಮಕ್ಕಳನ್ನು ಹಡೆಯುವಂತೆ ಅಂತ ಮಹಾಭಾರತ ಆರಂಭ ಆಗುವುದೇ ಶಾಪದ ಕಥೆಯಲ್ಲಿ ಹೋಗಲಿ ಭೀಷ್ಮ ಪಿತಾಮಹ ತುಂಬ ಪೂಜ್ಯ ಅಂತ ಹೇಳ್ತೇವೆ ಎಲ್ಲ ಶಾಸ್ತ್ರಗಳನ್ನು ಕಲಿತವನು ಅವನು ಶಾಪಗ್ರಸ್ತನಾಗಿ ಹುಟ್ಟಿದವನೇ ಅಷ್ಟವಸುಗಳಲ್ಲಿ ಕೊನೆ ವಸು ದ್ಯುನಾಮಕ ವಸು ಅವನು ವಸಿಷ್ಠರ ಆಶ್ರಮದಲ್ಲಿ ಉಳಿದ ಏಳು ಸೋದರರು ವಸುಗಳ ಜೊತೆಯಲ್ಲಿ ಗೋವಿನ ಹಾಲನ್ನು ಕದ್ದು ಕುಡಿದದ್ದು ಹೀಗಾಗಿ ನೀನು ಮನುಷ್ಯ ಲೋಕದಲ್ಲಿ ಹುಟ್ಟು ಅಂತ ಅವರು ಶಾಪವನ್ನು ಕೊಡ್ತಾರೆ ಏಳು ವಸುಗಳು ತಾಯಿ ಕೈಲಿ ಸಾಯಬೇಕು ಅನ್ನುವಂಥ ಒಂದು ಶಾಪವನ್ನು ಕೊಡ್ತಾರೆ ಗಂಗೆ ಶಾಪಗ್ರಸ್ತಳಾಗಿ ಭೂಮಿಗೆ ಇಳಿದು ಬರುವ ಹೊತ್ತಿನಲ್ಲಿ ವಸುಗಳು ಅವಳನ್ನು ಕಂಡು ನಮ್ಮ ಶಾಪವನ್ನು ನೀಗುವಂತ ಏಳು ಜನ ಕೇಳಿಕೊಳ್ತಾರೆ ಆ ಏಳು ಜನರು ತಮ್ಮ ಒಂದೊಂದು ಅಂಶವನ್ನು ಎಂಟನೇ ಒಂದು ಅಂಶವನ್ನು ಆ ಕೊನೆಯ ಮನೆಯಲ್ಲಿ ಇಟ್ಟು ಅವನು ಭೀಷ್ಮನಾಗಿ ಹುಟ್ಟೋದ್ರೆ ತೇನ ವೀರ್ಯೇಣ ಪುತ್ರಸ್ಥೇ ಭವಿತಾ ತಸ್ಯ ಚೇಪ್ಸಿತಃ ನ ಸಂಪತ್ಸತಿ ಮರ್ತ್ಯೇಷು ಪುನಸ್ತಸ್ಯ ತು ಸಂತತಿ ತೇನ ವೀರ್ಯೇಣ ಪುತ್ರಸ್ಥೇ ಭವಿತಾ ತಸ್ಯ ಚೇಪ್ಸಿತಃ ಎಂಟು ವಸುಗಳ ಶಕ್ತಿ ಒಬ್ಬನಲ್ಲಿತ್ತು ಈ ಭೀಷ್ಮನಲ್ಲಿ ನ ಸಂಪತ್ಸತಿ ಪುನಸ್ತಸ್ಯತು ಸಂತತಿ ಅವನಿಗೆ ಸಂತತಿ ಇಲ್ಲ ಅದಕ್ಕಾಗಿ ಉಜ್ವಲ ಬ್ರಹ್ಮಚರ್ಯವನ್ನು ಅವನು ಮೆರೀತಾನೆ ಒಂದು ದೃಷ್ಟಿಯಿಂದ ಸಕಲ ಶಾಸ್ತ್ರಗಳ ನಿಧಿ ಯಾವತ್ತಾದರೂ ದೊಡ್ಡವರನ್ನು ಒಂದು ಸಭೆಯಲ್ಲಿ ಒಂದು ಕುಲದಲ್ಲಿ ಒಂದು ಊರಿನಲ್ಲಿ ಗೌರವಿಸಬೇಕಾದ್ರೆ ಇವರು ಹಿರಿಯರು ಭೀಷ್ಮರು ಅಂತ ಸಾಮಾನ್ಯವಾಗಿ ಹೇಳಿಬಿಡ್ತೇವೆ ಆದರೆ ಒಂದು ದೃಷ್ಟಿಯಿಂದ ಇದೊಂದು ಬೈಗಳ ಯಾಕೆಂದರೆ ಭೀಷ್ಮ ಒಂದು ಎರಡು ಮೂರು ಪ್ರಕರಣದಲ್ಲಿ ಭಗವಂತನ ಸ್ತೋತ್ರ ಮಾಡಿದ್ದು ಬಿಟ್ಟರೆ ರಾಜಕಾರಣದಲ್ಲಿ ಉದ್ದಕ್ಕೂ ಎಡವುತಾ ಎಡವುತ್ತಾ ಬರೀ ತಪ್ಪನ್ನೇ ಮಾಡಿದ ಅನ್ನೋದು ಮಹಾಭಾರತ ಕಥೆ ಅತ್ಯಂತ ಗೊಂದಲವಾಗಿ ಬೀಡಾಯಿಸುವುದಕ್ಕೆ ಪ್ರಾರಂಭದಿಂದ ಕಾರಣವಾಗುತ್ತೆ ಅನ್ನೋದು ತಾವು ಮುಂದೆ ನೋಡ್ತಾ ಇದ್ದೀರಿ ಇದು ಇಲ್ಲಿ ಆರಂಭದಲ್ಲಿಯೇ ಶಾಪಗ್ರಸ್ತನಾದವನು ಇದು ಶಂತನು ಆರಂಭದಲ್ಲಿಯೇ ಶಾಪಗ್ರಸ್ತನಾಗಿ ಹುಟ್ಟಿದವನು ಭೀಷ್ಮ ಭೀಷ್ಮ ಇದು ಎರಡು ಪಾತ್ರವನ್ನು ಚೆನ್ನಾಗಿ ತಾವು ಅರ್ಥ ಮಾಡಿಕೊಳ್ಳಬೇಕು ಅವಕಾಶ ಬಂದಾಗ ಆಮೇಲೆ ಆಮೇಲೆ ಘಟನೆಗಳನ್ನು ಮುಖ್ಯವಾದ ತಿರುವುಗಳನ್ನು ಮರ್ಮ ಇರತಕ್ಕಂತಹ ಸಂದರ್ಭಗಳನ್ನು ಚಾರಿತ್ರದಲ್ಲಿ ಬರುವಂಥ ಅಂಶಗಳನ್ನು ವಿವರಿಸೋಣ ಕೊನೆಯಲ್ಲಿ ಕಥೆ ಹೇಗೆ ಮುಕ್ತಾಯವಾಗುತ್ತೆ ಕೃಷ್ಣನಿಗೆ ಗಾಂಧಾರಿ ಕೊಡುವ ಶಾಪದಲ್ಲಿ ಮುಕ್ತಾಯವಾಗುತ್ತೆ ಮೌಸಲು ಪರ್ವದ ಕಥೆ ಕೌರವರೆಲ್ಲ ಸತ್ತರು ಧೃತರಾಷ್ಟ್ರನಿಗೆ ಗಾಂಧಾರಿಗೆ ಶ್ರಾದ್ದ ಮಾಡುವುದಕ್ಕೆ ಒಬ್ಬರು ಉಳಿಯಲಿಲ್ಲ ಆ ಹೆಣಗಳನ್ನೆಲ್ಲ ನೋಡುವ ಶಕ್ತಿ ಕಣ್ಣು ಪಟ್ಟಿ ತೆಗೆದು ನೋಡು ಎಂಬುದಾಗಿ ವ್ಯಾಸರೇ ಹೇಳ್ತಾರೆ ನೋಡು ನೀವು ಮಾಡಿದ ಕೆಲಸ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ನೂರು ಚೂರಾಗಿ ನಾನು ಬೆಳೆಸಿಕೊಟ್ರೆ ಅಧರ್ಮದಿಂದ ಬೆಳೆದು ಬಿಟ್ಟರು ನೋಡ್ತೀಯಾ ಮಕ್ಕಳ ಹೆಣವನ್ನು ಅಂತ ಯುದ್ಧ ಭೂಮಿಯಲ್ಲಿ ತೋರಿಸಿದಾಗ ಒಂದೊಂದು ಕಡೆಯೂ ನೋಡಿ ನೋಡಿ ಅಳುತ್ತಾಳೆ ಪಾಪ ಗಾಂಧಾರಿ ಸ್ತ್ರೀ ಪರ್ವದ ಕಥೆ ಅದಾದ ಮೇಲೆ ಹತ್ತಿರ ನಿಂತಿದ್ದ ಕೃಷ್ಣನನ್ನು ಬೈತಾಳೆ ಅದೆಷ್ಟಾದರೂ ಒಂದು ಸಹಜವಾದ ದೌರ್ಬಲ್ಯ ಮನುಷ್ಯ ಸಹಜವಾದ ದೌರ್ಬಲ್ಯ ಅಷ್ಟೆಲ್ಲ ಧರ್ಮ ಅಂತ ಹೇಳಿದವಳು ಅಂದರೆ ಪರಿಪೂರ್ಣ ಮನುಷ್ಯರಿಲ್ಲ ಅನ್ನೋದನ್ನು ವ್ಯಾಸರು ಪರೋಕ್ಷವಾಗಿ ಹೇಳ್ತಾರೆ ಈ ಕಥೆಯಲ್ಲಿ ನಮಗೆ ನೀನು ಸರ್ವಜ್ಞ ಕೃಷ್ಣ ಸರ್ವಶಕ್ತ ಏನನ್ನು ಬೇಕಾದರೂ ಮಾಡೋ ಸಾಮರ್ಥ್ಯವಿದ್ದವನು ನೀ ಯುದ್ಧವನ್ನು ತಡೆಯಬಹುದಾಗಿತ್ತು ನೀನೇ ದುರ್ಬುದ್ಧಿಯನ್ನು ಕೊಟ್ಟೆ ನನ್ನ ಮಕ್ಕಳಿಗೆ ಪಾಂಡವರು ಧರ್ಮಾತ್ಮರು ಮೇಲೆ ಕೆತ್ತಿದರು ಸರಿ ನನ್ನ ಮಕ್ಕಳು ಮಾತ್ರ ಹೀಗೆ ಸತ್ತು ಹೋದರು ನಾನು ಹೊಟ್ಟೆ ಸಂಕಟವನ್ನು ಹೇಗೆ ಸಹಿಸಲಿ ಮೂವತ್ತಾರು ವರ್ಷಗಳ ನಂತರ ನಿನ್ನ ಕಣ್ಣೆದುರಿಗೆ ನಿನ್ನ ಮಕ್ಕಳು ಮರು ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಹೀಗೆ ಸಾಯಲಿ ನೀನು ಹುಚ್ಚಂತ ಅಲಿ ಒಂದು ಕಡೆ ನೆರೆ ನಿಲ್ಲದೆ ಹೋಗಲಿ ನಿನ್ನ ಸಂತತಿ ನಿನ್ನ ಕಣ್ಣೆದುರಿಗೆ ಸಾಯಲಿ ಎಂಬ ಶಾಪವನ್ನು ಕೊಡ್ತಾಳೆ ಆದರೆ ಭಗವಾನ್ ಕೃಷ್ಣ ಹೇಳ್ತಾನೆ ಹುಚ್ಚಿ ನಿನ್ನ ಬಾಯಲ್ಲಿ ಬಂದ ಶಾಪ ನನ್ನ ಸಂಕಲ್ಪದಿಂದ ಉಂಟಾಯಿತು ನಾನು ಯಾರು ಅನ್ನೋದನ್ನು ತಿಳ್ಕೊಂಡಿದ್ದೀಯೇ ನಾನು ಬಂದಿದ್ದೇ ಭೂಮಿಯ ಮೇಲಿನ ಭಾರವನ್ನು ಇಳಿಸುವುದಕ್ಕೆ ಭಾರವಾದವರು ಯಾರೋ ನಿನಗೂ ಅವ್ರಿಗೂ ಏನು ಸಂಬಂಧ ಇದು ಗರ್ಭ ಸಂಬಂಧ ಧರ್ಮ ಉಂಟಾಗುತ್ತೆ ಆತ್ಮ ಸಂಬಂಧವಲ್ಲ ನಿನ್ನ ಸಂಕಟ ತಡೆಯಲಾರದೆ ನೀನು ಹೇಳಿದ್ದು ನನ್ನ ಇಷ್ಟದಂತೆ ಆಗಲಿ ನಮ್ಮಲ್ಲಿಯೂ ದುಷ್ಟರಿದ್ದಾರೆ ಅಂತ ಯಾದವೀ ಕಲಹವನ್ನು ಉಂಟು ಮಾಡಿ ಕೃತವರ್ಮ ಪ್ರದ್ಯುಮ್ನರ ಪರಸ್ಪರ ಜಗಳ ಏರ್ಪಡುವಂತೆ ಸಮಸ್ತ ಯಾದವರು ಇನ್ನೊಂದು ಶಾಪ ದುರ್ವಾಸರ ಶಾಪವೂ ಸೇರಿಕೊಂಡು ಪ್ರಭಾಸ ಕ್ಷೇತ್ರದಲ್ಲಿ ಜೊಂಡು ಹುಲ್ಲು ರೂಪದಲ್ಲಿ ಬೆಳೆದಿದ್ದ ಕಬ್ಬಿಣದ ಒನಕೆಯ ಅಂಶಗಳಿಂದ ಅವರೆಲ್ಲರೂ ಹೊಡೆದಾಡಿ ಸಾಯುವಂಥ ಒಂದು ಕಥೆ ಸ್ವಯಂ ಕೃಷ್ಣನ ಕಾಲಿಗೂ ಅಂಥದೊಂದು ಮುಸಲ ಒನಕೆ ಚೂರು ಕಬ್ಬಿಣಿ ಚೂರು ಒಬ್ಬ ವ್ಯಾಧನ ಕೈಯಲ್ಲಿ ಸೇರಿಕೊಂಡದ್ದು ಬಾಣರೂಪದಲ್ಲಿ ಬಂದು ಕೃಷ್ಣನು ಅವತಾರ ಮುಗಿಸುವುದಕ್ಕೆ ಒಂದು ನೆಪವನ್ನು ಮಾಡಿಕೊಳ್ತಾನೆ ಇದು ಮೋಸಲ ಪರ್ವದ ಕಥೆ ಅಲ್ಲಿಂದ ಆಚೆಗೆ ಎಲ್ಲ ಪಾಂಡವರು ಸ್ವರ್ಗಾರೋಹಣವನ್ನು ಮಾಡ್ತಾರೆ ಸಾಮಾನ್ಯವಾಗಿ ಮಹಾಭಾರತ ಪ್ರವಚನ ಮಾಡುವವರು ಧರ್ಮರಾಜನ ಪಟ್ಟಾಭಿಷೇಕದ ಶುಭ ಮುಹೂರ್ತದಲ್ಲಿ ನಿಲ್ಲಿಸಿಕೊಳ್ತಾರೆ ಆರಂಭ ಮಾಡುವುದು ಹೇಗೆ ಅದು ಒಂದು ದೊಡ್ಡ ಕಷ್ಟ ಮಹಾಭಾರತದ ಕಥೆ ಈಗಿರುವಂತೆ ನಮಗೆ ಸಿಕ್ಕಿರುವ ಕಥೆ ಇದು ಸೂತ ಪೌರಾಣಿಕರು ನೈಮಿಷಾರಣ್ಯದಲ್ಲಿ ಶೌನಕ ಮಹರ್ಷಿಗಳ ಹನ್ನೆರಡು ವರ್ಷ ಕಾಲ ನಡೆದ ಸತ್ರಿಯಾಗ ಕಾಲದಲ್ಲಿ ಹೇಳಿದ ಕಥೆಯಾಗಿ ನಮಗೆ ದೊರಕಿದೆ ಈ ಕಥೆಯನ್ನು ಸೂತ ಪೌರಾಣಿಕರು ಎಲ್ಲಿ ಕೇಳಿದರು ಅಂದರೆ ವೈಶಂಪಾಯನ ಮಹರ್ಷಿಗಳು ವೇದವ್ಯಾಸರ ಸಾಕ್ಷಾತ್ ಶಿಷ್ಯರು ಜನಮೇಜಯರಾಯ ನಡೆಸಿದ ಸರ್ಪಯಾಗದಲ್ಲಿ ಅದನ್ನು ಹೇಳಿದರು ಎಂಬುದಾಗಿ ಅದು ಇದರ ಪೂರ್ವದ ಕಥೆ ಅದರ ಪೂರ್ವದ ಕಥೆಯನ್ನು ಸ್ವಯಂ ವೇದವ್ಯಾಸರು ತಾವು ಮಹಾಭಾರತವನ್ನು ರಚಿಸಿ ಅದನ್ನು ವೈಶಂಪಾಯನರಿಗೂ ಶುಕಾಚಾರ್ಯರಿಗೂ ಅಧ್ಯಾಪಯಾಮಾಸ ಹೇಳಿಕೊಟ್ರು ಅಂದರೆ ಮಹಾಭಾರತ ಗ್ರಂಥ ಇವತ್ತಿರುವುದರಲ್ಲಿ ನಮಗೆ ಮೂರು ಆರಂಭಗಳು ಕಾಣಿಸ್ತವೆ ಎಲ್ಲಿಂದ ಆರಂಭ ಮಾಡಬೇಕು ಅನ್ನೋದು ಅನೇಕರಿಗೆ ಗೊಂದಲ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀ ವ್ಯಾಸಂ ತಥೋ ಜಯಮುದೀರಯೇತ್ ಇದು ವೇದವ್ಯಾಸರು ಆರಂಭ ಮಾಡಿದ್ದು ನಾರಾಯಣನಿಗೆ ಮತ್ತು ನರನಿಗೆ ನಾರಾಯಣ ಅಂದರೆ ಕೃಷ್ಣ ನರ ಅಂದರೆ ಅರ್ಜುನ ಅಷ್ಟಾಕ್ಷರ ಮಂತ್ರವನ್ನು ತಾನೇ ಗುರುವಾಗಿ ತಾನೇ ಶಿಷ್ಯನಾಗಿ ಬದ್ರಿಕಾಶ್ರಮ ಕ್ಷೇತ್ರದಲ್ಲಿ ಉಪದೇಶ ಮಾಡಿದ ಭಗವಂತನ ಮಹಿಮೆಯನ್ನು ಅದಕ್ಕೆ ಸಾಕ್ಷಿಯಾಗಿದ್ದವಳು ಸರಸ್ವತೀ ದೇವಿಯನ್ನು ತಮಗೆ ಪೂರ್ವದಲ್ಲಾಗಿ ಹೋಗಿದ್ದ ವ್ಯಾಸರುಗಳನ್ನು ನೆನೆಸಿಕೊಂಡು ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯ ಮುದೀರಯೇತಿ ಇದನ್ನು ವೈಶಂಪಾಯಂದ್ರ ಹೇಳುವಾಗ ಗುರವೇ ಪ್ರಾಂಗ್ ನಮಸ್ಕೃತ್ಯ ಮನೋಬುದ್ಧಿ ಸಮಾಧಿಭಿ ಸಂಪೂಜ್ಯ ಚದ್ವಿಜಾನ್ ಸರ್ವಾನ್ ತಥಾನ್ಯಾನ್ ವಿದುಷೋ ಜನಾನ್ महर्षेः विश्रुतस्येह सर्वलोकेषु धीमतः प्रवक्ष्यामि मतं कृत्स्नं व्यासस्याश्च ಮಹಾತ್ಮನಃ ಗುರವೇ ಪ್ರಾಂಗ್ ನಮಸ್ಕೃತ್ಯ ವೈಶಂಪಾಯನರು ವೇದವ್ಯಾಸರ ಸಾಕ್ಷಾತ್ ನೇರ ನಾಲ್ಕು ವೇದಗಳನ್ನು ಉಪದೇಶ ಮಾಡಿಸಿಕೊಂಡ ಶಿಷ್ಯರಲ್ಲಿ ಒಬ್ಬರು ಪೈಲಾ ಒಬ್ಬರು ಜೈಮಿನಿ ಒಬ್ಬರು ಸುಮಂತು ಒಬ್ಬರು ವೈಶಂಪಾಯನರು ಯಜುಶಾಖೆ ಪ್ರವರ್ತಕರು ಗುರುಗಳಿಗೆ ನಮಸ್ಕಾರ ಮಾಡಿ ಹೇಗೆ ಮನೋಬುದ್ಧಿ ಸಮಾಧಿಭಿ ಮನಸ್ಸಿನಿಂದಲೂ ಬುದ್ಧಿಯಿಂದಲೂ ಯೋಗಧಾರಣೆಯಿಂದಲೂ ಗುರುಗಳನ್ನು ಧ್ಯಾನಿಸಿ ಸಂಪೋಜ ದ್ವಿಜಾನ್ ಸರ್ವಾನ್ ಶ್ರೋತೃಗಳಾಗಿ ಕೂತಿರ್ತಕ್ಕ ದಿವ್ಯಜ್ಞಾನ ಸಂಪನ್ನರಿಗೆಲ್ಲ ನಮಸ್ಕಾರ ಮಾಡಿ ಇನ್ನು ಯಾರ್ಯಾರು ವಿದ್ವಾಂಸರು ಬಂದಿದ್ದಾರೆಯೋ ಅವರಿಗೆಲ್ಲ ನಮಸ್ಕಾರ ಮಾಡಿ ವಿಷ್ಣು ತಸ್ಯೇಹ ಲೋಕದಲ್ಲಿ ವೇದವ್ಯಾಸರ ಹೆಸರನ್ನು ಕೇಳದೇ ಇದ್ದವರೇ ಇಲ್ಲ ವಿಶ್ರುತರಾಗಿದ್ದಾರೆ ಸ್ವಯಂ ಅವರ ತಂದೆ ಪರಾಶರ ಮಹರ್ಷಿಗಳು ತಮ್ಮ ಶಿಷ್ಯ ಮೈತ್ರೇಯನಿಗೆ ಹೇಳಿದರು ಕೋಹ್ಯನ್ಯೋ ಭುವಿ ಮೈತ್ರೇಯ ಮಹಾಭಾರತ ಭವೇತಿ ವೇದವ್ಯಾಸರಂದ್ರೆ ಯಾರಂತ ತಿಳಿಬೇಕು ವಿದ್ಧಿ ನಾರಾಯಣಂ ಪ್ರಭುಂ ದ್ವೈಪಾಯನಂ ವಿದ್ಧಿ ನಾರಾಯಣಂ ಪ್ರಭುಂ ಶ್ರೀಮನ್ ನಾರಾಯಣನೇ ವೇದವ್ಯಾಸ ರೂಪದಲ್ಲಿ ಬಂದು ಒಂದು ಲಕ್ಷಾತ್ಮಕವಾದ ಈ ಗ್ರಂಥವನ್ನು ಹದಿನೆಂಟು ಪುರಾಣಗಳನ್ನು ಭಗವದ್ಗೀತೆಯನ್ನು ಇದರೊಳಗೆ ಸೇರಿಸಿಕೊಟ್ಟು ಅಂಥ ಅದ್ಭುತವಾದ ಕೆಲಸ ಮಾಡಿದ್ದಾರೆ ಮಹರ್ಷೇಹೇ ವಿಷ್ಣುತಸ್ಯಯ ಸರ್ವಲೋಕೇಶು ಧೀಮತಃ ಮೇಲಿನ ಏಳು ಲೋಕಗಳು ಕೆಳಗಿನ ಏಳು ಲೋಕಗಳು ಹದಿನಾಲ್ಕರಲ್ಲಿಯೂ ಪ್ರಸಿದ್ಧವಾಗಿರ್ತಕ್ಕಂಥ ವೇದವ್ಯಾಸರು ಬರೆದ ಕಥೆಯನ್ನು ಹೇಳ್ತೇನೆ ಏನಿಲ್ಲ ಪ್ರವಕ್ಷ್ಯಾಮಿ ಮತಂ ಕೃಷ್ಣಂ ಮಹಾಭಾರತದಲ್ಲಿ ಒಂದು ಅಭಿಪ್ರಾಯವಿದೆ ವೇದವ್ಯಾಸರ ಮತವಿದೆ ಮತ ಅಂದ್ರೆ ಇವತ್ತು ನಾವು ದ್ವೈತ ದ್ವೈತ ವಿಶಿಷ್ಟ ದ್ವೈತ ಅಂತ ಹೇಳ್ತೇವಲ್ಲ ಅದಲ್ಲ ಕತೆ ಹೇಳುವುದರಲ್ಲಿ ಒಂದು ಅಭಿಪ್ರಾಯವಿದೆ ಒಂದು ದೃಷ್ಟಿ ಇದೆ ಒಂದು ನೋಟ ಇದೆ ಒಂದು ಮೌಲ್ಯ ಇದೆ ಪಶ್ಚಿಮ ದೇಶದವರು ಹಿಸ್ಟ್ರಿ ಅಂತ ಏನು ಹೇಳ್ತಾರೆ ಅದರಲ್ಲಿ ಇಟ್ಗೆ ಚೂರು ಗಾರೆ ಕಲ್ಲು ಸಿಮೆಂಟು ಕೆತ್ತನೆ ಕೆಲಸ ಶಾಸನ ಒಂದಕ್ಕೊಂದಕ್ಕೆ ಸಂಬಂಧವಿಲ್ಲದೆ ಇರುವ ಹಾಗೆ ಅವರ ಚರಿತ್ರೆಯ ಒಂದು ಕಲ್ಪನೆ ಬೇರೆ ಭಾರತೀಯ ಚರಿತ್ರೆ ಕಲ್ಪನೆ ಹೇಗೆ ಅಂದರೆ ನಡೆದು ಹೋದ ಘಟನೆಗಳಲ್ಲಿ ಅತ್ಯಂತ ಮೌಲ್ಯಾತ್ಮಕವಾದ ವ್ಯಕ್ತಿಗಳು ಶಕ್ತಿಗಳು ಸರ್ವದಾ ಮನುಷ್ಯರಿಗೆ ಸ್ಮರಣೀಯವಾದಂಥ ವಿಷಯಗಳನ್ನು ಮೌಲ್ಯಾತ್ಮಕ ಕಣ್ಣಿನಿಂದ ನೋಡಿಕೊಡುವುದು ಇದು ಭಾರತೀಯರ ಇತಿಹಾಸ ಒಂದು ಕಲ್ಪನೆ ಅದನ್ನು ಮತವೆಂಬುದಾಗಿ ಮತಂ ಕೃಷ್ಣಂ ವ್ಯಾಸಸ್ಯಾಶ್ಚ ಮಹಾತ್ಮನಃ ಎಂಬುದಾಗಿ ಹೇಳಿ ಇವರು ಎಂದರು ಆರಂಭಿಸಿಕೊಳ್ತಾರೆ सूतपौराणिकरो आद्यं पुरुषमीशानं पुरुहूतं पुरुष्टुतं ऋतं एकाक्षरं ब्रह्मव्यक्ताव्यक्तं सनातनम् असच्च सदसच्चैव यद्विश्वं सदसत्परं परावराणां स्रष्टारं वरेण्यम् अनघं शुचं नमस्कृत्य हृषीकेशं चराचरगुरुं हरिं महर्षेः पूजितस्येह सर्वलोकैर्महात्मनः प्रवक्ष्यामि मतं पुण्यम् ವ್ಯಾಸಸ್ಯಾದ್ಭುತ ಅದ್ಭುತಕರ್ಮಣ ಇವರು ಅದನ್ನೇ ಹೇಳ್ತಾರೆ ಭಗವಂತ ನಮಸ್ಕಾರ ಮಾಡಿ ಗುರುಗಳಾದಂಥ ವೇದವ್ಯಾಸರು ಲೋಕಕ್ಕೆ ಕೊಟ್ಟಿರ್ತಕ್ಕ ದರ್ಶನವನ್ನು ಹೇಳ್ತೇನೆ ಎಂಬುದಾಗಿ ಇಂಥ ಗ್ರಂಥ ಎಷ್ಟಿತ್ತು ಪೂರ್ವದಲ್ಲಿ ಎಷ್ಟಿತ್ತು ಅನೇಕರು ತಪ್ಪು ಕಲ್ಪನೆ ಮಾಡಿಕೊಂಡು ಶ್ಲೋಕಗಳ ಸಂಖ್ಯೆ ಯಾರ್ಯಾರು ಬೆಳೆಸಿದ್ದಾರೆ ಅದು ಮೂರು ಒರಿಜಿನಲ್ ಅಲ್ಲ ಅದೆಲ್ಲ ತಪ್ಪು ಕಲ್ಪನೆ ಇಲ್ಲಿ ಮೂರು ತ್ರೀ ನ್ಯಾರೇಟರ್ಸ್ ಮೂರು ಜನ ಮಹಾಭಾರತ ಅನುವಾದ ಮಾಡಿದವರಿದ್ದಾರೆ ವ್ಯಾಸರು ಹೇಳಿದ ಕಥೆಯನ್ನು ದಾಸೋ ವಾಚ ಅಲ್ಲಿ ನೋಡ್ತೀರಿ ವೈಶಂಪಾಯನರು ಹೇಳಿದ್ದನ ವೈಶಂಪಾಯನೋ ವಾಚ ಸೌತಿರುವಾಚ ಸೂತ ಪೌರಾಣಿಕರು ಅವರವ್ರ ಹೆಸರಲ್ಲೇ ಇದೆ ಅನೇಕರು ಸೇರಿ ಮಾಡಿದ್ದಲ್ಲ ಆದರೆ ಒಂದು ಹೇಳ್ತಾರೆ ವೇದವ್ಯಾಸರು ಅಷ್ಟೌ ಶ್ಲೋಕ ಸಹಸ್ರಾಣಿ ಅಷ್ಟೌ ಶ್ಲೋಕ ಶತಾನಿಚ ಎಂಟು ಸಾವಿರದ ಎಂಟು ಗೂಢವಾದ ಶ್ಲೋಕಗಳುಂಟು ಯಾರು ಹೇಳಿದ್ದಾರೆ ಯಾರು ಗೊತ್ತು ಅಂದರೆ ಅಹಂ ವೇತ್ಮಿ ಶುಕೋ ವೇ ಶುಕೋ ವೇತ್ತಿ ಆ ಎಂಟು ಸಾವಿರದ ಎಂಟುನೂರು ಅರ್ಥ ಮಾಡುವುದಕ್ಕೆ ಅತ್ಯಂತ ಕಠಿಣವಾದ ಶ್ಲೋಕಗಳು ಆ ಹೇಳಿ ತೋರಿಸ್ತೇನೆ ಒಂದೆರಡನ್ನು ಅವು ಎಲ್ಲಿವೆ ಅಂತ ನನಗೆ ಗೊತ್ತು ಶುಕನಿಗೆ ಗೊತ್ತು ಸಂಜಯೋ ವೇತ್ಯವಾನವ ಸಂಜಯನಿಗೆ ಗೊತ್ತಿದ್ರೆ ಇತ್ತು ಇಲ್ದಿದ್ರಿಲ್ಲ ಅಂತ ಹೇಳ್ತಾರೆ ಇದರಲ್ಲಿ ನಳಚರಿತ್ರೆ ರಾಮೋಪಾಖ್ಯಾನ ಹರಿಶ್ಚಂದ್ರನ ಕಥೆ ಊರ್ವಶಿ ಪುರೂರವರ ಕಥೆ ಅನೇಕ ಉಪಾಖ್ಯಾನಗಳನ್ನು ಸೇರಿಸಿಕೊಂಡರೆ ಧರ್ಮವ್ಯಾಧಾದಿಗಳದನ್ನು ಇಪ್ಪತ್ನಾಲ್ಕು ಸಾವಿರವಾಗುತ್ತೆ ಇಪ್ಪತ್ನಾಲ್ಕು ಸಾವಿರದಲ್ಲಿ ಉಪಾಖ್ಯಾನಗಳನ್ನು ಬಿಟ್ಟರೆ ಎಂಟು ಸಾವಿರದ ಎಂಟುನೂರಾಗುತ್ತೆ ಉಪಾಖ್ಯಾನಗಳನ್ನು ಸೇರಿಸಿ ಸಂಪೂರ್ಣ ಮಹಾಭಾರತವನ್ನು ಓದಿಕೊಂಡ್ರೆ ಒಂದು ಲಕ್ಷಕ್ಕೂ ಮಿಕ್ಕ ಶ್ಲೋಕಗಳಾಗ್ತವೆ ಇದು ಒಂದು ಪರಂಪರೆಯಲ್ಲಿ ಬಂದ ಗ್ರಂಥ ಒಬ್ಬ ಮೇಷ್ಟ್ರು ಪಾಠ ಹೇಳಿದ್ದನ್ನು ಅವರ ಶಿಷ್ಯ ನಮ್ಮ ಗುರುಗಳು ಹೀಗೆ ಹೇಳಿದರು ಅಂತ ಹೇಳಿ ಅವನ ಶಿಷ್ಯ ಅದನ್ನೇ ಇಟ್ಕೊಂಡು ಹೇಳುವಂತೆ ಒಂದು ಸ್ವಲ್ಪ ಮಟ್ಟಿಗೆ ಒಂದು ಪರಂಪರೆಯಲ್ಲಿ ಬೆಳೆದು ಬಂದ ದಿವ್ಯ ಗ್ರಂಥ ಇಂಥ ದಿವ್ಯ ಗ್ರಂಥದಲ್ಲಿ ಧರ್ಮಾರ್ಥ ಕಾಮಮೋಕ್ಷಗಳು ಹೇಗೆ ಅಡಗಿವೆ ಎಂಬುದನ್ನು ನಾವು ಸಂಕ್ಷೇಪವಾಗಿ ಮುಖ್ಯ ಘಟನಾವಳಿಗಳನ್ನು ಹೊಂದಿಸಿಕೊಡುವ ರೂಪದಲ್ಲಿ ನೋಡೋಣ ಅಂಥೇಳಿ ಒಂದು ಘಟ್ಟದಲ್ಲಿ ನಾವು ಕೈ ಮುಗಿದು ಮುಂದಕ್ಕೆ ನಾವು ಪ್ರವೇಶ ಮಾಡೋಣ ಆರಂಭದಲ್ಲಿ ಹೇಳಿದವು ಇದು ಅನೇಕ ಶಾಪಗಳಲ್ಲಿ ನಮಗೆ ಹೊಕ್ಕು ಬಂದ ಕಥೆ ಎಂಬುದಾಗಿ ಶಾಪ್ಗಳಲ್ಲಿ ಹೊಕ್ಕು ಬಂದ ಕಥೆ ನಾವು ಯಾತೆ ಕೇಳಬೇಕು ಇವತ್ತು ಅಂತ ಅನೇಕರು ಪ್ರಶ್ನೆ ಮಾಡಬಹುದು ಇದರಲ್ಲಿ ಸಾಮ್ರಾಜ್ಯಗಳು ಏಳುವುದು ಬೀಳುವುದು ಮನುಷ್ಯರು ಎಲ್ಲಿ ತಪ್ಪು ಮಾಡ್ತಾರೆ ಧರ್ಮವನ್ನು ಬಿಟ್ಟು ಹೋದರೆ ಏನು ಅನರ್ಥವಾಗ್ತದೆ ಧರ್ಮವನ್ನು ಕಟ್ಟಿಕೊಂಡು ಹೋದರೆ ಏನಾಗ್ತದೆ ಇದಕ್ಕೆ ಇವತ್ತು ನಮ್ಮ ರಾಜಕಾರಣಕ್ಕೆ ಬೇಕಾದ ಜಗತ್ತಿಗೆ ರಾಜಕಾರಣಕ್ಕೆ ಬೇಕಾದ ಎಲ್ಲ ನೀತಿ ಶಾಸ್ತ್ರವೂ ಮಹಾಭಾರತದಲ್ಲಿದೆ ಅಂದರೆ ಇವತ್ತಿನ ಶ್ರೋತೃಗಳನ್ನು ನಂಬುವುದಿಲ್ಲ ನಾವು ಪೊಲಿಟಿಕಲ್ ಸೈನ್ಸ್ ಅಂದರೆ ಪಶ್ಚಿಮದಲ್ಲಿ ಬಂದದ್ದೇ ಸೈನ್ಸ್ ಅಂತ ತಿಳ್ಕೊಂಡಿದ್ದೇವೆ ಕೌಟಿಲ್ಯನ ಅರ್ಥಶಾಸ್ತ್ರಕ್ಕಿಂತ ಮುಂಚೆ ಇಪ್ಪತ್ತೆಂಟು ಜನ ನಮ್ಮಲ್ಲಿ ರಾಜನೀತಿಯನ್ನು ಬರೆದು ಹೋದರು ಮತ್ತು ಪೊಲಿಟಿಕಲ್ ಸೈನ್ಸ್ ಅಂದರೆ ಇದು ಬರೀ ರಾಜ್ಯ ಕಟ್ಟುವ ಶಾಸ್ತ್ರ ಅಥವಾ ಹಣಕಾಸು ಅರ್ಥಾಧಾರಿತವಾದ ಶಾಸ್ತ್ರ ಅಂತಲ್ಲ ಒಂದು ರಾಷ್ಟ್ರ ಸುಸಮೃದ್ಧವಾಗಬೇಕಾದರೆ ಕೋಟೆ ಕೊತ್ತಲದಿಂದ ಹಿಡಿದು ಅಮಾತ್ಯರಿಂದ ಹಿಡಿದು ಕೌಟುಂಬಿಕ ಜೀವನದವರೆಗೆ ವೃತ್ತಿಗಳಲ್ಲಿ ಕ್ಷೇಮ ಒಬ್ಬರ ಕೊರಳಿಗೊಬ್ಬರು ಬೀಳದೇ ಇರುವುದು ಪರಿಪೂರ್ಣ ಸ್ವಯಂಪೂರ್ಣವಾದ ಒಂದು ಸಾಮ್ರಾಜ್ಯ ಸ್ಥಾಪನೆ ಧರ್ಮದಿಂದ ಮಾತ್ರ ಹೇಗೆ ಸ್ಥಾಪನೆ ಆಗುತ್ತೆ ಅನ್ನೋದನ್ನು ದ್ರೋಣಾಚಾರ್ಯ ಒಂದು ಬರೆದಿದ್ದ ಭೀಷ್ಮಾಚಾರ್ಯ ಒಂದು ಬರೆದಿದ್ದ ಇನ್ನು ನಾರದರೊಂದು ಬರೆದಿದ್ದರು ಅದೆಲ್ಲ ಉಲ್ಲೇಖಗಳನ್ನು ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಕಾಣ್ತೇವೆ ಮುಖ್ಯವಾಗಿ ಒಂದು ಧರ್ಮ ಸಾಮ್ರಾಜ್ಯ ಸ್ಥಾಪನೆ ಆಗಬೇಕಾದ್ರೆ ಕನಿಷ್ಠ ಪಕ್ಷ ಆಳುಗರಾದರೂ ಮತ್ಸರದಿಂದ ದೂರ ಇರಬೇಕು ಪ್ರತಿಯೊಬ್ಬ ವ್ಯಕ್ತಿಯು ಸಮಾಜದಲ್ಲಿ ರಾಮರಾಜ್ಯದಲ್ಲಿ ಹೇಳಿದಂತೆ ಪರಿಪೂರ್ಣವಾಗಿ ಧರ್ಮಪರನಾಗಿರಬೇಕು ಅಂತ ನಾವು ಬಯಸುವ ಕಾಲ ಹೋಯಿತು ಒಂದು ರೈಲು ನಡೆಯುವಾಗ ಆ ಎಂಜಿನ್ ನಡೆಸೋನಾದರೂ ಕುಡಿಯದೇ ಇರಬೇಕು ಕಣ್ಣು ಕುರುಡಾಗದೇ ಇರಬೇಕು ಅಂದರೆ ಉಳಿದವರು ಮಲಗಿದ್ದರೂ ನಡೆಯುವಂತೆ ರಾಜ್ಯದ ಚುಕ್ಕಾಣಿ ಹಿಡಿದ ಧರ್ಮಾತ್ಮರು ಧರ್ಮವನ್ನು ಬಿಡದೆ ಇದ್ದರೆ ಹೊಟ್ಟೆಯಲ್ಲಿ ಗರ್ಭದಲ್ಲಿ ಮಗುವನ್ನಿಟ್ಟುಕೊಂಡ ತಾಯಿಯಂತ ರಕ್ಷಿಸಿದರೆ ಉಳಿದವರೆಲ್ಲ ಕ್ಷೇಮದಿಂದಿರಬಹುದು ಅನ್ನೋದನ್ನು ನೆಪವಾಗಿಟ್ಟುಕೊಂಡು ಇಲ್ಲಿ ಬೃಹಸ್ಪತಿ ನೀತಿ ಶುಕ್ರ ನೀತಿ ಮತ್ತು ಇನ್ನೊಂದು ಕೆಟ್ಟ ನೀತಿ ಖಣಿಕ ನೀತಿ ಇವುಗಳ ತಾಕಲಾಟವನ್ನು ಭೀಷ್ಮ ದ್ರೋಣ ಮೊದಲಾದವರು ವಿದರ ಮೊದಲಾದವರು ಹಾಗೆ ಆವತ್ತಿನ ರಾಜಕಾರಣಗಳಲ್ಲಿ ಅಪ್ರಸ್ತುತವಾಗಿ ಮೋಸದ ರಾಜಕಾರಣ ಪ್ರವೇಶವಾಯಿತು ಎಂಬುದನ್ನು ಮಹಾಭಾರತ ಹೇಳಿತು ನಮಗೆ ಇದು ಇವತ್ತಿನ ಶ್ರೋತೃಗಳ ದೃಷ್ಟಿಯಿಂದ ಅತ್ಯಂತ ರಂಜಕವಾದ ಕಥೆ ನಾವು ಕಲಿಯೋ ತುಂಬ ಇದೆ ನಮ್ಮ ದೇಶದಲ್ಲಿಯೂ ಜಗತ್ತಿನಲ್ಲಿಯೂ ಅನೇಕ ಅನರ್ಥಗಳನ್ನು ಮಾಡ್ತೇವೆ ಅದಾಗಬಾರ್ದು ಅನ್ನೋರು ಮಹಾಭಾರತವನ್ನು ಓದಬೇಕು ಮಹಾಭಾರತ ಗ್ರಂಥದಲ್ಲಿ ಇದಂ ಶತಸಹಸ್ರಂತು ಶ್ಲೋಕಾನಾಂ ಪುಣ್ಯಕರ್ಮಣ ಪುಣ್ಯಾತ್ಮರ ಚರಿತ್ರೆ ಎಲ್ಲ ಬರುತ್ತೆ ಒಂದು ಲಕ್ಷ ಶ್ಲೋಕ ಶತಸಹಸ್ರ ಉಪಾಖ್ಯಾನೈ ಸಹ ಉಪಾಖ್ಯಾನಗಳನ್ನೆಲ್ಲ ಸೇರಿಸಿಕೊಂಡು ಶ್ರಾವ್ಯಂ ಭಾರತ ಉತ್ತಮಂ ಚತುರ್ವಿಂಶತಿ ಸಹಸ್ರಿಯಂ ಚಕ್ರೇ ಭಾರತ ಸಂಹಿತಾಂ ಅದನ್ನು ತೆಗೆದು ಬರೀ ಪಾಂಡವ ಕೌರವ್ರ ಕಥೆ ನೋಡಿದ್ರೆ ಇಪ್ಪತ್ನಾಲ್ಕು ಸಾವಿರ ಶ್ಲೋಕ ಅದರಲ್ಲಿ ಎಂಟು ಸಾವಿರದ ಎಂಟುನೂರು ಕೂಟ ಶ್ಲೋಕಗಳು ಕೂಟ ಶ್ಲೋಕ ಅಂದರೆ ಇದೇ ಮೂಲ ಕೂಟ ಅಂದರೆ ಮೂಲ ಅಂತ ಒಂದು ಅರ್ಥ ಇದೆ ನಿಜ ಕೂಟ ಅಂದರೆ ಗೂಢ ಅಂತ ಒಂದು ಅರ್ಥವಿದೆ ಗೂಢ ಅಂದರೆ ಬಿಡಿಸುವುದಕ್ಕೆ ಕಷ್ಟವಾದದ್ದು ಅಂತ ಇದು ಯಾತಕ್ಕೆ ಬಂತು ಅನ್ನೋದಕ್ಕೆ ಒಂದು ಕಥೆ ಹೇಳ್ತಾರೆ ಇಲ್ಲಿಯ ಮಹಾಭಾರತದಲ್ಲಿ ವೇದವ್ಯಾಸರು ಯೋಚನೆ ಮಾಡಿದರು ನಾನು ನನ್ನ ಕಣ್ಣೆದುರಿಗೆ ನಡೆದ ಘೋರವಾದಿ ಯುದ್ಧ ಅವರ ಮಕ್ಕಳ ಸಂತತಿಯಲ್ಲಿ ಕುರುಪಾಂಡವ ಸಂತತಿಯಲ್ಲಿ ನಡೆದದ್ದು ಮುಂದೆ ಬರುವವರು ಶಾಶ್ವತವಾದ ಧರ್ಮದ ಕಣ್ಣು ಚಾ ದಾಖಲೆ ಇರಲಿ ಅಂತ ಹೇಳಿದ್ದರಲ್ಲಿ ಎಷ್ಟು ದೂರವಾಗುತ್ತೆಯೋ ಇದು ಸರಿಯಾಗಿ ಬರ್ಕೊಳ್ಳೋರು ಬೇಕಲ್ಲ ಅಂತ ಯೋಚನೆ ಮಾಡುವಾಗ ದೇವತೆಗಳು ಗಣೇಶ್ವರನನ್ನು ತಂದು ನಿಲ್ಲಿಸಿದರು ಗಣೇಶ್ವರ ಹೇಳಿದ ನಾನು ಬರೆಯುವಾಗ ನನ್ನ ಲೇಖನಿ ನಿಲ್ಲಬಾರದು ಹಾಗೆ ನೀವು ಉಕ್ತ ಲೇಖನ ಹೇಳಿದರೆ ಬರ್ಕೊಳ್ತೇನೆ ಅಂತ ನಿಬಂಧನೆಯನ್ನು ಹಾಕಿದ ಅದಕ್ಕೆ ವ್ಯಾಸರು ಹೇಳಿದರು ಸಂತೋಷ ನಾನು ಹೇಳ್ತಲೇ ಹೋಗ್ತೇನೆ ನಂದು ಒಂದು ನಿಬಂಧನೆ ಇದೆ ನಾ ಹೇಳಿದ್ದನ್ನು ಅರ್ಥ ಮಾಡಿಕೊಳ್ಳದೆ ನೀವು ಬರೆಯಬಾರದು ಅಂತ ಹೀಗಾಗಿ ಆಯ್ತು ಆಯಿತು ಅಂತ ಗಣಪತಿ ಹೇಳೋ ಹೊತ್ತಿಗೆ ಇವರು ಕೋಟ ಶ್ಲೋಕಗಳನ್ನು ಒಗೀತಾ ಒಗೆಯುತ್ತಾ ಈಗ ಇಂಥದ್ದು ಎಂಟು ಸಾವಿರದ ಎಂಟು ನೂರು ಶ್ಲೋಕಗಳು ಉಂಟಾದವು ಎಲ್ಲಿವೆ ಅವು ನಾವು ಸುಮಾರು ಒಂದು ಹತ್ತೋ ಇಪ್ಪತ್ತೋ ಹುಡುಕೋದಕ್ಕೆ ಸಾಕಾಗುತ್ತೆ ವಿದ್ವಾಂಸರಿಗೆ ವ್ಯಾಸರು ಹೇಳ್ತಾರೆ ಶ್ರಮಪಟ್ಟು ಹುಡುಕಬೇಕು ನೀವು ಅವು ಎಲ್ಲಿವೆ ಅಂತ ನನಗೆ ಗೊತ್ತು ನನ್ನ ಮಗ ಶುಕಾಚಾರ್ಯನಿಗೆ ಗೊತ್ತು ಸಂಜಯನಿಗೆ ಗೊತ್ತಿದ್ರೆ ಗೊತ್ತಿತ್ತು ಗೊತ್ತಿಲ್ಲದೆ ಇದ್ರಿಲ್ಲ ಅಂತ ಅವ್ರ ಕಾಲದಲ್ಲಿಯೇ ಹೇಳಿದರು ಇಂತಹ ಕೂಟ ಶ್ಲೋಕಗಳು ಆದಿಪರ್ವದಲ್ಲಿ ಬರ್ತವೆ ಸಭಾಪರ್ವದಲ್ಲಿ ಪುಷ್ಕಳವಾಗಿ ಬರ್ತವೆ ವಿರಾಟ ಪರ್ವದಲ್ಲಿ ಬರ್ತದೆ ಕರ್ಣಪರ್ವದಲ್ಲಿ ಬರ್ತದೆ ಕೊನೆಯಲ್ಲಿ ಬರ್ತದೆ ಅಟ್ಟಶೂಲ ಜನಪದ ಶಿವಶೂಲ ಚತುಷ್ಪಥಾ ಕೇಶಶೂಲ ಸ್ತ್ರೀಯೋ ರಾಜನ್ ಭವಿಷ್ಯಂತೆ ಕಲವು ಯುಗೆ ಘೋರವಾದ ಕಲಿಯುಗದ ವರ್ಣನೆಯನ್ನು ಕೊಡ್ತಾರೆ ಮಾರ್ಕಂಡೇಯರ ಕಥೆಯಲ್ಲಿ ಬರುತ್ತೆ ಒಂದು ಕಡೆಯಲ್ಲಿ ಕಲಿಯುಗ ಹೇಗಿರ್ತದೆ ಅಂದರೆ ಧರ್ಮ ಅತ್ಯಂತ ಹ್ರಸ್ವವಾಗಿ ಕ್ಷೀಣವಾಗಿ ಕ್ಷಯಿಸಿ ಎಲ್ಲಿ ನಿಂತುಕೊಳ್ಳುತ್ತೆ ಅಂದರೆ ಅಟ್ಟಶೂಲ ಜನಪದ ಅಟ್ಟಶೂಲ ಶಬ್ದಕ್ಕೆ ಏನು ಅರ್ಥ ಮಾಡ್ತೀರಿ ಜನಪದ ಸಾಮಾನ್ಯ ಜನರು ಅಟ್ಟಶೂಲಾಹ ಕನ್ನಡದ ಅಟ್ಟ ಅಲ್ಲ ಇದು ಶೂಲ ಅಂದರೆ ತಿವಿಯೋದು ಅಂತ ಅರ್ಥವಾಗುತ್ತೆ ಇದು ಅದಲ್ಲ ಶೂಲ ಶಬ್ದಕ್ಕೆ ವಿಕ್ರಯಣ ಮಾರಾಟ ಅಂತ ಅರ್ಥ ಅಟ್ಟ ಶಬ್ದಕ್ಕೆ ಅಡುಗೆ ಅಂತ ಅರ್ಥ ಅನ್ನವನ್ನು ಮಾರಾಡುವ ಮಾರಾಟ ಮಾಡುವ ಜನ ಬರ್ತಾರೆ ಕಲಿಯುಗದಲ್ಲಿ ಅನ್ನವೆಂಬುದು ವಿಕ್ರಯದ ವಸ್ತುವಲ್ಲ ಮಾರಾಟ ಮಾಡಬಾರದು ಅಂದರು ಇವತ್ತು ನೀರನ್ನು ವಿಕ್ರಯ ಮಾಡ್ತೇವೆ ವಿದ್ಯಾ ವಿಕ್ರಯ ಮಾಡ್ತೇವೆ ಇನ್ನೊಂದು ಐವತ್ತು ವರ್ಷ ಹೋದರೆ ಒಳ್ಳೆಯ ಗಾಳಿಯನ್ನು ಕೂಡ ಸಿಲಿಂಡ್ರಲ್ಲಿ ತುಂಬಿ ಮಾರಾಟ ಮಾಡುವ ಕಾಲ ಬರ್ಬೋದು ಇದು ಮಾರಾಟ ಮಾಡತಕ್ಕ ವಸ್ತು ಅಂತ ವ್ಯಾಸರು ಹೇಳ್ತಾರೆ ಅಟ್ಟಮನ್ನಂ ನಮ್ಮ ಶಿವೋವೇದ ನಿಘಂಟುವಿಂದಲೇ ಇದೆಲ್ಲ ಶಬ್ದಗಳಿಗೆ ಗೂಢಾರ್ಥಗಳನ್ನು ಹೇಳಿದ್ದಾರೆ ಅಟ್ಟ ಶೂಲ ಜನಪದ ಹಳ್ಳಿ ಹಳ್ಳಿಯಲ್ಲಿ ಅನ್ನದಾನದ ಬದಲು ಮಾರಾಟದ ಅಂಗಡಿಗಳು ಬರ್ತವೆ ಶಿವಶೂಲ ಚತುಷ್ಪಥ ಶಿವ ಅಂದರೆ ವೇದ ಅಂತ ಅರ್ಥ ವೇದವನ್ನು ಮಾರಾಟ ಮಾಡುವವರು ಬರ್ತಾರೆ ಮುಂದೆ ಜ್ಞಾನವನ್ನು ಜ್ಞಾನಕ್ಕೋಸ್ಕರ ಕೊಡತಕ್ಕವರು ವಿದ್ಯೆಗೆ ದುಡ್ಡು ತಗೊಂಡು ಹಣ ವಿದ್ಯೆ ಮಾರೋರು ಬರ್ತಾರೆ ಕೇಶಶೂಲಾಸ್ತ್ರೀಯೋ ರಾಜನ್ನೇ ಕೇಶವೆಂಬರೆ ಸ್ತ್ರೀಯರ ಭಗಸ್ಥಾನ ಮರ್ಯಾದಾ ಸ್ಥಾನ ಮರ್ಯಾದೆಯನ್ನು ಮಾರಿಕೊಂಡು ಬದುಕುವಂಥ ಸ್ತ್ರೀಯರು ಬರ್ತಾರೆ ಕ ಭವಿಷ್ಯಂತೆ ಕಲವು ಯುಗೆ ನಮ್ಮಂಥವ್ರೊಬ್ಬರು ಹೇಳಿದ್ರೆ ಅರ್ಥವಾಗುತ್ತೆ ಶ್ಲೋಕ ನಮಗೆ ಅರ್ಥ ಆಗೋದಿಲ್ಲ ನದಿ ಜಲಂಕೇಶ ಇದು ವಿರಾಟ ಪರ್ವದಲ್ಲಿ ಅರ್ಜುನ ಎದುರಿಗೆ ನಪುಂಸಕನಾಗಿ ಕಾಣಿಸಿಕೊಂಡಾಗ ದ್ರೋಣರು ಭೀಷ್ಮನಿಗೆ ಹೇಳುವ ಮಾತು ನದಿ ಜಲಂಕೇಶ ಹೇ ನದೀಜ ಲಂಕೇಶವನಾರಿಕೇತು ಹೀಗೆ ಬಿಡಿಸ್ಕೋಬೇಕು ನದಿ ಜಲಂ ಕೇಶವ ನಾರಿಕೇತು ಬಿಡಿ ಅರ್ಥ ಆಗೋದಿಲ್ಲ ಪಕ್ಕದಲ್ಲಿ ದುರ್ಯೋಧನ ನಿಂತಿದ್ದಾದ್ದರಿಂದ ದ್ರೋಣಾಚಾರ್ಯರು ನೋಡಯ್ಯ ಭೀಷ್ಮ ನಮ್ಮ ಶಿಷ್ಯ ಅರ್ಜುನ ಬಂದ ಅಂತ ಹೇಳಬೇಕು ಹೇಳಿದ್ರೆ ಅವನಿಗೆ ಸಂಕಟ ಆಗುತ್ತೆ ಗುರುತು ಹಿಡಿದಿದ್ದು ತಿಳಿದೇ ಇರೋ ಹಾಗೆ ಇದು ಒಂದು ಕೂಟ ಶ್ಲೋಕ ಇಂಥದ್ದು ಕರ್ಣ ಈ ಸರ್ಪಾಸ್ತ್ರವನ್ನು ಪ್ರಯೋಗ ಮಾಡುವಾಗ ಒಂದು ಬರ್ತದೆ ಮತ್ತು ಗೂಢ ಭಾಷೆಯಲ್ಲಿ ವಿದುರ ಪಾಂಡವರಿಗೆ ಅರಗಿನ ಮನೆ ಬೆಂಕಿಯಿಂದ ತಪ್ಪಿಸಿಕೊಂಡು ಹೋಗುವ ಉಪಾಯವನ್ನು ಹೇಳುವ ಜಾಗದಲ್ಲಿ ಇಲಿ ಬಿಲವನ್ನು ತೋಡುವಂತೆಯೂ ಬಿಲದಲ್ಲಿ ವಾಸ ಮಾಡಬೇಕಾದರೆ ಇಲಿ ಏನೇನು ರಕ್ಷಣೆ ಮಾಡಿಕೊಳ್ಳುತ್ತೆ ಎಂಬುದಾಗಿಯೂ ಅಗ್ನಿ ಎಂಬುದು ಹೇಗೆ ಹಿಮದಿಂದ ಶೀತವಾಗಿ ತಣ್ಣಗಾಗುತ್ತೆ ಎಂಬುದಾಗಿಯೂ ಆಕಾಶದಲ್ಲಿ ನಕ್ಷತ್ರ ಕಾಣುತ್ತೆ ಎಂಬುದಾಗಿಯೂ ಮೇಲ್ನೋಟಕ್ಕೆ ನೋಡಿದ್ರೆ ಒಂದಕ್ಕೊಂದಕ್ಕೆ ಸಂಬಂಧವಿಲ್ಲದಂತೆ ಪೈಶಾಚ ಭಾಷೆ ಗೂಢ ಭಾಷೆ ಅದು ಆದರೆ ನೀವು ತಪ್ಪಿಸ್ಕೊಂಡು ಹೋಗಿ ಈ ಗುಹೆಯಿಂದ ಆಚೆಗೆ ನೀವು ಹೀಗೆ ಹೋಗ್ಬೋದು ಸುರಂಗದಿಂದ ನಕ್ಷತ್ರ ಕಾಣೋ ತನಕ ನಡ್ಕೊಂಡು ಹೋಗಿ ಅಂತ ಇದರ ಹೇಳಿದ ಮಾತು ಅಂತ ಹೀಗೆ ಅನೇಕ ಹೇಳ್ತೇವೆ ಆದ್ದರಿಂದ ಮಹಾಭಾರತ ಸಾಮಾನ್ಯವಾದ ಗ್ರಂಥವಲ್ಲ ಇದರಲ್ಲಿ ಬೃಹಸ್ಪತಿ ನೀತಿ ಶುಕ್ರ ನೀತಿ ಮತ್ತು ಕಣಿಕ ನೀತಿ ಅಂತ ಮೂರು ಹೇಳಿದವಲ್ಲ ಇವುಗಳನ್ನು ಸ್ವಲ್ಪ ವಿಮರ್ಶೆ ಮಾಡುವುದು ಯುಕ್ತವಾಗುತ್ತೆ ಆರಂಭದಲ್ಲಿ ರಾಜನೀತಿ ಅಂತ ಕೇಳ್ತೇವೆ ರಾಜರು ಅನುಸರ ಅಂದರೆ ದೊರೆಗಳ ಸ್ಥಾನದಲ್ಲಿರುವವರು ಪ್ರಜೆಗಳನ್ನು ರಕ್ಷಿಸಬೇಕಾದ ರೀತಿ ಅದಕ್ಕೆಲ್ಲ ಮ್ಯಾನ್ಯುವಲ್ಸ್ ಕೆಲವು ಗ್ರಂಥಗಳಿದ್ದವು ಪರಂಪರೆಯ ಕೆಲವು ಮಾರ್ಗದರ್ಶಕ ಸೂತ್ರಗಳಿದ್ದವು ಅಂತಹ ಸೂತ್ರಗಳಲ್ಲಿ ಪರಮಾದರಿಂದ ಜನ ಕಾಣ್ತಾ ಇದ್ದದ್ದು ಬೃಹಸ್ಪತಿ ನೀತಿ ದೇವತೆಗಳು ಅನುಸಾರ ಮಾಡುತ್ತಿದ್ದದ್ದು ಆ ಬೃಹಸ್ಪತಿ ನೀತಿ ದೇವಗುರು ಬೃಹಸ್ಪತಿ ಬೃಹಸ್ಪತಿ ನೀತಿ ಏನು ಹೇಳುತ್ತೆ ಅನೇಕ ನೀತಿಗಳ ಮಧ್ಯದಲ್ಲಿ ಎದ್ದು ಕಾಣುವುದು ಧರ್ಮದ ಕೆಲಸವನ್ನು ಧರ್ಮದಿಂದಲೇ ಮಾಡು ನಮ್ಮ ಮಹಾತ್ಮ ಗಾಂಧಿಯವರು ಹೇಳ್ತಾ ಇದ್ದ ನೀತಿ means and ends must be equally good ಒಳ್ಳೆಯ ದಾರಿಯಿಂದಲೇ ಒಳ್ಳೆಯ ಕೆಲಸ ಮಾಡು ಶುಕ್ರ ನೀತಿ ಹೇಳ್ತು ರಾಕ್ಷಸರ ಗುರು ನೀನು ಒಳ್ಳೆಯ ಕೆಲಸವನ್ನು ಮಾಡು ಒಳ್ಳೆಯ ದಾರಿ ನಿನಗೆ ಸಿಕ್ಕದೇ ಇದ್ದರೆ ಕೆಟ್ಟ ದಾರಿಯಿಂದಲಾದರೂ ಮಾಡು ಶತ್ರುಗಳು ಅನುಸರಣೆ ಮಾಡುವ ಅವರ ಕೂಟ ನಿದ್ದಿ ಕೂಟ ನೀತಿಯಿಂದಲಾದರೂ ಮಾಡು ಆದರೆ ಒಳ್ಳೆಯ ಕೆಲಸವನ್ನೇ ಮಾಡು ಇದು ಶುಕ್ರಾಚಾರ್ಯ ಬಲಿ ಚಕ್ರವರ್ತಿಗೆ ಹಿರಣ್ಯಕಶುವಿಗೆ ಬಲ ತಂದು ಕೊಟ್ಟ ನೀತಿ ಮೂರನೇದು ಇವತ್ತು ನಾವು ಆಫ್ಘಾನಿಸ್ತಾನ್ ಅಂತ ಏನು ಹೇಳ್ತೇವೆ ಉಪಗಣ ಸ್ಥಾನ ಅಲ್ಲಿದ್ದ ಒಬ್ಬ ಭರದ್ವಾಜ ಗೋತ್ರದ ಬ್ರಾಹ್ಮಣ ಕಣಿಕನೆಂಬುವನು ಇನ್ನೊಂದು ಮೂರನೇ ನೀತಿಯನ್ನು ಧೃತರಾಷ್ಟ್ರನಿಗೆ ಉಪದೇಶ ಮಾಡಿದ ಅವನು ಹೇಳಿದ ಧರ್ಮವೂ ಬೇಡ ನಿನಗೆ ಮನಸ್ಸಿಗೆ ತೋರಿದ ಕೆಲಸವನ್ನು ಮನಸ್ಸಿಗೆ ಬಂದ ರೀತಿಯಿಂದ ಮಾಡು ಅರ್ಥ ಮಾಡಿಕೊಳ್ಳಿ ಒಳ್ಳೆಯದನ್ನು ಒಳ್ಳೆಯ ರೀತಿಯಿಂದ ಮಾಡು ಒಂದು ಹೇಳಿತು ಒಳ್ಳೆಯದನ್ನು ಕೆಟ್ಟ ರೀತಿಯಿಂದ ಮಾಡಿತು ಒಂದು ಹೇಳಿತು ಯಾವುದನ್ನು ಬೇಕಾದರೂ ಯಾವ ರೀತಿಯಿಂದ ಮಾಡು ಫ್ರೀ ಫಾರ್ ಆಲ್ ಇಂಗ್ಲೀಷಲ್ಲಿ ಹೇಳ್ತೇವೆ ಇವತ್ತು ನಮ್ಮ ಜಗತ್ತಲ್ಲಿರ್ತಕ್ಕ ಎಲ್ಲ ರಾಷ್ಟ್ರಗಳು ಅಮೇರಿಕೆ ಚೀನಾ ಜಪಾನ್ ಮೊದಲಾದ ನೆರೆಹೊರೆ ರಾಷ್ಟ್ರಗಳು ತಮ್ಮ ತಮ್ಮ ಸ್ವಾರ್ಥವನ್ನು ತುಂಬಿಕೊಳ್ಳುವುದಕ್ಕೆ ಏನು ಮಾಡಬೇಕು ಆ ನೀತಿ ಅನುಸರಿಸ್ತಾರೆ ಇದಕ್ಕೆ ಕಣಿಕ ನೀತಿ ಅಂತ ಹೆಸರು ನೀತಿಗಳು ಒಂದು ಮೇಲೆ ಬರುವುದು ಒಂದು ಕೆಳಗೆ ಹೋಗುವುದು ಹೇಗೆ ಯಾವುದು ಅಪ್ರಸ್ತುತವಾಗ್ತದೆ ಆಗ್ತದೆ ಪ್ರಸ್ತುತವಾದ ವ್ಯಕ್ತಿಗಳನ್ನು ಮೂಲೆಗೆ ಸರಿಸಿಬಿಡ್ತಾರೆ ನಮ್ಮ ಕಾಲದಲ್ಲಿ ಗಾಂಧಿ ನೀತಿ ಹೋಯಿತು ಮತ್ತೊಂದು ಯಾವುದೋ ಬಂತು ಕಮ್ಯುನಿಸ್ಟ್ ನೀತಿ ಬಂತು ಮತ್ತೊಂದು ನೀತಿ ಬಂತು ಈಗ ಎಲ್ಲರೂ ತಮ್ಮ ತಮ್ಮ ಸ್ವಾರ್ಥಕ್ಕಾಗಿ ರಾಜ್ಯ ಬೇಕು ಅಧಿಕಾರ ಬೇಕು ಅಂತ ಕೇಳುವ ಕಾಲ ಇದು ಕಣಿಕ ನೀತಿ ನಿಮ್ಗೆ ಯಾತಕರಿ ಬೇಕು ರಾಜ್ಯ ಅಂತ ಕೇಳಿದ್ರೆ ನಾನು ದೊಡ್ಡವನಾಗಬೇಕು ನನಗೆ ಅಧಿಕಾರ ಬೇಕು ನಾನು ಹಣ ಕೂಡಿಸ್ಬೇಕು ನನ್ನ ಮಕ್ಕಳು ಚೆನ್ನಾಗಿರಬೇಕು ಇದು ಧೃತರಾಷ್ಟ್ರ ಆಚರಣೆಗೆ ತಂದ ನೀತಿ ಬೃಹಸ್ಪತಿ ನೀತಿಯನ್ನು ಚೆನ್ನಾಗಿ ತಿಳಿದಿದ್ದವರು ಮಹಾಭಾರತ ಕಾಲದಲ್ಲಿ ಮೂರು ಮಹಾಪಂಡಿತರಿದ್ದರು ಒಬ್ಬ ಭೀಷ್ಮ ಅವನು ಗಂಗೆಯಲ್ಲಿ ಮಗನಾಗಿ ಹುಟ್ಟಿ ಗಂಗೆಯೇ ಅವನನ್ನು ಕರ್ಕೊಂಡು ಹೋಗಿ ಮೂವತ್ತಾರು ವರ್ಷ ಬೆಳೆಸಿದಳು ತಂದೆ ಮಕ್ಕಳ ಅಂದರೆ ಶಂತನು ಮತ್ತು ಭೀಷ್ಮರ ಭೇಟಿ ಆಗಲೇ ಇಲ್ಲ ಅವನು ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಬೃಹಸ್ಪತಿ ಆಶ್ರಮದಲ್ಲಿದ್ದು ಅಲ್ಲಿ ವೇದಗಳನ್ನು ಕಲಿತ ರಾಜನೀತಿಯನ್ನು ಕಲಿತ ಶುಕ್ರಾಚಾರ್ಯನಲ್ಲಿದ್ದ ಆಮೇಲೆ ಪರಶುರಾಮರಲ್ಲಿ ಯುದ್ಧ ವಿದ್ಯೆಯನ್ನು ಕಲಿತ ಥರ್ಟಿ ಸಿಕ್ಸ್ ಇಯರ್ಸ್ ಮೂವತ್ತಾರು ವರ್ಷ ಕಲಿತ ಅಷ್ಟೊತ್ತಿಗೆ ಗಂಗೆ ತಗೊಂಬಂದು ಬಿಟ್ಲು ಇವನು ನಿನ್ನ ಮಗ ಎಂಬುದಾಗಿ ಒಂದು ಪ್ರಸಂಗದಲ್ಲಿ ಅಂಥವನು ಸಕಲ ಶಾಸ್ತ್ರಗಳನ್ನು ತಿಳಿದು ಮಹಾಭಾರತದ ದುರಂತ ಧರ್ಮವನ್ನು ಧರ್ಮದ ರೀತಿಯಿಂದಲೇ ಮಾಡುವುದಕ್ಕೆ ಭೀಷ್ಮನಿಗೆ ಆಗಲಿಲ್ಲ ಅಂದರೆ ಬೃಹಸ್ಪತಿ ನೀತಿ ಅಪ್ರಸ್ತುತವಾಗಿತ್ತು ಅದು ಹಾಗೆ ಹೇಳ್ತೀರಿ ಅಂದರೆ ಯುದ್ಧಾರಂಭ ಮಹಾಭಾರತ ಯುದ್ಧಾರಂಭ ಕಾಲದಲ್ಲಿ ಹೇಳಿಯಂತೆ ಅವನು ಧರ್ಮರಾಜನಿಗೆ ಹೇಳುವಂಥ ಒಂದು ಮಾತು ಅರ್ಥಸ್ಯ ಪುರುಷೋ ಇದು ಬುದ್ಧಿವಂತನ ಬಾಯಲ್ಲಿ ಧರ್ಮ ತಿಳಿದವನ ಬಾಯಲ್ಲಿ ಬರತಕ್ಕ ಮಾತಲ್ಲ ಎಲ್ಲರೂ ಮಾಡೋದು ಹೊಟ್ಟೆಗಾಗಿ ಗಣು ಬಟ್ಟೆಗಾಗಿ ಇವತ್ತು ನಾವು ಕೇಳ್ತೇವೆ ಕನ್ನಡದಲ್ಲಿ ಗಾದೆ ಹೊಟ್ಟೆಯೇ ಮುಖ್ಯ ಮನುಷ್ಯ ಹಣಕ್ಕೆ ಮಾರಿಕೊಂಡವನು ಇದು ಯಾವಾಗ ಭೀಷ್ಮನ ಬಾಯಲ್ಲಿ ಬಂತು ಧರ್ಮಗ್ಲಾನಿ ಧರ್ಮಕ್ಕೆ ಮುಸುಕಾಯಿತು ದ್ರೋಣನ ಬಾಯಲ್ಲಿದೆ ಮಾತು ಕೃಪಾಚಾರನ ಬಾಯಲ್ಲಿದೆ ಮಾತು ಅಂದರೆ ಇವರೆಲ್ಲ ಹೊಲದಲ್ಲಿ ಬೆಳೆ ತೆಗೆದ ಮೇಲೆ ಈ ಕೂಳೆ ಅಂತ ಉಳಿಯುತ್ತಲ್ಲ ಕೂಳೆ ಸ್ಟಬ್ ಸಿದ್ದಾಗಿದ್ದವರು ಇವರನ್ನು ತೆಗೆದು ಹೊಸ ಬೆಳೆಯನ್ನು ಮಾಡಬೇಕು ಅಂತ ಧರ್ಮರಾಜನಂತಹ ಸಸ್ಯಗಳನ್ನು ಪೈರುಗಳನ್ನು ನಾಟುವುದಕ್ಕೆ ಕೃಷ್ಣ ಮಾಯಾತಂತ್ರಗಳನ್ನು ಅನುಸರಿಸಬೇಕಾಯಿತು ಅದು ಎರಡನೇ ನೀತಿ ಎರಡನೇ ನೀತಿ ಅಂದರೆ ಇದು ಶುಕ್ರ ನೀತಿ ಶುಕ್ರ ನೀತಿ ಹೇಳಿತು ಒಳ್ಳೆಯ ಕೆಲಸವನ್ನು ಮಾಡು ಒಳ್ಳೆಯ ನೀತಿಯಿಂದಲೇ ಮಾಡು ಒಂದು ವೇಳೆ ಒಳ್ಳೆಯ ರೀತಿ ಆಗಲಿಲ್ಲ ನಿನ್ನ ಶತ್ರುಗಳು ಅನುಸರಿಸಿದ ಅವರ ಕೆಟ್ಟ ಮಾರ್ಗದಿಂದಲೇ ಅವರನ್ನು ಮುಗಿಸು ಇದನ್ನು ವಿದುರ ಒಪ್ಪಲಿಲ್ಲ ಕೊನೆಯ ತನಕ ಒಪ್ಪಲಿಲ್ಲ ಆದರೆ ಕೊನೆಗೆ ಇಷ್ಟವಿಲ್ಲದೆಯೇ ಒಪ್ಪಿಕೊಳ್ಳುವ ಕಾಲ ಬಂತು ಇದನ್ನು ಬಲರಾಮ ಒಪ್ಪಲಿಲ್ಲ ಒಪ್ಪಿಕೊಳ್ಳುವ ಕಾಲ ಬಂತು ಇದನ್ನು ಆರಂಭದಿಂದ ಕೊನೆಯವರೆಗೆ ಮಾಡಿ ತೋರಿಸಿದವನು ಶ್ರೀಕೃಷ್ಣ ಮನುಷ್ಯ ದೃಷ್ಟಿಯಲ್ಲಿ ನೀವು ಕೃಷ್ಣನನ್ನು ನೋಡಿದರೆ ನಿಮಗೆ ತುಂಬ ಲಾಭವಾಗುತ್ತೆ ಅವನು ದೇವರು ಅಸಾಧ್ಯವಾದ ಕೆಲಸ ಅವನಾಗಿದ್ದರಿಂದ ಮಾಡಿದ ಅಂತ ನೋಡುವುದರಿಂದ ಮಹಾಭಾರತದ ಬೋಧೆ ನಮಗೆ ಬಹಳ ದಕ್ಕುವುದಿಲ್ಲ ಭಕ್ತಿ ದಕ್ಕಬಹುದು ಮಹಾಭಾರತದಿಂದ ರಾಜಕೀಯ ಸಾಮಾಜಿಕ ಪ್ರಯೋಜನಗಳನ್ನು ಪಡ್ಕೊಳ್ಬೇಕಾದ್ರೆ ಭಾಗವತವನ್ನು ನೀವು ಸೇರಿಸಿ ನೋಡಿದರೆ ಹುಟ್ಟಿದ ಹತ್ತನೇ ದಿವಸದಿಂದ ದುಷ್ಟ ಸಂಹಾರಕ್ಕೆ ಪೋತನೆ ಶಕಟಾಸುರರನ್ನು ಮೊದಲುಕೊಂಡು ಸಂಹಾರ ಮಾಡಿದ್ದವನು ಮಹಾಭಾರತ ಯುದ್ಧ ಆಗುವ ಎಷ್ಟೋ ವರ್ಷಗಳ ಪೂರ್ವದಲ್ಲಿ ಪಾಂಡವರಿಗಾಗ್ತಾ ಇದ್ದ ಬೇಗೆಗಳನ್ನೆಲ್ಲ ನೋಡಿ ಏಕಚಕ್ರಪುರದಲ್ಲಿ ಕುಂಬಾರನ ಮನೆಯಲ್ಲಿ ಪಾಂಡವರು ಅಡಗಿಕೊಂಡಿದ್ದಾಗ ಅಲ್ಲಿ ಕಾಣಿಸಿಕೊಂಡು ತಾನೇ ಸೂತ್ರಧಾರನಾಗಿ ಸೌಪ ದ್ರೌಪದಿ ವಿವಾಹವನ್ನು ಮಾಡಿಸಿ ಅಲ್ಲಿಂದ ಆಚೆಗೆ ಅನೇಕ ತಂತ್ರಗಳನ್ನು ಒಂದರ ಮೇಲೊಂದು ಮಾಡಿ ಕೃಷ್ಣ ಅನುಸರಿಸಿದ ನೀತಿ ಮಾಯಾವಿ ಮಾಯಯಾವಧ್ಯ ಮೋಸಗಾರನನ್ನು ಅವನ ಮೋಸದಿಂದಲೇ ಕೊಲ್ಲಿಸಬೇಕು ಅವನಿಗೆ ಬೇರೆ ದಾರಿ ತಿಳಿಯೋದಿಲ್ಲ ಇವತ್ತು ನಾವು ನಮ್ಮ ನೆರೆಹೊರೆ ರಾಜ್ಯಗಳಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡಬೇಕು ಅವರು ಆಗಿ ಹೊರತು ನಮಗೆ ಶಾಂತಿ ಬರುವುದಿಲ್ಲ ನಾವು ಇವತ್ತು ಬೃಹಸ್ಪತಿ ನೀತಿಯನ್ನು ಬಿಟ್ಟು ಕೃಷ್ಣ ಮತ್ತು ಕೌಟಿಲ್ಯ ಅನುಸರಿಸಿದ ನೀತಿಯನ್ನು ಅನುಸರಿಸಬೇಕಾಗಿದೆ ಯಾಕೆ ಧರ್ಮವನ್ನು ನಾವು ಬಿಡಬಾರ್ದು ಮೂರನೇದು ಹೇಳಿದ್ದೇನೆ ಮೋಸ ಯಾವುದರಿಂದ ಏನನ್ನು ಬೇಕಾದರೂ ಸಾಧನೆ ಮಾಡುವುದು ಅದು ಇವತ್ತು ತುಂಬ ಪ್ರಚುರವಾಗಿದ್ದರಿಂದ ಈ ಮೂರು ನೀತಿಗಳ ತಾಕಲಾಟದ ಕಾಲ ಸತ್ಯಮೇವ ಜಯತೆ ನಾನೃತಂ ಕೊನೆಯಲ್ಲಿ ಸತ್ಯಕ್ಕೆ ಜಯವಾಗುತ್ತೆ ಅನ್ನೋ ವಿಶ್ವಾಸವನ್ನು ಬಿಡಬಾರದು ಮಾರ್ಕಂಡೇಯರು ಧರ್ಮರಾಜನಿಗೆ ವಿರಾಟ ನಗರಿಯಲ್ಲಿ ಅಜ್ಞಾತವಾಸ ಮಾಡುವಾಗ ಬೋಧನೆ ಮಾಡ್ತಾರೆ ಅಯ್ಯ ದಶಾವತಾರ ಮಾಡಿದ ಭಗವಂತನೇ ವೇಷಾಂತರಗಳನ್ನು ಹಾಕಿಕೊಂಡು ದುಷ್ಟರನ್ನು ಸಂಹಾರ ಮಾಡಬೇಕಾಯಿತು ಅದೊಂದು ರೀತಿ ಅಜ್ಞಾತವಾಸ ನೀವು ಅಜ್ಞಾತವಾಸ ಮಾಡುವುದರಲ್ಲಿ ಏನೂ ತಪ್ಪಿಲ್ಲ ಇದರಲ್ಲಿ ಮೋಸವಿಲ್ಲ ಅಂತ ಹೇಳೋ ಜಾಗದಲ್ಲಿ ಈ ಶುಕ್ರ ನೀತಿಯನ್ನು ಒಂದು ರೀತಿಯಲ್ಲಿ ಎತ್ತಿ ಹಿಡಿತಾರೆ ಎನ್ನುವುದು ಇದು ಮಹಾಭಾರತದಲ್ಲಿ ನಾವು ಕಾಣಬೇಕಾದ ಮಾತು ಆದರೆ ಮಹಾಭಾರತ ಕಥೆಯನ್ನು ನಮಗೆ ಇನ್ನೊಂದು ರೀತಿಯಲ್ಲಿ ಅನೇಕ ದಿವ್ಯ ಶ್ಲೋಕಗಳಲ್ಲಿ ಐದು ಸಾವಿರ ಶ್ಲೋಕಗಳಲ್ಲಿ ಕೊಟ್ಟ ಎಂಬ ಕಾಶ್ಮೀರದ ಮಹಾಕವಿ ಹತ್ತನೇ ಶತಮಾನದ ಕವಿ ನಾವು ಮಹಾಭಾರತದಲ್ಲಿ ಏನು ಕಾಣಬೇಕು ಅಂದರೆ ತನ್ನ ಗ್ರಂಥದ ಕೊನೆಯಲ್ಲಿ ಒಂದು ಶ್ಲೋಕದಲ್ಲಿ ಮಹಾಭಾರತ ಸಂದೇಶವನ್ನು ಹೇಳ್ತಾನೆ ಏನಂದರೆ ರತ್ನೋದಾರ ಚತುಸ್ಸಮುದ್ರ ರಶನಾ ಭುಕ್ತ ಕೌರವೋ ಭಗ್ನೋರು ಪತಿತಃ ಸ ನಿಷ್ಪರಿಜನಃ ಜೀವನ್ ಜೀವನ್ಮೃಕೈರ್ಭಕ್ಷಿತಃ ದುರ್ಯೋಧನ ಅನ್ಯಾಯದಿಂದಲೇ ರಾಜ್ಯವನ್ನು ಹಿಡಿದ ಅನ್ಯಾಯದಿಂದಲೇ ರಾಜ್ಯಭಾರ ಮಾಡಿದ ಮಹಾಭಾರತದ ಕಥೆಯಲ್ಲಿರುವುದೆಲ್ಲ ಅನ್ಯಾಯವೇ ಆದರೆ ಅನ್ಯಾಯದ ಮೇಲೆ ಜಯ ಸಾಧಿಸಿತು ಅನ್ನುವುದು ಅಲ್ಲಿ ನಮಗೆ ಎದ್ದು ಕಾಣಬೇಕಾದ ಅಂಶ ಕೆಟ್ಟದ್ದು ಮಾಡಿದವರು ಮೇಲೆ ಮೇಲೆ ಮಾಳಿಗೆ ಮನೆ ಕಟ್ಕೊಂಡು ಚೆನ್ನಾಗಿರ್ತಾರೆ ಪಾಂಡವರೆಲ್ಲ ಕಾಡಿಗೆ ಹೋದರು ಏನಾಯಿತು ಇದು ನಿರಾಶಾ ದೃಷ್ಟಿ ಹಾಗೆ ನೋಡುವುದಲ್ಲ ಅಧಿಕಾರ ಇಲ್ಲದೇ ಇದ್ದವನು ಅಧಿಕಾರವನ್ನು ಚಲಾಯಿಸಿದ ಇದು ಲೋಕದಲ್ಲಿ ಎಲ್ಲರೂ ಕೇಳಿದ್ದೀರಾ ಧೃತರಾಷ್ಟ್ರನಿಗೆ ಪಟ್ಟಾಭಿಷೇಕ ಆಗಲಿಲ್ಲ ಸಮಸ್ತ ಕುರುವಂಶದ ರಾಜ್ಯಕ್ಕೆ ಪಟ್ಟಾಭಿಷಿಕ್ತನಾಗಿದ್ದವನು ಪಾಂಡು ಚಕ್ರವರ್ತಿ ಅವನೇ ಚಕ್ರವರ್ತಿ ಕುರುಡನಾದ್ದರಿಂದ ಸಹಿ ಹಾಕ್ಲಿಕ್ಕೆ ಬರೋದಿಲ್ಲ ಕತ್ತಿ ಹಿಡಿಯೋಕೆ ಬರೋದಿಲ್ಲ ಆನೆ ಬರೋದಿಲ್ಲ ಅಂತ ಅಧಿಕಾರ ಬಾಹಿರನಾಗಿ ಹೊರಗೆ ತಳ್ಳಲ್ಪಟ್ಟಿದ್ದವನು ಪಾಂಡು ಯಾವಾಗ ಅಡವಿಗೆ ವಾನಪ್ರಸ್ಥನಾಗಿ ಹೋದ ನೆಪಕ್ಕೆ ಕೂರಿಸಲ್ಪಟ್ಟು ಭೀಷ್ಮನೇ ರಾಜ್ಯ ಸೂತ್ರವನ್ನು ಹಿಡಿದಿದ್ದು ಇದೆಲ್ಲ ಹೇಳ್ತೇನೆ ರಾಜಕೀಯದಲ್ಲಿ ಎಷ್ಟೊಂದು ವ್ಯಭಿಚಾರಗಳು ನಡೆದು ಹೋಗ್ತವೆ ಮಾಡಬಾರದಿಲ್ಲ ಅನ್ನೋದನ್ನು ಅಲ್ಲಿಂದ ಮುಂದೆ ಇವನು ಪಾಂಡವರನ್ನು ಮೋಸದಿಂದ ಕಪಟ ಜೋಜಿನಲ್ಲಿ ಸೋಲಿಸಿ ಕಾಡಿ ಕಳಿಸಿ ತಾನೇ ಚಕ್ರವರ್ತಿ ಅಂತ ಮೇಲೆ ಅನಭಿಷಿಕ್ತನಾದವನು ಇದು ನಮ್ಮಲ್ಲಿ ಅನೇಕರು ಗಮನಿಸೋದಿಲ್ಲ ದುರ್ಯೋಧನ ಯಾವ ವಿಧವಾದ ಅಧಿಕಾರವನ್ನು ಚಲಾಯಿಸುವುದಕ್ಕೆ ವಿಧ್ಯುಕ್ತವಾದಂಥ ಪರಂಪರೆಯಲ್ಲಿ ಬರದೇ ಅಧಿಕಾರವನ್ನು ಚಲಾಯಣ ಮಾಡಿ ಇವತ್ತು ಚುನಾವಣೆಯಲ್ಲಿ ಆರಿಸಿ ಬರದೇ ಇದ್ದವರು ರಾಜ್ಯವನ್ನು ಚಲಾಯಿಸಿದ್ರೆ ಹೇಗಿರುತ್ತೆ ಅಧಿಕಾರ ಆ ರೀತಿಯ ಸಂದರ್ಭ ಆದರೆ ಏನು ಮಾಡಿದ ರತ್ನೋದಾರ ಚತುಸ್ಸಮುದ್ರ ರಶನ ರತ್ನಗಳು ತುಂಬಿರ್ತಕ್ಕ ನಾಲ್ಕು ಸಮುದ್ರಗಳಿಂದ ಪರಿವೃತವಾದ ಭೂಮಿಯನ್ನು ಭುಕ್ವಾ ಭುವಂ ಕೌರವೋ ಇಡೀ ಭೂಮಂಡಲವನ್ನಾಳಿದ ಆದರೆ ಹೇಗೆ ಸತ್ತ ಅವನು ಭಗ್ನೋರುಹು ತೊಡೆ ಮುರಿಸಿಕೊಂಡು ಸತ್ತ ತೊಡೆ ಮುರಿದು ಕೂಡಲೇ ಪ್ರಾಣ ಹೋಗಲಿಲ್ಲ ಪತಿತಃ ಕೆಳಗೆ ಬಿದ್ದ ಸ ನಿಷ್ಪರಿ ಜನ ಆ ಗಳಿಗೆಯಲ್ಲಿ ಅವನಿಗೆ ದೀವಟಿಗೆ ಹಿಡಿಯೋರಿರಲಿಲ್ಲ ಬಾಯಾರಿಕೆ ಆದರೆ ನೀರು ಕೊಡೋರಿರಲಿಲ್ಲ ತಲೆ ಮೇಲೆ ಛತ್ರಿ ಹಿಡಿಯೋರಿರಲಿಲ್ಲ ಅವನ ಗಾಯಗಳಿಗೆ ಔಷಧಿ ಹಾಕೋರಿರಲಿಲ್ಲ ಎರಡು ತೊಡೆಗಳು ಮುರಿದು ಬರೀ ಮಾಂಸದಿಂದ ಮಾತ್ರ ಅಂಟಿಕೊಂಡಿದ್ದ ಎರಡೂ ತೊಡೆಗಳನ್ನು ಜೀವನ್ ವೃಕೈಹಿ ಭಕ್ಷಿತ ತೋಳಗಳು ಬಂದು ಹರಿದು ಅವನು ಬದುಕಿರುವಾಗಲೇ ತಿಂದವು ಆ ನೋವನ್ನು ತಾಳಿಕೊಳ್ಳಬೇಕಾಯಿತು ಅನಧಿಕೃತವಾಗಿ ರಾಜ್ಯವನ್ನು ಆಳಿದವರು ಈ ಗತಿ ಬರುತ್ತೆ ಅಂತ ತೋರಿಸಿದರು ಎರಡನೇದು ಅಲ್ಲಿಗೆ ಮೂವತ್ತಾರು ವರ್ಷದ ಆಶೆಗೆ ಇನ್ನೊಂದು ಘೋರ ಯುದ್ಧ ಆಯ್ತಲ್ಲ ಯಾದವರ ಗೋಪೈ ವಿಶ್ವಜಯೀ ಜಿತ ಸವಿಜಯ ಕೆಳಗೆ ಇಡದೇ ಇದ್ದ ಬಿಲ್ಲು ಗಾಂಡೀವ ಅಗ್ನಿದತ್ತವಾದದ್ದು ಕಾಂಡವನ ದಹನ ಕಾಲದಲ್ಲಿ ಅಗ್ನಿ ಕೊಟ್ಟದ್ದು ಆ ಬಿಲ್ಲನ್ನು ಯಾರು ನಿಂದಿಸಿದ್ರೆ ಅವರ ತಲೆ ತೆಗೆದು ಬಿಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದ ಅರ್ಜುನ ನಿನ್ನ ಬಿಲ್ಲು ವ್ಯರ್ಥ ಅಂತ ಧರ್ಮರಾಜ ಹೇಳಿದ್ದಕ್ಕೆ ಆ ಧರ್ಮರಾಜನನ್ನೇ ಕೊಲ್ಲುವುದಕ್ಕೆ ಹೋಗಿದ್ದವನು ದ್ರೋಣಪುರದಲ್ಲಿ ಬರುತ್ತೆ ಕಥೆ ಆ ಅಂಥ ಬಿಲ್ಲಿನಿಂದ ಒಂದೇ ಬಿಲ್ಲು ಭೀಷ್ಮ ದ್ರೋಣ ಮೊದಲಾದವರು ಎಷ್ಟು ಸಲ ಬಿಲ್ ಅವ್ರದ್ದು ತುಂಡಾಯಿತು ಎಷ್ಟು ಸಲ ಬೇರೆ ಬೇರೆ ಬಿಲ್ ಎತ್ತುಕೊಂಡ್ರು ಒಮ್ಮೆಯೂ ಕೆಳಗಿಡದೇ ಇದ್ದದ್ದು ಆ ಗಾಂಡೀವ ಅಂಥದ್ದೊಂದು ಬಿಲ್ಲಿದ್ದು ಕೃಷ್ಣಾವತಾರ ಮುಗಿದ ಮೇಲೆ ಕೃಷ್ಣ ಪತ್ನಿಯರನ್ನು ಕೃಷ್ಣನ ಆಜ್ಞೆಯಂತೆ ಹಸ್ತಿನಾವತಿಗೆ ಕರ್ಕೊಂಡು ಹೋಗ್ತಿದ್ದ ಅರ್ಜುನನಿಗೆ ಆ ಬಿಲ್ ಬಿಲ್ಲೆತ್ತುವುದಕ್ಕಾಗಲ್ಲ ಗೋಪೈ ವಿಶ್ವಜಯಿ ಜಿತಸ್ವ ವಿಜಯ ಆಭೀರರು ಗೊಲ್ಲರು ಸೌರಾಷ್ಟ್ರ ಪ್ರಾಂತದ ಅನಾಗರಿಕರು ಕೃಷ್ಣ ಪತ್ನಿಯರನ್ನು ಅಪಹಾರ ಮಾಡಿಕೊಂಡು ಹೋದರು ಅವರು ಅಗ್ನಿ ಪ್ರವೇಶ ಮಾಡಿದರು ಕೆಲವರು ನೀರಲ್ಲಿ ಆತ್ಮಹತ್ಯೆ ಮಾಡಿಕೊಂಡರು ಬಿಲ್ ಎತ್ತುವುದಕ್ಕಾಗಲಿಲ್ಲ ಮಹಾಭಾರತ ಯುದ್ಧ ನಾನೇ ಮಾಡಿದವನು ನಾನೇ ಮಾಡಿದವನು ನಾನೇ ಗೆದ್ದೆ ಅಂತ ಜಂಬ ಪಡ್ಕೊಳ್ತಾ ಇದ್ದವನು ಗೋಪೈ ವಿಶ್ವಜಯೀ ಜಿತಸ್ರ ವಿಜಯ ಕಕ್ಷೈ ಕ್ಷಿತಾವೃಷ್ಟಯ ಜೊಂಡು ಹುಲ್ಲಿನಿಂದ ಪರಸ್ಪರ ಬಡದಾಡಿ ಸತ್ತರು ಯಾದವರು ನಾರಾಯಣ ಸೇನೆ ಅಂತ ಹೆಸರು ಕೃತವರ್ಮನ ಅಧ್ಯಕ್ಷತೆಯಲ್ಲಿ ಸಮಸ್ತ ಯಾದವರದ್ದು ಒಂದು ಬಲಿಷ್ಠವಾದ ಒಂದು ಅಕ್ಷೋಹಿಣಿ ಸೇನೆಯನ್ನು ದುರ್ಯೋಧನನ ಕಡೆ ಕಳಿಸಿದ್ದ ಕೃಷ್ಣ ಅವರು ಅನೇಕ ಅದ್ಭುತ ಕೆಲಸಗಳನ್ನು ಮಾಡಿದ ಮಹಾವೀರರು ಒಬ್ಬರೊಬ್ಬರು ಜೊಂಡು ಹುಲ್ಲಿಂದ ಹೊಡೆದು ಸತ್ತರು ತಸ್ಮಾತ್ ಸರ್ವಮಿದಂ ವಿಚಾರ್ಯ ಸುಚಿರಂ ಇದನ್ನು ಚೆನ್ನಾಗಿ ಯೋಚನೆ ಮಾಡಿ ಅರ್ಜುನ ಗತಿ ಏನಾಯಿತು ಬಿಲ್ಲೆತ್ತೋಕ್ಕಾಗಲಿಲ್ಲ ದುರ್ಯೋಧನ ಗತಿ ಏನಾಯಿತು ಅರ್ಜುನ ದಿಗ್ವಿಜಯ ಮಾಡಿದ್ದವನು ಪೂರ್ವ ದಿಕ್ಕಿಗೆಲ್ಲ ಹೋಗಿದ್ದವನು ಕಪಕಾಣಿಕೆ ತಂದಿದ್ದವನು ಧರ್ಮರಾಜನಿಗೆ ವಿದೇಶಾಂಗ ಮಂತ್ರಿ ಅಂತ ಇದ್ದವನು ಭೀಮ ಒಂದು ಕಡೆ ನಕುಲ ಒಂದು ಕಡೆ ಸಹದೇವ ಒಂದು ಕಡೆ ಅರ್ಜುನ ಒಂದು ಕಡೆ ಹೋಗಿ ರಾಶಿ ತಂದರು ಹಣವನ್ನು ಅರ್ಜುನ್ ಅಂಥ ವೀರ ಉಂಟೆ ಅಂತ ಕೇಳ್ತೇವೆ ಪಾಂಡವಾನಾಂ ಧನಂಜಯ ಭಗವದ್ಗೀತೆಯಲ್ಲಿ ಕೃಷ್ಣ ತನ್ನ ವೈಭವವನ್ನು ಅರ್ಜುನ್ ರೂಪದಲ್ಲಿ ನೋಡು ಅಂತ ಹೇಳಿ ಅಂಥ ಅರ್ಜುನನಿಗೆ ಬಿಲ್ ಎತ್ತುವುದಕ್ಕಾಗಲಿಲ್ಲ ಇಲ್ಲಿ ನನ್ನದೇ ರಾಜ್ಯ ಅಂತ ಮೊಳೆ ಬಡ್ಕೊಂಡಿದ್ದವನು ತೋಳಗಳು ಹರಿದು ತಿಂದುವವನ ತೊಡೆಯನ್ನ ಇಲ್ಲಿ ಗೋಪೈಹಿ ವಿಶ್ವಜಯಿ ಜಿತಸ್ರ ವಿಜಯ ಕಕ್ಷಯೀ ವೃಷ್ಣಯ ಜೊಂಡು ಹುಲ್ಲಿನಿಂದ ತಾವು ತಾವೇ ಹೊಡೆದಾಡಿಸತರು ಇದೆಲ್ಲ ಚೆನ್ನಾಗಿ ಯೋಚನೆ ಮಾಡಿ ತಸ್ಮಾತ್ ಸರ್ವವಿಧಂ ವಿಚಾರ್ಯ ಸುಚಿರಂ ಶಾಂತಿಯ ಈ ಮನೋಧೀಯತಾಂ ಶಾಂತಿಗೆ ಮನಸ್ಸನ್ನು ಕೊಡಿ ಶಾಂತಿ ಎನ್ನುವುದು ಶಾಶ್ವತವಾದದ್ದು ರಾಜ್ಯ ಭೋಗ ಶಾಶ್ವತವಲ್ಲ ಇದೇ ಮಹಾಭಾರತ ಸಂದೇಶ ಕೊನೆಯ ಶ್ಲೋಕದಲ್ಲಿ ವೇದವ್ಯಾಸರು ಹೇಳ್ತಾರೆ ಊರ್ಧ್ವಬಾಹು ಎರಡು ಕೈಗಳ ಮೇಲೆ ಕೆತ್ತಿ ವಿರೋಮಿಯೇಷ ಗಂಟಲು ಕಿತ್ತು ಹೋಗುವಂತೆ ಕಿರಿಚಿಕೊಳ್ತಾ ಇದ್ದೇನೆ ನಚಕ ಚಚ್ಚುಣೋತಿ ಮೇ ಯಾರೂ ನನ್ನ ಮಾತನ್ನು ಕೇಳ್ತಾ ಇಲ್ಲ ಯಾವುದೇ ಯಾವ ಮಾತು ಅಂದರೆ ಅದರ್ಥಶ್ಚ ಕಾಮಶ್ಚ ಧರ್ಮದಿಂದಲೇ ಮನುಷ್ಯನಿಗೆ ಅರ್ಥ ಕಾಮಗಳು ಸಿದ್ಧಿಯಾಗ್ತವೆ ಇದನ್ನು ವಿವರಿಸಬೇಕು ಇವತ್ತು ನಾವು ಧರ್ಮ ಅಂದರೆ ಅಪಹಾಸ್ಯ ಮಾಡುವ ಸ್ಥಿತಿಗೆ ತಂದುಕೊಂಡಿದ್ದೇವೆ ಎರಡನೇದು ಯಾವುದೋ ಒಂದು ಮತ ಒಂದು ರಿಲಿಜನ್ ಅನ್ನೋ ಅರ್ಥದಲ್ಲಿ ನಾವು ಧರ್ಮ ಶಬ್ದವನ್ನು ಗ್ರಹಿಸ್ತೇವೆ ಇದು ಈ ಧರ್ಮ ಶಬ್ದಕ್ಕೆ ಅಪಚಾರ ಇವತ್ತಿನ ಈ ಶಬ್ದಕೋಶಗಳನ್ನು ನೋಡಿದರೆ ಸುಮಾರು ನೂರ ಎಂಬತ್ತಕ್ಕೆ ಮೇಲ್ಪಟ್ಟ ಅರ್ಥಗಳನ್ನು ಧರ್ಮ ಶಬ್ದಕ್ಕೆ ಬರೆದಿದ್ದಾರೆ ನಮಗೆ ನಿಮಗೆ ಗೊಂದಲವಾಗಿ ಹೋಗ್ತದೆ ಧರ್ಮ ಶಬ್ದಕ್ಕೆ ಮೂಲ ಅರ್ಥ ಒಂದು ವ್ಯವಸ್ಥೆ ಗಿಡ ಭೂಮಿಯಲ್ಲಿ ನಟ್ಟ ಸಸಿ ಮೇಲಕ್ಕೆ ಬೆಳೆಯುವುದು ಅದರ ಧರ್ಮ ಮಳೆ ಮೇಲಿಂದಲೇ ಬೀಳುವುದು ಅದರ ಧರ್ಮ ನದಿ ಎತ್ತರದಿಂದ ಕೆಳಕ್ಕೆ ಹರಿಯುವುದು ಧರ್ಮ ಭೌತ ವಿಜ್ಞಾನದಲ್ಲಿ ಈ ಧರ್ಮಗಳನ್ನೇ ನಿಯಮಗಳು ಅಂತ ಹೇಳ್ತೇವೆ ಇದು ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ರಸಾಯನಶಾಸ್ತ್ರದಲ್ಲಿ ನಿಯಮಗಳಿವೆ ಲೋಹಶಾಸ್ತ್ರಕ್ಕೆ ನಿಯಮವಿದೆ ಹಾಗೆಯೇ ಬಯಾಲಜಿ ಅಂತ ಹೇಳ್ತೇವೆ ಜೀವಶಾಸ್ತ್ರ ಅದಕ್ಕೆ ನಿಯಮಗಳಿವೆ ಅಯ್ಯ ಮನುಷ್ಯರೇ ಮನುಷ್ಯ ಜೀವನಕ್ಕೂ ಧರ್ಮವಿದೆ ಒಬ್ಬರನ್ನೊಬ್ಬರು ಕೊಂದು ಬದುಕೋದು ಬದುಕಲ್ಲ ಸಹಕಾರವೆಂಬುದೇ ಜೀವನ ಪ್ರೇಮವೆಂಬುದೇ ದರ್ಶನ ಕೂಡಿ ಬಾಳಿದರೆ ಇಲ್ಲಿಯೇ ಸ್ವರ್ಗ ಕೂಡಿ ಬಾಳದೇ ಇದ್ದರೆ ಇಲ್ಲೇ ನರಕ ಇದನ್ನು ಮಹಾಭಾರತ ಹೇಳಿತು ಅದು ಧರ್ಮ ಕೂಡಿ ಬಾಳುವುದಕ್ಕೆ ಏನೇನು ಬೇಕು ಅದರಲ್ಲಿ ಒಡಕನ್ನು ಎಲ್ಲೆಲ್ಲಿ ಉಂಟು ಮಾಡ್ತೀರಿ ಅದು ಅದು ದಿತಿಪುತ್ರ ದೈತ್ಯರ ದೃಷ್ಟಿ ದೇವಾಸುರ ಬರುವುದೇ ಅದರಿಂದ ಸ್ವಾರ್ಥವನ್ನು ಬಿಟ್ಟರೆ ಎಲ್ಲ ಸುಖವಾಗಿರ್ಬೋದಾದ್ದರಿಂದ ಧರ್ಮ ಅದರ್ಥಶ್ಚ ಕಾಮಶ್ಚ ಮನುಷ್ಯನಿಗೆ ಅರ್ಥ ಕಾಮ ಧರ್ಮ ಬೇಡ ಅಂತ ಹೇಳುವುದಿಲ್ಲ ತಿನ್ನುವುದಕ್ಕೆ ಆಹಾರ ಬೇಕು ಅಧಿಕಾರ ಬೇಕು ಹಣಕಾಸು ಬೇಕು ಒಳ್ಳೆಯ ಹೆಂಡತಿ ಬೇಕು ಮಕ್ಕಳು ಬೇಕು ಜನ ನಮ್ಮನ್ನು ಗೌರವಿಸಬೇಕು ಪದವಿ ಬೇಕು ತಪ್ಪಲ್ಲ ಆದರೆ ಅದಕ್ಕೊಂದು ಧರ್ಮ ಇದೆ ಹಾಗೆಯೇ ಕಾಮ ಆಶೆ ಪೂರೈಸಿಕೊಳ್ಳುವುದಕ್ಕೆ ನಾವು ಪ್ರಾಣಿಗಳಂತೆ ಬಾಳಬಾರದು ನಡುಬೀದಿಯಲ್ಲಿ ನಾಯಿಗಳು ಮೈಥನ ಮಾಡ್ತವೆ ಹಂದಿ ಹುಚ್ಚಾಪಟ್ಟೆ ಮಕ್ಕಳನ್ನು ಹಡೆಯುತ್ತೆ ಹಾಗಲ್ಲ ಧರ್ಮ ನಡೆಸುವುದಕ್ಕೆ ಕುಲಧರ್ಮಕ್ಕೋಸ್ಕರವಾಗಿ ಮಕ್ಕಳು ಬೇಕು ಹಣವನ್ನು ಶೇಖರಿಸುವುದು ಲೋಕಕ್ಕೆ ಕ್ಷೇಮಾರ್ಥಕ್ಕೋಸ್ಕರವಾಗಿ ಧರ್ಮ ಮತ್ತು ಅರ್ಥಗಳಿಗೆ ಸ್ವತಂತ್ರವಾದ ಪುರುಷಾರ್ಥವಿಲ್ಲ ಧರ್ಮಕ್ಕೆ ಅವು ಬದ್ಧವಾಗಿರಬೇಕು ಧರ್ಮವೆಂಬುದು ಮೋಕ್ಷಕ್ಕೆ ಬದ್ಧವಾಗಿರಬೇಕು ಮನುಷ್ಯನ ಆವಿಷ್ಕಾರ ಮುಖ್ಯ ಇದನ್ನು ಸಾರ್ಥಕ ದಿವ್ಯ ಗ್ರಂಥ ಇದು ಧರ್ಮಾದರ್ಥಶ್ಚ ಕಾಮಶ್ಚ ಸಖಿಮರ್ಥಂ ನ ಸೇವ್ಯತೆ ಯಾತಕ್ಕೆ ನಿಮಗೆ ಬೇಡ ಅಂತ ಕೇಳ್ತಾರೆ ಚ ಕಚ್ಚು ಶೃಣೋತಿಮೆ ಮಹಾಭಾರತ ಕೊನೆಯ ಶ್ಲೋಕ ಇದು ಒಬ್ಬರು ಈ ಮಾತನ್ನು ಕೇಳ್ತಾ ಇಲ್ವಲ್ಲ ಅಂದರು ವ್ಯಾಸರು ಆದರೆ ನಾವು ಹೇಳ್ತೇವೆ ಧರ್ಮದಿಂದ ಅರ್ಥಕಾಮ ಸಿದ್ಧಿ ಅನ್ನೋದನ್ನು ಕೃಷ್ಣ ಬಲ್ಲವನಾಗಿದ್ದ ವಿದುರ ಬಲ್ಲವನಾಗಿದ್ದ ಗಾಂಧಾರಿ ಬಲ್ಲವಳಾಗಿದ್ದಳು ಯುಧಿಷ್ಠರ ಬಲ್ಲವನಾಗಿದ್ದ ಒಬ್ಬರು ನನ್ನ ಮಾತು ಕೇಳಲಿಲ್ಲ ಅಂತ ಹೇಗೆ ಹೇಳಿದರು ವ್ಯಾಸರು ಅಂದರೆ ಇವರಲ್ಲ ಕೇಳಬೇಕಾಗಿದ್ದವರು ಕೇಳಲಿಲ್ಲ ಒಂದು ರೈಲು ಬಸ್ಸು ವಾಹನ ನಡೆಸುವಾಗ ಎಚ್ಚರದಿಂದಿರಬೇಕಾಗಿದ್ದವನು ಚಾಲಕ ಉಳಿದವ್ರು ನಿದ್ದೆ ಮಾಡಿದರೂ ಪರವಾಗಿಲ್ಲ ಆ ದೃಷ್ಟಿಯಲ್ಲಿ ಒಂದು ರಾಜ್ಯದ ಚುಕ್ಕಾಣಿ ಹಿಡಿದವರು ಧರ್ಮದಲ್ಲಿರಬೇಕು ಉಳಿದವರು ಏ ಮಾರಿದರು ಸೋಮಾರಿಗಳಾದರು ಮರೆತರು ಅವರನ್ನು ಅಲ್ಲಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಧರ್ಮೇಣ ಪಾಪಮ ಪಾಪಮಪನುದತಿ ತಸ್ಮಾತ್ ಧರ್ಮಂ ಪರಮಂ ಆ ಹುಹು ವೇದದಲ್ಲಿ ಹೇಳ್ತಾರೆ ಧರ್ಮಾನ್ನಾತಿ ದುಶ್ಚರಂ ಧರ್ಮಕ್ಕಿಂತ ಮಾಡುವ ಅತ್ಯಂತ ಕಠಿಣವಾದ ಕೆಲಸ ಇನ್ನೊಂದಿಲ್ಲ ಧರ್ಮ ಹೇಳುವ ಸುಲಭ ಧರ್ಮದಂತ ನಡೆಯುವುದು ಕಷ್ಟ ಒಂದು ಕ್ಯೂ ನಿಲ್ತೇವೆ ಕೊನೆಯವನಿಗೆ ಹೇಳ್ತೇವೆ ನಿನಗೂ ಎಣ್ಣೆ ಸಿಕ್ಕುತ್ತೆ ನಿಂತುಕೋ ಶಾಂತವಾಗಿ ಅವನು ಹೇಳ್ತಾನೆ ನಾನು ಬಿ ಮಾಡಿ ಒಬ್ಬರ ಒಬ್ಬರು ಬೀಳಿದ್ದಾರೆ ಇವತ್ತು ಎಣ್ಣೆ ಸಿಕ್ಕೋದಿಲ್ಲ ನೀವು ಸ್ಟ್ಯಾಂಪೇಡ್ ಮಾಡಿದ್ರೆ ಎಲ್ಲ ಸಾಯ್ತೀವಿ ನಮಗೆ ಇವತ್ತು ಬೇಕೇ ಬೇಕಲ್ಲ ಇವತ್ತಲ್ಲ ನಾಳೆ ಸಿಕ್ಕುತ್ತೆ ಒಂದು ಬಸ್ ಹತ್ತೇವೆ ರೈಲ್ ಹತ್ತೇವೆ ಕ್ಯೂ ಅಂತ ಮಾಡಿದೆ ಅದು ಧರ್ಮ ಹಾಗೆ ಮನುಷ್ಯ ಲೋಕದಲ್ಲಿ ಯಾವನಿಗೆ ಅಧಿಕಾರ ಯೋಗ್ಯತೆ ಇರ್ತದೆ ಅವನು ಆಳಬೇಕು ಅಧಿಕಾರವಿದ್ದವನು ಅಧ್ಯಾಪಕನಾಗಬೇಕು ಅಧಿಕಾರವಿದ್ದವನೇ ಸೇನಾ ನಾಯಕನಾಗಬೇಕು ಇದು ಬರೀ ಬಯಸುವುದರಿಂದ ಬರುವುದಿಲ್ಲ ಪದವಿ ಎಂಬುದು ಅರ್ಹತೆಯನ್ನು ಪಡೆದುಕೊಳ್ಳಿ ಮತ್ತು ಜಾತಿ ಎಂಬುದು ಮುಖ್ಯವಲ್ಲ ಮಹಾಭಾರತ ಅಂತ ಹೇಳುತ್ತೆ ನಮಗೆ ಜಾತಿಯಲ್ಲಿ ಶೂದ್ರನಾಗಿ ಹುಟ್ಟಿದವನು ಬ್ರಾಹ್ಮಣರಿಗಿಂತ ಶ್ರೇಷ್ಠನಾಗಿ ನಡ್ಕೊಂಡು ವಿದುರನ ಕಥೆ ಕೇಳ್ತೀರಿ ಉತ್ತಮ ಕ್ಷತ್ರಿಯನಾಗಿ ಹುಟ್ಟಿದವನು ಭೀಷ್ಮ ಹೇಗೆ ನೋಡಿ ಯಾವ ರೀತಿಯಲ್ಲಿ ದುರಂತದಲ್ಲಿ ಸತ್ತ ದ್ರೋಣ ಹೇಗೆ ದುರಂತದಲ್ಲಿ ಸತ್ತ ಅಶ್ವತ್ಥಾಮ ಹೇಗೆ ದುರಂತದಲ್ಲಿ ಸತ್ತ ನಾವು ಈ ಕಥೆಯನ್ನೆಲ್ಲ ಕೇಳ್ತೇವೆ ಧರ್ಮವ್ಯಾಧನ ಚರಿತ್ರೆಯಲ್ಲಂತೂ ಮತ್ತು ಯಕ್ಷಪ್ರಶ್ನೆಯಲ್ಲಂತೂ ಉತ್ತಮ ಬ್ರಾಹ್ಮಣ್ಯ ಯಾವುದರಿಂದ ಬರ್ತದೆ ಬ್ರಾಹ್ಮಣ ಅಂದರೆ ಯಾರು ನೂರು ಸಲ ಪ್ರಶ್ನೆಗಳನ್ನು ಕೇಳ್ತಾರೆ ಮನುಷ್ಯನಿಗೆ ಜಾತಿ ಮುಖ್ಯವಲ್ಲ ಜಾತಿ ಮುಖ್ಯವಲ್ಲ ನೂರು ಕಡೆ ವೇದವ್ಯಾಸರು ಹೇಳ್ತಾರೆ ಮತ್ತು ಎಲ್ಲವನ್ನು ನಡೆಸುವುದು ಕಾಲವೆಂಬುದು ಆ ಕಾಲಕ್ಕೆಲ್ಲರೂ ತಲೆಬಾಗಬೇಕು ಅಪಕ್ವವಾದ ಕಾಲದಲ್ಲಿ ಏನನ್ನು ಮಾಡಿದರೂ ಒಳ್ಳೆಯ ಫಲಗಳು ಸಿಕ್ಕೋದಿಲ್ಲ ಆ ಕಾಲಕ್ಕೆ ಎಲ್ಲರೂ ಬಾಗಬೇಕು ಕಾಲವೆಂಬುದೇ ಬಹಳ ದೊಡ್ಡ ಧರ್ಮ ನಾವು ನೀವು ಕೇಳ್ತೇವೆ ಮಹಾಭಾರತ ಕಾಲದಲ್ಲಿ ಪೂಜೆ ಮಾಡ್ತಿದ್ದ ದೇವರು ಯಾರು ಶಿವನೇ ವಿಷ್ಣುವೇ ದುರ್ಗೆಯೇ ಚಾಮುಂಡಿಯೇ ಗಣಪತಿಯೇ ಸೂರ್ಯನೇ ಅವರವರಿಷ್ಟು ದೇವತೆಗಳನ್ನು ಪೂಜೆ ಮಾಡ್ತಿದ್ದುದು ಆಗಲೂ ಇತ್ತು ಈಗಲೂ ಇವೆ ಆದರೆ ವೇದವ್ಯಾಸರು ನಮಗೆ ಸ್ಪಷ್ಟವಾಗಿ ಅಲ್ಲಲ್ಲಲ್ಲಿ ನಿರೂಪಣೆ ಮಾಡಿರ್ತಕ್ಕ ವಿಷಯ ಯಾವುದು ಅಂದರೆ ಕಾಲವೆಂಬುದೇ ದೇವರು ಅದಕ್ಕೆ ಮೂರು ಪ್ರಮಾಣಗಳನ್ನು ತೋರಿಸಿಬಿಡ್ತೇನೆ ಮೊದಲನೇದು ಸೂತ ಪೌರಾಣಿಕರು ಆದಿಪರ್ವದಲ್ಲಿ ಮೊದಲನೇ ಅಧ್ಯಾಯದಲ್ಲಿಯೇ ಹೇಳ್ತಾರೆ ಏನು ಹೇಳ್ತಾರೆ ಈ ಗ್ರಂಥದ ಗ್ರಂಥಿಯನ್ನು ನಾವು ಬಿಡಿಸ್ಕೊಳ್ಬೇಕು ವೇದವ್ಯಾಸರು ಬರೆದಿದ್ದಾರೆ ನಿಜ ಆದರೆ ಇಲ್ಲಿ ವಿಸ್ತ ಕಾಲವೆಂಬುದು ಎಲ್ಲವನ್ನು ಮಾಡಿಸುತ್ತೆ ಕಾಲದಲ್ಲಿ ಎಲ್ಲ ಮುಗಿದು ಹೋಗುತ್ತೆ ಕಾಲಕ್ಕೆಲ್ಲರೂ ತಲೆ ಬಾಗಬೇಕು ಕಾಲಕ್ಕಿಂತ ಯಾವುದೂ ಇಲ್ಲ ಎಂಬುದಾಗಿ ಆ ಕಾಲವೆಂಬುದು ಅವರವರ ಧರ್ಮಾಚರಣೆ ರೂಪದಲ್ಲಿ ಇರ್ತದೆ ಧರ್ಮಾಚರಣೆಯನ್ನು ಮೀರಿದರೆ ಕಾಲವನ್ನು ಅತಿಕ್ರಮ ಮಾಡಿದಂತಾಗತ್ತೆ ಅನ್ನೋದು ಇದನ್ನು ಆರಂಭದಲ್ಲಿಯೇ ಹೇಳಿದ್ದಾರೆ ಒಂದು ಕಡೆಯಲ್ಲಿ ಎರಡನೇ ಪ್ರಸಂಗ ಎಲ್ಲಿ ಬರುತ್ತೆ ಅಂದರೆ ಪಾಂಡವರು ಕಾಡಿಗೆ ಹೊರಟರು ಆಗ ಧೃತರಾಷ್ಟ್ರ ವಿದುರನನ್ನು ಕರೆಸಿ ಕೇಳ್ತಾನೆ ನನಗೆ ಯಾತಕ್ಕೆ ಒಳ್ಳೆ ಬುದ್ಧಿ ಬರಲಿಲ್ಲ ನಾನು ಯಾತಕೋಸ್ಕರವಾಗಿ ದ್ರೌಪದಿಗೆ ಅವಮಾನವಾಗ್ತಾ ಇದ್ರು ಸಹಿಸ್ತಾ ಇದ್ದೆ ಹೇಳಯ್ಯ ಅಂತ ಕೇಳಿದರೆ ಯಸ್ಮೈ ದೇವ ಪ್ರಯಚ್ಛಂತಿ ಪುರುಷಾಯ ಪರಾಭವಂ ಬುದ್ಧಿಂ ತಸ್ಯಾಪಕರ್ಷಂತಿ ಸೋ ಅವಾಚೀನಾನಿ ಪಶ್ಯತಿ ಬುದ್ಧೌ ಕಲುಷಭೂತಾಯಾಂ ವಿನಾಶೇ ಸಮುಪಸ್ಥಿತೆ ಅನಯೋ ನಯ ಸಂಕಾಶೋ ಹೃದಯಾನ್ನಾಪಸರ್ಪತಿ ಅನರ್ಥಾಶ್ಚ ಅರ್ಥರೂಪೇಣ ಅರ್ಥಾಶ್ಚ ಅನರ್ಥರೂಪಿಣ ಉತ್ತಿಷ್ಠಂತಿ ವಿನಾಶಾಯ ನೂನಂ ತಚ್ಚಾಸ್ಯ ರೋಚತೆ ನ ಕಾಲೋ ದಂಡ ಮುದ್ಯಮ್ಯ ಶಿರಕೃಂತತಿ ಕಸ್ಯಚಿತೆ ಕಾಲಸ್ಯ ಬಲಮೇ ತತ್ತು ವಿಪರೀತಾರ್ಥ ದರ್ಶನಂ ಅಮೋಘವಾದ ವಾಕ್ಯಗಳು ಯಾವನಿಗೆ ವಿನಾಶಕಾಲ ಬಂದಿದೆಯೋ ಆ ವಿನಾಶಕಾಲ ಬರುವುದಂದ್ರೇನು ಇಂಗ್ಲೀಷಲ್ಲಿ ಹೇಳಬೇಕಾದ್ರೆ ಯಾವನು ಜೀವನದಲ್ಲಿ ಇರ್ರೆಲೆವೆಂಟ್ ಆಗ್ತಾನೆಯೋ ಬದುಕುವುದಕ್ಕೆ ಅವನು ಅನರ್ಹನಾಗಿದ್ದಾನೆಯೋ ಅವನನ್ನು ಹ್ಯಾಕ್ ಕಡಿಸ್ತಾರಂತೆ ದೇವತೆಗಳು ಯಸ್ಮೈ ದೇವ ಪ್ರಯಚ್ಛಂತಿ ಪುರುಷಾಯ ಪರಾಭವಂ ಒಬ್ಬನು ಹಿಡಿದು ಕೆಲಸ ಆಗಬಾರ್ದು ಅವನಿಂದ ಲೋಕಕ್ಕೆ ಒಳ್ಳೇದಾಗೋದಿಲ್ಲ ಅವನು ಸಾಯಬೇಕು ಅದಕ್ಕೇನು ಮಾಡ್ತಾರೆ ದೇವತೆಗಳು ಬುದ್ಧಿಂ ತಸ್ಯಾಪಕರ್ಷಂತಿ ಅವನ ಬುದ್ಧಿಯನ್ನೇ ಹಾಳು ಮಾಡಿಬಿಡ್ತಾರೆ ಇವತ್ತಿದ್ದು ಬೇರೆ ರೀತಿಯಲ್ಲಿ ಕೇಳ್ತೇವೆ ವಿನಾಶಕಾಲೇ ವಿಪರೀತ ಬುದ್ಧಿ ಅದು ವ್ಯಾಸರ ವಾಕ್ಯವೇ ಒಬ್ಬ ಮನುಷ್ಯನಿಗೆ ಕೆಟ್ಟ ಬುದ್ಧಿ ಬಂತು ನಾ ಬದುಕಬೇಕು ಇನ್ನೊಬ್ಬರು ಸಾಯಬೇಕು ಅದು ಅವನಿಗೆ ಸಾವು ಕಾಲ ಬಂದಿದೆ ಅಂತ ಬುದ್ಧಿಂ ತಸ್ಯಾಪಕರ್ಷಂತಿ ವಿನಾಶೇ ಸಮುಪಸ್ಥಿತೆ ಬುದ್ಧವು ಕಲುಷಭೂತಾಯಾಮ್ ಬುದ್ಧಿಯೇ ಕಲುಷ್ಯದಲ್ಲಿ ಕೊಳಕಾದರೆ ವಿನಾಶೇ ಸಮುಪಸ್ಥಿತೆ ವಿನಾಶ ಹತ್ರ ಬರಲಾಗಿ ಅನಯೋನಯ ಸಂಕಾಶ ಮಾಡಬಾರದ್ದು ಮಾಡಬೇಕಾದ ರೂಪದಲ್ಲಿಯೂ ಮಾಡಬೇಕಾದ್ದು ಮಾಡಬಾರದ ರೂಪದಲ್ಲಿಯೂ ನೀತಿಯು ಅನಿ ಅನೀತಿಯಂತೆಯೂ ಅನೀತಿಯೇ ನೀತೆಯಂತೆಯೂ ಅರ್ಥಾಶ್ಚ ಅನರ್ಥರೂಪಿಣ ಇದನ್ನು ದುಡ್ಡು ಕೂಡಿ ಹಾಕುವುದು ಅದರಿಂದ ಅಧಿಕಾರ ಹಿಡಿಯುವುದು ಈ ರೀತಿಯಾಗಿ ಉತ್ತಿಷ್ಟಂತಿ ವಿನಾಶಾಯ ನೂನಂ ತಸ್ಯ ರೋಚತೆ ಅಂಥವನಿಗೆ ಅದರಲ್ಲೇ ರುಚಿ ಉಂಟಾಗ್ತದೆ ಅಧರ್ಮ ರುಚಿ ಆಳುವರಿಗೆ ಬರುವುದು ಒಂದು ಯುಗ ಹಾಳಾಗುವ ಲಕ್ಷಣ ಆದ್ದರಿಂದ ಕಾಲಪುರುಷ ಕೈಯಲ್ಲಿ ಕೋಲು ಬಡಿಗೆ ಹಿಡ್ಕೊಂಡು ಯಾರ ತಲೆಯನ್ನು ಒಡೆಯೋದಿಲ್ಲ ನ ಕಾಲಹ ದಂಡ ಮುದ್ಯಮ್ಯ ಶಿರಕೃಂತತಿ ಕಸ್ಯಚಿತ್ ಕಾಲಶ್ಯ ಬಲಮೇ ತತ್ತು ವಿಪರೀತಾರ್ಥ ದರ್ಶನ ಅದು ದುರ್ಯೋಧನನಿಗೆ ಧೃತರಾಷ್ಟ್ರನಿಗೆ ಕೊನೆಗೆ ದ್ರೋಣರಿಗೂ ಕೆಲವು ಸಲ ಕೆಲವು ಕೆಲಸಗಳು ತಪ್ಪು ಅಂತ ತಿಳಿಯಲಿಲ್ಲ ನಮಗೆ ನಿಮಗೆ ತುಂಬ ಆಶ್ಚರ್ಯವಾಗುತ್ತೆ ಇದು ಹೀಗಿರಬಹುದೇ ಅಂತ ಕೇಳಿದರೆ ಆಯಿತು ನೋಡಿ ಅಷ್ಟೆಲ್ಲ ಕೃಷ್ಣನನ್ನು ನೀನೇ ಭಗವಂತ ಅಂತ ಕೊಂಡಾಡಿದ ಭೀಷ್ಮ ಎಲ್ಲಿ ರಾಜಸೂಯಾಗ ನಡೆಯುವಾಗ ಅವನನ್ನೇ ಸಾಕ್ಷಾತ್ ಶ್ರೀಮನ್ ನಾರಾಯಣ ಎಂಬುದಾಗಿ ದಶಾವತಾರ ಮಾಡಿದವನು ಎಂಬುದಾಗಿ ಅಲ್ಲಿ ಕೊಂಡಾಡಿದ ಅಲ್ಲದೆ ಆಮೇಲೆ ಯುದ್ಧ ಮುಗಿದ ಮೇಲೆ ಅನುಶಾಸನ ಪರ್ವದಲ್ಲಿ ಧರ್ಮರಾಜನಿಗೆ ನೀತಿಯನ್ನು ಉಪದೇಶ ಮಾಡುವುದಲ್ಲದೆ ವಿಷ್ಣು ಸಹಸ್ರನಾಮನ್ನು ಉಪದೇಶ ಮಾಡಿದ ಅಷ್ಟೊಂದು ಜ್ಞಾನ ಇದ್ದವನಿಗೆ ನಾನು ಕೃಷ್ಣನ ವಿರುದ್ಧವಾಗಿ ನಿಂತಿದ್ದೇನೆ ಯುದ್ಧ ಮಾಡುವ ದುರ್ಯೋಧನ ಪಕ್ಷ ಹಿಡಿದಿದ್ದು ತಪ್ಪು ಅಂತ ತಿಳಿಯಲಿಲ್ಲ ಇದು ಹೇಗ್ರಿ ಅಂತ ನೀವು ನನ್ನ ಕೇಳಿದರೆ ಅದು ಹಾಗೆ ನಡೆದಿದ್ದು ನೋಡಿರಿ ದೊಡ್ಡವರು ದೊಡ್ಡ ತಪ್ಪನ್ನೇ ಮಾಡ್ತಾರೆ ಸಣ್ಣವರು ಸಣ್ಣ ತಪ್ಪನ್ನೇ ಮಾಡ್ತಾರೆ ಭೀಷ್ಮನ ಬುಷ್ ಬುದ್ಧಿ ಇಷ್ಟು ಕಲುಷಭೂತವಾದದಿಯಲ್ಲಿ ಶಾಪಗ್ರಸ್ತನಾಗಿ ಹುಟ್ಟಿದವನು ಈ ದೇಶದ ವಿಭಜನೆಯನ್ನು ಮಾಡಿದ ಮಹಾ ಪಾತಕಕ್ಕೆ ಒಳಗಾದ ಎಲ್ಲ ರಾಜ್ಯಕ್ಕೆ ಧೃತರಾಷ್ಟ್ರ ಅಧಿಕಾರವಿಲ್ಲ ಕುರುಡ ಅಂತ ತಿಳ್ಕೊಂಡು ತಾನೇ ತನ್ನ ಕೈಯಿಂದಲೇ ಪಾಂಡುವಿಗೆ ಪಟ್ಟಾಭಿಷೇಕ ಮಾಡಿದ್ದವನು ಪಾಂಡು ಸತ್ತ ಮೇಲೆ ಕೌರ ಪಾಂಡವರೆಲ್ಲ ಊರಿಗೆ ಬರ್ತಾರೆ ಕಾಡಲ್ಲಿ ಹುಟ್ಟಿದವರು ಸಮಸ್ತ ಪಾಂಡು ರಾಜ್ಯಕ್ಕೂ ಧರ್ಮರಾಜನಿಗೆ ಪೂರ್ತಿ ಪಟ್ಟಾಭಿಷೇಕ ಮಾಡಿದವನು ದ್ರೌಪದಿ ಸ್ವಯಂವರ ಮಾಡಿಕೊಂಡು ಬಂದ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟ first division of the country ಇದಕ್ಕೆ ಧರ್ಮಶಾಸ್ತ್ರದಲ್ಲಿ ಪ್ರಮಾಣವಿಲ್ಲ ಮನುಸ್ಮೃತಿಯಲ್ಲಿ ಆಸ್ತಿ ವಿಭಾಗವನ್ನು ಹೇಳಿಲ್ಲ ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿ ಹೇಳಿಲ್ಲ ಭಾರತೀಯ ಧರ್ಮಶಾಸ್ತ್ರಗಳು ಹೇಳ್ತವೆ ಅವಿಭಾಜಿತ ಕುಟುಂಬಗಳು ತಂದೆ ಸತ್ತರೆ ದೊಡ್ಡಣ್ಣನೇ ಯಜಮಾನ ಉಳಿದವರು ಸಮಾನ ಭೋಗಗಳನ್ನು ಅನುಭವಿಸಬಹುದು ಎಲ್ಲರೂ ಯಜಮಾನರೇ ಆದರೆ ದೊಡ್ಡವನೇ ಎಲ್ಲ ನಡೆಸಬೇಕು ಉಳಿದವರು ಕೈ ಕಟ್ಟಿಕೊಂಡು ಜೊತೆಯಲ್ಲಿದ್ದು ಸಮಾನ ಭೋಗ ಅನುಭವಿಸಬೇಕು ರಾಜ್ಯ ವಿಭಾಗದ ಪ್ರಶ್ನೆ ಇಲ್ಲ ರಾಮಾಯಣದಲ್ಲಿ ಭರತ ಲಕ್ಷ್ಮಣಾದಿಗಳು ಹಾಗೇ ಇದ್ದರು ಕೊನೆಗೆ ರಾವಣನೂ ಕೂಡ ರಾಜ್ಯವನ್ನು ಕುಂಭಕರ್ಣನಿಗೆ ವಿಭೀಷಣನಿಗೆ ಹಂಚಿಕೊಡಲಿಲ್ಲ ಈ ಹಂಚಿಕೊಡುವುದು ಬ್ರಿಟಿಷರಿಂದ ಈಚೆಗೆ ಬಂದದ್ದು ನಮ್ಮಲ್ಲಿ ಅಥವಾ ಇನ್ನೂ ಪೂರ್ವದಲ್ಲಿ ಕಲಿಯುಗ ಧರ್ಮ ಆದ್ದರಿಂದ ಭೀಷ್ಮ ರಾಜ್ಯವನ್ನು ಹಂಚಿದ ಅವನನ್ನು ಯಾರೂ ಪ್ರಶ್ನೆ ಕೇಳಲಿಲ್ಲ ತನಗೇ ಪಟ್ಟಾಭಿಷೇಕ ಆಗದೇ ಇದ್ದ ದುರ್ಯೋಧನ ಭೀಷ್ಮನ ಎದುರಿಗೆ ಸೂತಪುತ್ರ ಅಂತ ಬಯಸಿಕೊಂಡ ಕರ್ಣನಿಗೆ ಅಂಗರಾಜ್ಯಾಭಿಷೇಕ ಮಾಡಿದ ತಂದು ಅಲ್ಲದೇ ಇದ್ದನು ಒಂದು ಭಾಗ ಕೊಟ್ಟ ನೀನು ಕೊಡುವುದಕ್ಕೆ ಯಾರಯ್ಯ ಅಂತ ಅಲ್ಲಿ ಪ್ರಶ್ನೆಯನ್ನು ಕೇಳಲಿಲ್ಲ ಅದಕ್ಕೆ ಪೂರ್ವದಲ್ಲಿ ಪರಶುರಾಮರ ಜೊತೆಯಲ್ಲಿ ಗುರುವಿನ ಜೊತೆಯಲ್ಲಿ ಒಂದು ಸಣ್ಣ ಯಕಶ್ಚಿತ್ ಅಂಬೆಗೋಸ್ಕರವಾಗಿ ಅಲ್ಲಿ ಜಗಳ ಮಾಡಿದ ಮುಂದೆ ಭೀಷ್ಮ ಚರಿತ್ರೆಯಲ್ಲಿ ಹೇಳಬೇಕು ಧರ್ಮ ಸೂಕ್ಷ್ಮಗಳನ್ನು ಹೇಳುವಾಗ ಎಷ್ಟು ಕಡೆ ಎಡವಿದ್ದಾನೆ ಅವನು ಮಾಡಿದ್ದು ಎರಡೇ ಯುದ್ಧ ಪ್ರಾಯಶಃ ಒಂದು ರಾಜನ ಸಭೆಯಲ್ಲಿ ಆ ಹೆಣ್ಣು ಮಕ್ಕಳನ್ನು ತಮ್ಮ ವಿಚಿತ್ರ ವೀರನ್ನು ತರುವುದು ಒಂದು ಇನ್ನೊಂದು ಪರಶುರಾಮರ ಜೊತೆಯಲ್ಲಿ ನಿರ್ಣಯ ಆಗದೆ ಹೋದ ಯುದ್ಧ ಮೂರನೇದು ಕೃಷ್ಣನ ವಿರುದ್ಧವಾಗಿ ಪಾಂಡವರ ವಿರುದ್ಧವಾಗಿ ಅದು ಪ್ರಸಂಗ ಮಾತ್ರವಲ್ಲ ಕೃಷ್ಣನ ತಲೆಗೆ ಐದು ಬಾಣಗಳನ್ನು ಗುರಿ ಇಟ್ಟು ಹೊಡೆದು ಚಿಲಿ ಚಿಲಿ ಚಿಲಿ ರಕ್ತಗಳು ಅಲ್ಲಿಂದ ಸೋರುವಂತೆ ಅದನ್ನು ಕುಮಾರವ್ಯಾಸ ದುಂಬಿಗಳು ಕಮಲ ಪುಷ್ಪವನ್ನು ಮುತ್ತುವಂತೆ ವರ್ಣನೆ ಮಾಡಿದ್ದಾರೆ ಅಂಥದೊಂದು ವಿಚಿತ್ರವಾದದ್ದು ಕೊನೆಯಲ್ಲಿ ತಪ್ಪಾಯಿತು ಅಂತ ಏನು ಹೇಳಿ ಶರಣಾಗತಿ ಮಾಡಿ ಏನು ಪ್ರಯೋಜನ ಶರಣಾಗತಿ ಅಂದರೆ ಭಕ್ತಿಯೋಗದಲ್ಲಿಯೇ ಹೋಗ್ತಾನೆ ನೈಷ್ಠಿಕ ಬ್ರಹ್ಮಚರ್ಯ ಬೇರೆ ಒಬ್ಬ ಮನುಷ್ಯ ಬ್ರಹ್ಮಚಾರ್ಯಾಶ್ರಮದ ವಯಸ್ಸು ಮುಗಿದ ಮೇಲೆ ಇಲ್ಲ ಸನ್ಯಾಸಿ ಆದರೂ ಆಗಬೇಕು ಇಲ್ಲ ಗೃಹಸ್ಥನಾದರೂ ಆಗಬೇಕು ಕೊನೆಯ ತನಕ ಬ್ರಹ್ಮಚಾರಿಯಾಗಿ ಉಳಿಯುವುದು ಧರ್ಮಶಾಸ್ತ್ರಕ್ಕೆ ವಿರೋಧ ಅಷ್ಟೆಲ್ಲ ತಿಳಿದವನು ಅದನ್ನೇ ಮಾಡಿದ ಅದರಿಂದ ಈ ಭೀಷ್ಮ ಅವರು ಧರ್ಮಗ್ಲಾನಿಹಿ ಭಗವದ್ಗೀತೆಯಲ್ಲಿ ಕೃಷ್ಣ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಧರ್ಮಸ್ಯ ದೊಡ್ಡವರು ಮಾಡುವ ಧರ್ಮದಿಂದ ಲೋಕ ಹಾಳಾಗುತ್ತೆ ಸಣ್ಣವರು ಮಾಡುವುದು ಸಣ್ಣ ಪ್ರಮಾಣದ ಒಂದು ಹಳ್ಳಿ ಹಾಳಾಗ್ಬೋದು ಕುಟುಂಬ ಹಾಳಾಗ್ಬೋದು ರಾಜಕೀಯ ಚುಕ್ಕಾಣಿ ಹಿಡಿದವರು ಹಿಮಾಲಯನ್ ಬ್ಲೆಂಡರ್ ಅಂತ ಗಾಂಧಿಯವರು ಹೇಳಿದಾಗೆ ಅಷ್ಟು ದೊಡ್ಡ ದೊಡ್ಡ ಅನರ್ಥಗಳನ್ನು ಮಾಡಿದರೆ ರಾಷ್ಟ್ರ ರಾಷ್ಟ್ರಗಳು ಊರಿದು ಬೂದಿ ಆಗ್ತವೆ ಆದ್ದರಿಂದ ಕಾಲಪುರುಷ ಭೀಷ್ಮರ ತಲೆಯನ್ನು ಕೆಡಿಸಿದ ಮಗನ ಮೇಲಿನ ಮೋಹದಿಂದ ದ್ರೋಣರು ಬಂದು ಬ್ರಾಹ್ಮಣನಾಗಿ ಹುಟ್ಟಿದವನು ವಿದ್ಯೆ ಕಲಿಸಿಕೊಡ್ಬೇಕಾದ್ದಕ್ಕೆ ನಿಂತುಕೊಳ್ಳದೆ ಸ್ವಯಂ ಬಿಲ್ಲನ್ನು ಹಿಡ್ಕೊಂಡು ಯುದ್ಧಕ್ಕೆ ನಿಂತದ್ದು ಎರಡನೇ ತಪ್ಪು ಅದನ್ನು ಅಶ್ವತ್ಥಾಮ ಮಲಗಿದ್ದ ಮಕ್ಕಳನ್ನು ಕೊಲ್ಲುವ ತನಕ ಹೋಗಿ ಈ ಯುದ್ಧ ಎಷ್ಟೊಂದು ಅಧರ್ಮದ ದಾರಿಯನ್ನು ಹಿಡಿಯಿತು ದ್ರೌಪದಿ ಸಂಕಟ ಯಾರಿಗೆ ಹೇಳ್ಕೊಳ್ಬೇಕು ಇದು ಉದ್ದಕ್ಕೆ ಬರೀ ಅಧರ್ಮವೇ ನಡೆಯಿತು ಕಾಲಪುರುಷ ಅವರವರ ತಲೆಗಳನ್ನು ಕೆಡಿಸಿದ ಇದು ಎರಡು ಪ್ರಸಂಗ ಮೂರನೇ ಪ್ರಸಂಗ ಎಲ್ಲಿ ಬರುತ್ತೆ ಉದ್ಯೋಗ ಪರ್ವದಲ್ಲಿ ನಾಳೆ ಯುದ್ಧ ಅಂತ ನಿಶ್ಚಯವಾದ ಕೂಡಲೇ ಧೃತರಾಷ್ಟ್ರನಿಗೆ ನಿದ್ದೆ ಹತ್ತದೆ ಮಿದುರ್ನನ್ನು ಕರೆಸಿ ಯಾತಕೋ ನನಗೆ ಪದೇ ಪದೇ ಈ ರೀತಿ ಮನಸ್ಸು ನೆಮ್ಮದಿ ಇಲ್ಲ ನಿನ್ನ ಮಾತನ್ನು ಕೇಳಲಿಲ್ಲ ನನ್ನ ಮಕ್ಕಳ ಕಾರ್ಯಕ್ಕೆಲ್ಲ ನಾನೇ ಪ್ರೋತ್ಸಾಹವನ್ನು ಕೊಟ್ಟೆ ದ್ರೌಪದಿಯನ್ನು ಒಡ್ಡಿದಾಗ ಪಾಂಡವರು ನನ್ನ ಮಗ ಗೆದ್ದನೆ ಗೆದ್ದನೆ ಎಂಬುದಾಗಿ ನವಯುವಕನಂತೆ ಕೇಳಿದೆ ನಾನು ನನಗೆ ಯಾತಕ್ಕೆ ಹೀಗಾಯಿತು ಅಂತ ತನಗೆ ಬುದ್ಧಿ ಕಟ್ಟದ್ದಾದಕ್ಕೆ ನೀ ಕಾರಣ ಹೇಳು ಅಂತ ವಿದ್ರನನ್ನು ಕೇಳುವಾಗ ವಿದ್ರ ಹೇಳ್ತಾನೆ ಅಪ್ಪ ಯೋಚನೆ ಕಾಲಚಕ್ರಂ ಮಹಾವಾಕ್ಯ ಜಗಚ್ಚಕ್ರಂ ಯುಗಚಕ್ರಂಚ ಕೇಶವ आत्मयोगेन भगवान् परिवर्तयते निशम् कालस्य हि मृत्योश्च जङ्गमस्थावरस्य च ईशते भगवानेकः सत्यमेतद्ब्रवीमि ते ईशन्नपि महायोगी सर्वस्य जगतो हरिः कर्माणि आरभते कर्तुं कीनाशयवर्धनः तेन वञ्चयते लोकान् मायायोगेन केशवः ಏ ತಮೇವ ಪ್ರಪದ್ಯಂತೆ ನತೆ ಮುಖ್ಯಂತೆ ಮಾನವಾ ಭಾರತೀಯರು ಶೂನ್ಯ ಎಂಬ ತತ್ವವನ್ನು ಕಂಡುಹಿಡಿದವರು ಅಂತ ಜಗತ್ ಪ್ರಸಿದ್ಧಿ ಈ ಸೊನ್ನೆ ಎಂದು ಬಿಡ್ತೇವೆ ಸರ್ಕಲ್ ನಮ್ಮ ಋಗ್ವೇದದ ಮೊದಲನೇ ಮಂಡಲದ ನೂರ ಅರವತ್ನಾಲ್ಕನೇ ಸೂಕ್ತದಲ್ಲಿ ದೀರ್ಘತಮಸ್ ಎಂಬ ಮಹರ್ಷಿಗಳು ಕಾಲೋಪಾಸನೆ ಮಾಡಿದರು ಅದರಲ್ಲಿ ಇವತ್ತು ನಾವು ಪಶ್ಚಿಮದವರಿಂದ ಬಂದದ್ದು ಅಂತ ಏನು ಭ್ರಾಂತಿಯಿಂದ ತಿಳ್ಕೊಂಡಿದ್ದೇವೆ ಒಂದು ಸರ್ಕಲ್ ವೃತ್ತ ಅಂದರೆ ಮುನ್ನೂರ ಅರವತ್ತು ಡಿಗ್ರಿಗಳು ಒಂದೊಂದು ಹೇಗೆ ಅದು ತೊಂಬತ್ತೊಂಬತ್ತಾಗಿ ಭಾಗಿಸಿದ್ರೆ ನಾಲ್ಕಾಗುತ್ತೆ ಅರವತ್ತಾಗಿ ಮಾಡಿದರೆ ಹೇಗೆ ಆರಾಗುತ್ತೆ ಹೇಳ್ತೇವೆ ಇದೆಲ್ಲ ಭಾರತೀಯರ ಮೂಲ ಭೂಮಿ ಸೂರ್ಯನ ಸುತ್ತ ಸುತ್ತುವ ಚಾಂದ್ರಮಾನ ಕಾಲಕ್ಕೆ ಮುನ್ನೂರ ಅರವತ್ತು ದಿವಸಗಳು ಅದೇ ಮುನ್ನೂರ ಅರವತ್ತು ಡಿಗ್ರಿ ನೀವು ಡೆಸಿಮಲ್ ಸಿಸ್ಟಮ್ ಮಾಡಿ ನಾಲ್ಕುನೂರು ಮಾಡೋಕ್ಕೆ ಬರುವುದಿಲ್ಲ ಮತ್ತು ಒಂದು ಗಂಟೆಯನ್ನು ಒಡೆದರೆ ಅದಕ್ಕೆ ಅರವತ್ತು ನಿಮಿಷಗಳು ನಿಮಿಷವನ್ನು ಒಡೆದರೆ ಅರವತ್ತು ಈ ಅರವತ್ತಾರು ಮುನ್ನೂರ ಅರವತ್ತು ಅಂದರೆ ಆರು ಋತುಗಳು ಋತುಚಕ್ರ ಅನ್ನೋದು ಬದಲಾಗುವುದಿಲ್ಲ ಇದು ನಡೆಸೋರು ಯಾರು ಕಾಲಚಕ್ರಂ ಕಾಲಚಕ್ರ ಸಂವತ್ಸರಾತ್ಮಕಂ ನೀಲಕಂಠ ವ್ಯಾಖ್ಯಾನದಲ್ಲಿ ಋತುಮಾಸ ಪಕ್ಷ ದಿನ ಅಹೋರಾತ್ರ ಪರ್ವಕ್ಷಣಾದಿರೂಪಂ ಅವಯವೋಪೇತಂ ಟೈಮ್ ಟೈಮ್ ಆಸ್ ಗಾಡ್ ಇದರ ಅತ್ಯಂತ ಸೂಕ್ಷ್ಮ ವಿಶ್ಲೇಷಣೆ ಋಗ್ವೇದಲ್ಲಿ ನೋಡ್ತೀರಿ ಮಹಾಭಾರತದಲ್ಲಿ ನೋಡ್ತೀರಿ ಸಂವತ್ಸರ ಪರಿವತ್ಸರ ಇದಾವತ್ಸರ ಇದ್ವತ್ಸರ ಇದು ಭೂಮಿ ಮೇಲೆ ನಿಂತು ನೋಡಿದ್ರೆ ಕಾಲ ಒಂದು ರೀತಿ ಕಾಣುತ್ತೆ ಗುರುಗ್ರಹದ ಮೇಲೆ ನಿಂತರ ಒಂದು ರೀತಿ ಕಾಣುತ್ತೆ ಚಂದ್ರನ ಮೇಲೆ ನಿಂತರ ಒಂದು ರೀತಿ ಕಾಣುತ್ತೆ ಅದು ಒಂದು ಸರ್ಕಲ್ ಪೂರ್ತಿ ಆಗಬೇಕಾದ್ರೆ ಸಂವತ್ಸರಾತ್ಮಕಂ ಋತು ಮಾಸ ನಾವು ಆರು ಋತು ಅಂತೇವೆ ಪಶ್ಚಿಮದವರು ನಾಲ್ಕೇ ಋತು ಅಂತಾರೆ ನೈಂಟಿ ಇಂಟು ಫೋರ್ ಅವರಲ್ಲಿ ಸಮ್ಮರ್ ವಿಂಟರ್ ರೈನಿ ಸೀಸನ್ ಮತ್ತೊಂದು ಹೇಳ್ತಾರೆ ನಾವು ಆರನ್ನು ಹೇಳಿ ತಮ್ಮಲ್ಲಿ ಪೂರ್ವದಲ್ಲಿ ಐದು ಹೇಳ್ತಿದ್ರು ಹೇಮಂತ ಮತ್ತು ಶಿಷ್ಯರ ಇವ ಕೂಡಿಸಿ ಈಗ ಬಿಡಿಸಿದ್ದೇವೆ ಆದ್ದರಿಂದ ಷಡ್ ಋತುಗಳು ಷಡ್ವ ಋತವಹ ಪಕ್ಷಗಳು ಒಂದು ತಿಂಗಳಲ್ಲಿ ಎರಡು ಪಕ್ಷಗಳು ಶುಕ್ಲಕೃಷ್ಣ ಮೂವತ್ತು ದಿನಗಳು ಅಹೋರಾತ್ರ ಅದರ ವಿಭಾಗಗಳು ಅದರಲ್ಲಿ ಪರ್ವಗಳು ಉತ್ತರಾಯಣ ದಕ್ಷಿಣಾಯನ ಕ್ಷಣಾದಿರೂಪಕಂ ಒಂದು ತಿಂಗಳಿನ ಇಪ್ಪತ್ನಾಲ್ಕು ದಿವಸಗಳಿಗೂ ಒಂದು ದಿವಸದ ಅನೇಕ ಮುಹೂರ್ತಗಳಿಗೂ ಪ್ರತ್ಯೇಕ ಹೆಸರುಗಳನ್ನು ನಮ್ಮ ವೇದಗಳಲ್ಲಿ ಹೇಳಿದ್ದಾರೆ ವೇದಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿದ್ರೆ ಮಹಾಭಾರತ ಗೊತ್ತಾಗುತ್ತೆ ಮಹಾಭಾರತ ಚೆನ್ನಾಗಿ ಓದಿದರೆ ವೇದದ ಮೇಲೆ ಬೆಳಕು ಚೆಲ್ಲುತ್ತೆ ಆದ್ದರಿಂದ ಈ ಚಕ್ರವನ್ನು ನಡೆಸುವವರು ಯಾರು ನಾವು ತಿಳ್ಕೊಂಡಿದ್ದೇವೆ ಇವರು ಬಂದರು ಅವರು ಬಂದರು ಇವರು ಅಧಿಕಾರ ಐತಿ ಇವರು ಪ್ರೈಮ್ ಮಿನಿಸ್ಟ್ರು ಇವರು ಚೀಫ್ ಮಿನಿಸ್ಟ್ರು ಜಗತ್ತು ನಡೆಸೋರು ಅವರೆಲ್ಲ ಕಾಲಚಕ್ರವನ್ನು ನಡೆಸೋನು ಭಗವಂತ ನಮಗೆ ಕಣ್ಣಿಗೆ ಕಾಣಿಸುವ ಕಾಲರೂಪದಲ್ಲಿರುವನು ಸೂರ್ಯ ಜಗಚ್ಚಕ್ರಂ ಸೃಷ್ಟಿ ಸ್ಥಿತಿ ಲಯಾತ್ಮಕಂ ಉದಯಾಸ್ತಮಾನ ವೈಭವತೆಯ ಭೂಖಂಡಯುಕ್ತಂ ಎಂಬುದಾಗಿ ಹೇಳ್ತಾರೆ ವ್ಯಾಖ್ಯಾನದಲ್ಲಿ ಸೃಷ್ಟಿ ಸ್ಥಿತಿ ಲಯ ಅನ್ನುವುದು ಒಂದು ಚಕ್ರ ಹುಟ್ಟಿದ್ದೆಲ್ಲ ಸಾಯಬೇಕು ಸತ್ತದ್ದು ಮಟ್ಟೆ ಹುಟ್ಟಬೇಕು ಅದು ಮೋಕ್ಷವನ್ನು ಹೊಂದಿದರೂ ಬೂದಿಯು ಗೊಬ್ಬರವಾಗುತ್ತೆ ಕಲ್ಲು ಮಣ್ಣಾಗುತ್ತೆ ಮಲ್ಲು ಕಣ್ಣಾಗುತ್ತೆ ಇದನ್ನು ನಡೆಸೋನು ಭಗವಂತ ಜಗಚ್ಚಕ್ರಂ ಯುಗಚಕ್ರಂ ಕೃತತ್ರೇತ ದ್ವಾಪರ ಕಲಿ ಎಂಬುದು ಚತುಷ್ಟಯುಗ ಕಾಲ ಪ್ರಮಾಣಯುಕ್ತಂ ಯುಗ್ಮರೂಪಿಣಂ ಯುಗ ಅಂದರೆ ಜೋಡಿ ನಮಗೆ ಈ ಕೃತತ್ರೇತಾ ದ್ವಾಪರಗಳ ಲೆಕ್ಕ ಸರಿಯಾಗಿ ಸಿಕ್ಕೋದಿಲ್ಲ ಪಂಚಾಂಗದಲ್ಲಿ ಹೇಳುವ ಲಕ್ಷಗಟ್ಟಲೆ ವರ್ಷಗಳ ಲೆಕ್ಕವನ್ನು ನಾವು ನೋಡಿದ್ರೆ ಹುಚ್ಚರಾಗಿ ಬಿಡುತ್ತೇವೆ ಅದನ್ನು ಅರ್ಥ ಮಾಡಿಕೊಳ್ಳುವ ಒಂದು ಸೂತ್ರ ಎಲ್ಲೋ ನಮಗೆ ತಪ್ಪಿದೆ ಆದರೆ ಇಲ್ಲಿ ಹೇಳ್ತಾರೆ ಇದು ಯುಗ್ಮರೂಪಿಣಂ ಕೃತತ್ರೇತಗಳನ್ನು ಜೋಡಿಯಲ್ಲಿ ಹಿಡಿಯಬೇಕು ತ್ರೇತೆ ದ್ವಾಪರವನ್ನು ಜೋಡಿಯಲ್ಲಿಡಬೇಕು ದ್ವಾಪರ ಕಲಿಯನ್ನು ಜೋಡಿಯಲ್ಲಿ ಇಡಬೇಕು ಮತ್ತು ಕಲಿ ಕೃತವನ್ನು ಜೋಡಿಯಲ್ಲಿ ಹಿಡಿಬೇಕು ಆ ಜೋಡಿ ಮಾಡಿದ್ರೆ ಮಾತ್ರ ಯುಗ್ಮ ಅದಕ್ಕೆ ಯುಗ ಜೋಡಿಸುವುದು ಕೃತ ಅಂದರೆ ನಾಲ್ಕು ಆಯಿತು ಪೂರ್ಣವಾಯಿತು ತ್ರೇತ ಅಂದರೆ ಮೂರು ದ್ವಾಪರ ಅಂದರೆ ಎರಡು ಕಲೀಂದ್ರ ಒಂದು ಇದನ್ನು ಪಗಡೆ ಕಾಯಿ ದಾಳದಲ್ಲಿ ಅಂಕಿಗಳಲ್ಲಿ ಒಂದು ಎರಡು ಮೂರು ನಾಲ್ಕು ಅಂತ ಏನು ಮಾಡಿದ್ರು ಆ ಒಂದು ಎರಡು ದುಗ್ಗಾ ಮತ್ತು ಒಂದು ಸೇರಿ ಶಕುನಿ ಮತ್ತು ದುರ್ಯೋಧನರ ಕೈಯಲ್ಲಿ ಕೃತವನ್ನು ತ್ರೇತವನ್ನು ಹಾಳು ಮಾಡಿದ ಕತೆ ಮಹಾಭಾರತದ ಕತೆ ಅಲ್ಪ ಸ್ವಲ್ಪ ಧರ್ಮ ಉಳಿದಿತ್ತು ಧರ್ಮರಾಜನ ನೆಪದಲ್ಲಿ ಅವನ ಹೆಂಡತಿ ಚಕ್ರವರ್ತಿ ಅವಳು ಸಾಮ್ರಾಜ್ಞಿಯಾಗಿದ್ದವಳು ಮಾನವನ್ನೇ ತೆಗೆಯುವುದಕ್ಕೆ ಕೈ ಹಾಕಿದರು ಅಲ್ಲಿ ಕಲಿ ಪ್ರವರ್ತಿತವಾಯಿತು ಅಂತ ಹೇಳ್ತೇವೆ ಇದು ಪ್ರವರ್ತಿತವಾಗುವುದು ಭಗವಂತನ ಇಷ್ಟವೇ ಮೇಲಕ್ಕೆ ಹೋದದ್ದು ಚಕ್ರದಲ್ಲಿ ಪಂಕ್ತಿ ಕೆಳಗೆ ಬರಬೇಕು ಕೆಳಗೆ ಹೋದದ್ದು ಮೇಲಕ್ಕೆ ಹೋಗಬೇಕು ಧರ್ಮಾಧರ್ಮ ಸಮ್ಮಿಶ್ರ ಕಾಲಶಕ್ತಿಯುತಂ ಮನುಷ್ಯ ಶಕ್ತಿನ ನಿಯಂತ್ರಿತಂ ಅಶಕ್ಯಂ ಕಾಲಚಕ್ರ ಯಾವುದನ್ನು ಮನುಷ್ಯ ನಿರ್ವಹಣೆ ಮಾಡುವುದಕ್ಕಾಗೋದಿಲ್ಲ ಇದನ್ನು ನಡೆಸೋನು ಯಾರು ಆತ್ಮಯೋಗೇನ ಭಗವಾನೇಕಃ ಪರಿವರ್ತಯತೆ ನಿಶಂ ಭಗವಂತನೊಬ್ಬನೇ ತನ್ನ ಸಂಕಲ್ಪದಿಂದ ನಡೆಸ್ತಾನೆ ಸಂಕಲ್ಪ ಶಕ್ತಿ ಅಂತ ಹೇಳ್ತೇವೆ ಅದೇ ಸುದರ್ಶನ ಚಕ್ರ ಆ ಮಹಾಭಾರತ ಕಾಲದಲ್ಲಿ ಕಾಲಪುರುಷನನ್ನೇ ಹಾಗೆ ದೇವರು ಅಂತ ಉಪಾಸನೆ ಮಾಡ್ತಿದ್ದು ಭಗವಾನೇಕ ಅಸಹಾಯವಾನಿ ಅವನಿಗೆ ಯಾರು ಸಹಾಯ ಬೇಡ ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ದಿನ ಇವ ದುರ್ಬಲ ವ್ಯವಸಾಯ ಮಾಡುವವನು ಭೂಮಿಯನ್ನು ಉತ್ತು ಸಸಿಯನ್ನು ನೆಟ್ಟು ನೀರನ್ನು ಹಾಯಿಸಿ ಕೊಯ್ಲನ್ನು ಕೊಯ್ದು ಬೆಳೆ ತೆಗೆದುಕೊಳ್ಳುವಂತೆ ಕುರುಕ್ಷೇತ್ರ ಅನಿಸಿಕೊಂಡ ಭೂಮಿಯಲ್ಲಿ ಧರ್ಮಕ್ಷೇತ್ರವಾಗಿದ್ದ ಈ ಜಾಗದಲ್ಲಿ ದ ಪಾಂಡವರೆಂಬ ಬೀಜಗಳನ್ನು ನೆಟ್ಟು ಕೌರವರು ಭೀಷ್ಮ ಮೊದಲಾದವರ ಕೂಳಗಳನ್ನೆಲ್ಲ ಕಿತ್ತು ಹಾಕಿ ಧರ್ಮವೆಂಬ ನೀರನ್ನು ಹಾಯಿಸಿ ಹೊಸ ಮನ್ವಂತರವನ್ನು ಪ್ರಾರಂಭ ಮಾಡುವ ಭಗವಂತನಂತೆ ಕೃಷ್ಣನೇ ದುರ್ಬಲನಾದ ವ್ಯವಸಾಯಗಾರನಂತ ರೈತನಂತೆ ಮಾಡ್ತಾನೆ ಇದರಿಂದ ಏನಾಯಿತು ತೇನ ವಂಚಯತೆ ಲೋಕಾನ್ ಸಾಮಾನ್ಯರು ಕೃಷ್ಣನ ಮನುಷ್ಯ ಅಂತ ತಿಳ್ಕೊಳ್ತಾರೆ ಅವನೇ ದೇವರು ಅಂತ ತಿಳಿಯೋದಿಲ್ಲ ಕೃಷ್ಣನೇ ಕಾಲವೆಂಬುದಾಗಿ ಹೇಳಿದವು ಕಾಲಕ್ಕಿಂತ ಬಹಳ ದೊಡ್ಡ ದೇವರಿಲ್ಲ ಅನ್ನೋದು ಮಹಾಭಾರತದ ನೀತಿ ಭಗವದ್ಗೀತೆಯಲ್ಲಿ ಕೂಡ ವಿಶ್ವರೂಪಾಧ್ಯಾಯದಲ್ಲಿ ಬಹಾ ಭಯಂಕರವಾದ ತೆರೆದ ಕೃಷ್ಣನ ಬಾಯನ್ನು ನೋಡಿದ ಅರ್ಜುನ ಭೀತನಾಗಿ ಯಾರಯ್ಯ ನೀನು ಅಂತ ಕೇಳಿದಾಗ ಕಾಲೋಸ್ಮಿ ಲೋಕಕ್ಷಯಕೃತ್ ಪ್ರವೃದ್ಧ ಲೋಕಾನ್ ಸಮಾಹರ್ತು ಮಿಹ ಪ್ರವೃತ್ತ ನಾನು ಕಾಲಪುರುಷ ಅಂತ ಹೇಳ್ತಾನೆ ನಾವು ಇದನ್ನು ಇವತ್ತು ಭಾರತೀಯರು ಉಪೇಕ್ಷೆ ಮಾಡ್ತೇವೆ ಸರಿಯಾಗಿ ತಿಳ್ಕೊಂಡಿಲ್ಲ ಕಾಲ ಅಂದರೆ ಮುಗಿಸ್ಬಿಡೋದು ಮೃತ್ಯು ಅಂತ ಇಷ್ಟೇ ಅರ್ಥ ನೋಡ್ತೇವೆ ಕಾಲಕ್ಕೆ ಎರಡು ಅರ್ಥವಿದೆ ಕಾಲವೆಂಬುದು ಎಲ್ಲವನ್ನೂ ಹುಟ್ಟು ಹಾಕ್ತದೆ ಕಾಲವೆಂಬುದು ಎಲ್ಲವನ್ನೂ ಬೆಳೆಸ್ತದೆ ಕಾಲವೆಂಬುದು ಎಲ್ಲವನ್ನೂ ಮುಗಿಸ್ತದೆ ಅಮೃತಂಚೈವ ಮೃತ್ಯುಶ್ಚ ಸದಸಚ್ಚಾಹಂ ಅರ್ಜುನ ಅದು ಈತಿಯಲ್ಲಿಯೇ ಬರುವ ಮಾತು ಅಮೃತವೂ ಮೃತ್ಯುವೂ ಅವನೇ ಹಾಗೆ ಒಂದು ತೆಂಗಿನ ಮರದಲ್ಲಿ ಕೆಳಗಿಂದ ನೀವು ಕಶ್ಮಲದ ನೀರನ್ನು ಬಿಟ್ಟರು ಬೇರಿನಲ್ಲಿ ಹೋಗಿ ಅದು ಕಾಯಲ್ಲಿ ಗರ್ಭದಲ್ಲಿ ನಿಂತ ನೀರು ಇರಬೇಷ್ಟೇ ಕಾ ಇರಬೇಕಾದಷ್ಟು ಕಾಲ ಇದ್ದರೆ ಅದು ಸಿಹಿಯಾಗಿ ಅಮೃತವಾಗ್ತದೆಯೋ ಅಡ್ಡದಲ್ಲೇ ಅದನ್ನು ಅಡ್ಡ ಹಾಕಿ ಎಳೆದರೆ ಹೇಗೆ ಮೃತ್ಯುವಾಗಿ ಹೆಂಡವಾಗ್ತದೆಯೋ ಹಾಗೆ ಕಾಲನನ್ನು ಪೂರ್ಣವಾಗುವುದಕ್ಕೆ ಬಿಟ್ಟರೆ ಅಮೃತವನ್ನು ಕೊಡ್ತಾನೆ ಪಾಂಡವರಂಥ ಮಕ್ಕಳನ್ನು ಕೊಡ್ತಾನೆ ಅಡ್ಡ ಹಾಕಿ ಕೃತಕವಾಗಿ ಏನಾದ್ರು ಮಾಡೋಕ್ಕೆ ಹೋದರೆ ಕೌರವರಂತಹ ಮಕ್ಕಳು ಹುಟ್ಟುತ್ತಾರೆ ಆದ್ದರಿಂದ ಕಾಲವೇ ದೇವರು ಕಾಲಕ್ಕೆ ಸೃಷ್ಟಿಯ ಮುಖ ಉಂಟು ಕಾಲಕ್ಕೆ ಮೃತ್ಯುವಿನ ಮುಖ ಉಂಟು ಇದನ್ನು ತಿಳ್ಕೊಂಡ್ರೆ ಬ್ರಹ್ಮ ರುದ್ರ ಮಹೇಶ್ವರ ಈ ಎಲ್ಲ ತತ್ವಗಳು ಕಾಲದಲ್ಲಿ ಅಡಗ್ತವೆ ಸೂರ್ಯನಲ್ಲಿ ಅಡಗ್ತವೆ ಇದು ಪ್ರಾಚೀನ ಉಪಾಸನೆ ಸೂರ್ಯೋಪಾಸನೆಯ ಮಂತ್ರಗಳು ಬರ್ತವೆ ಮಹಾಭಾರತದಲ್ಲಿ ಮನಪರ್ವದಲ್ಲಿ ಇವನ್ನೆಲ್ಲ ನಾವು ಚೆನ್ನಾಗಿ ಮನಸ್ಸಲ್ಲಿಟ್ಕೊಳ್ಬೇಕು ಇದನ್ನೆಲ್ಲ ಹೇಳಿದ ಅಂದರೆ ಮಹಾಭಾರತದ ದರ್ಶನದ ಆ ಚಿತ್ರಪಟದ ಭಿತ್ತಿ ಎಷ್ಟು ದೊಡ್ಡದಾಗಿದೆ ಅಂತ ತೋರಿಸುವುದಕ್ಕೆ ಧರ್ಮವಿದೆ ಸತ್ಯವಿದೆ ನೀತಿ ಇದೆ ಬೋಧನೆ ಇದೆ ಕಾಲಕ್ಕೆ ವಿರುದ್ಧವಾಗಿ ಏನನ್ನೂ ಮಾಡಬೇಡಿ ಕಾಲವೆಂಬುದು ಪ್ರವಾಹ ಪ್ರವಾಹಕ್ಕೆ ಅಡೆತಡೆಯನ್ನು ಯಾರು ಒಡ್ಡುತ್ತಾರೆ ಅದನ್ನು ಕಾಲ ನಿವಾರಿಸಿಕೊಳ್ಳುತ್ತದೆ ಇದು ವೇದ ದರ್ಶನ ವೃತ್ರಾಸುರ ಕಟ್ಟೆಯ ರೂಪದಲ್ಲಿ ಹಾವಿನ ರೂಪದಲ್ಲಿ ಸಪ್ತ ಸಿಂಧುಗಳಿಗೆ ಅಡ್ಡಲಾಗಿ ಮಲಗಿದ ಮೋಡದಲ್ಲಿ ತುಂಬಿಕೊಂಡ ನೀರು ಗರ್ಭವನ್ನು ಹೊತ್ತು ಭೂಮಿಗೆ ಸಸ್ಯಗಳಿಗೆ ಪೋಷಕವಾಗುವುದರ ಬದಲು ಅದು ಏನನ್ನೂ ಕೊಡದೇ ಇದ್ದರೆ ಅದನ್ನು ಕತ್ತರಿಸಿ ಇಂದ್ರ ರೂಪದಲ್ಲಿ ಮಳೆಯನ್ನು ಸುರಿಸ್ತಾನೆ ಇದು ವೃತ್ರಾಸುರ ಸಂಹಾರದ ಕಥೆ ವೇದದಲ್ಲಿ ಎಷ್ಟು ಮುಖ್ಯವೋ ಇಲ್ಲಿ ಕೌರವ ಸಂಹಾರದ ಕಥೆ ಅಷ್ಟೇ ಮುಖ್ಯವಾದದ್ದು ಅನೇಕ ಉಪಾಖ್ಯಾನಗಳಲ್ಲಿ ನಾವು ಇದನ್ನೇ ನೋಡ್ತೇವೆ ಈಗ ಅನೇಕರು ಒಂದು ಸಣ್ಣ ಪ್ರಶ್ನೆ ಕೇಳಬಹುದು ವೇದವ್ಯಾಸರಂಥ ಅವರ ಭಗವಂತನ ಅವತಾರದ ವಂಶದಲ್ಲಿ ಹುಟ್ಟಿ ಬಂದ ಕೌರವರು ಇಷ್ಟೊಂದು ದುಷ್ಟರಾಗಬೇಕೇ ವೇದವ್ಯಾಸರ ಮಕ್ಕಳು ಒಂದು ದೃಷ್ಟಿಯಲ್ಲಿ ಅವರು ವಿಚಿತ್ರ ಕ್ಷೇತ್ರ ಅಂಬಿಕೆ ಅಂಬಾಲಿಕೆಯಲ್ಲಿ ಹುಟ್ಟಿದ್ರು ಪಾಂಡವರು ಚೆನ್ನಾಗಾದರು ಕೌರವರು ಯಾತಕ್ಕೆ ಹೀಗಾದರೂ ಅಂತ ಕೇಳಿದ್ರೆ ಅದಕ್ಕೊಂದು ಸುಭಾಷಿತವನ್ನು ಹೇಳ್ತಾರೆ ಕಲಕ್ಕರೋತಿ ದುರ್ವೃತ್ತಂ ನೂನಂ ಫಲತಿ ಸಾಧುಷು ದಶಾನನೋಹರ ಸೀತಾಂ ಬಂಧನಂ ಸ್ಯಾತ್ ದೇಹೇ ದೀಪೋ ಭಕ್ಷಯತೆ ಧ್ವಾಂತಂ ಕಜ್ಜಲಂಚ ಪ್ರಸೂಯತೆ ಯದನ್ನಂ ಭಕ್ಷಯೇ ನಿತ್ಯಂ ಜಾಯತೆ ತಾದೃಶಿ ಪ್ರಜಾ ವ್ಯಾಸರು ಲೋಕಕ್ಕೆ ದೀಪವನ್ನು ಹಚ್ಚಿಟ್ಟರು ವ್ಯಾಸರೇ ದೀಪ ಅಂತ ಹೇಳ್ಬೋದು ದೀಪ ಏನು ಮಾಡುತ್ತೆ ಕತ್ತಲೆಯನ್ನು ನುಂಗಿ ಹಾಕ್ತದೆ ಆ ನುಂಗಿ ಹಾಕಿದ ಕತ್ತಲೆಯನ್ನೇ ಮಗುವನ್ನಾಗಿ ಹಡೀತದೆ ಹಾಗೆ ವೇದವ್ಯಾಸರು ಲೋಕಕ್ಕೆ ಬೆಳಕನ್ನು ಕೊಟ್ಟು ಕಜ್ಜಲಂಚ ಪ್ರಸೂಯತೆ ಕಜ್ಜಲ ಅಂದರೆ ಕಣ್ಣಿಗೆ ಸ್ತ್ರೀಯರು ಹಚ್ಕೊಳ್ತಾರಲ್ಲ ಕಾಡಿಗೆ ಅದೇ ರೀತಿ ಭಕ್ಷ್ಯ ಏನ್ ನಿತ್ಯಂ ಜಾಯತೆ ತಾದೃಶಿ ಪ್ರಜಾ ಕಲಃ ಕರೋತಿ ದುರ್ವೃತ್ತಂ ಒಬ್ಬ ದುರ್ಯೋಧನ ನಿಮಿತ್ತ ಇಷ್ಟೊಂದು ಜನ ಯಾತಕ್ಕೆ ಸತ್ರು ಹದಿನೆಂಟು ಅಕ್ಷೋಹಿಣಿ ಸೈನ್ಯ ಹೋಯ್ತಲ್ಲ ನಿರಪರಾಧಿಗಳಾದ ಆನೆಗಳು ಕುದುರೆಗಳು ಎಷ್ಟೊಂದು ಜನ ಸ್ತ್ರೀಯರು ವಿಧುವೆಯರಾದರು ಇದನ್ನು ತಡೆಯೋಕ್ಕಾಗ್ತಾ ಇರಲಿಲ್ವೇ ಗಾಂಧಾರಿ ಅದನ್ನೇ ಕೇಳ್ತಾಳೆ ನೀನೊಬ್ಬ ಕೃಷ್ಣ ನೆಟ್ಟಿಗಿದ್ರೆ ಇಷ್ಟೊಂದು ಜನ ಸ್ತ್ರೀರು ವಿಧವೆಯರಾಗ್ತಿದ್ರೆ ನನ್ನ ನೂರು ಜನ ಸೊಸೆಯಿಂದ ವಿಧವೆಯರಾದರಲ್ಲ ಅದು ಕೃಷ್ಣ ಹೇಳ್ತಾರೆ ನಿನ್ನ ಮಗನ ಪಾಪದಿಂದ ಎಷ್ಟೊಂದು ಕೋಟಿ ವಿಧವೆಯರಾದರೂ ಅದನ್ನು ನೋಡೋದು ಬಿಟ್ಟು ನೀನು ಅರಮನೆ ನೋಡ್ತೀಯಲ್ಲ ಅಂತ ಕಲಕ್ಕರೋತಿ ದುರ್ವೃತ್ತಂ ಒಬ್ಬ ಮಾಡುವ ತಪ್ಪಿನಿಂದ ನೂನಂ ಫಲತಿ ಸಾಧುಷು ಅದು ಒಳ್ಳೆಯವರಿಗೆ ಕೆಟ್ಟ ಫಲವನ್ನು ಕೊಡುತ್ತೆ ಒಬ್ಬನ ತಪ್ಪಿನಿಂದ ಹಾಗೆ ದಶಾನನೋಹರ ಸೀತಾಂ ರಾವಣ ಅಪಹರಿಸಿದ್ದು ಸೀತೆಯನ್ನು ರಾವಣ ಮಾಡಿದ ತಪ್ಪಿಗೆ ಬಂಧನಂ ಸ್ಯಾತ್ ಮಹೋದ ದೇಹೆ ಸಮುದ್ರವನ್ನು ಕಟ್ಟಿ ಹಾಕಿದ ರಾಮಚಂದ್ರ ಸಮುದ್ರ ಏನು ಅಪರಾಧ ಮಾಡಿರಲಿಲ್ಲ ಸಮುದ್ರಕ್ಕೆ ಆತಕ್ಕೆ ಬಂಧನವಾಯಿತು ಇದು ನಾವು ಉಪಾಸನೆ ಮಾಡೋಣ ಇವತ್ತು ಒಬ್ಬ ಹಿಟ್ಲರ್ನ ನಿಮಿತ್ತ ಒಬ್ಬ ಮಾವೋತ್ಸೆ ತೆಂಗು ನಿಮಿತ್ತ ಒಬ್ಬ ತೈಮೂರ್ ಚಂಗೀಸ್ ಖಾನ್ ನಿಮಿತ್ತ ಆಳುಗರೊಬ್ಬರು ಅಧಿಕಾರ ಸ್ಥಾನದಲ್ಲಿದ್ದವರು ಧರ್ಮವನ್ನು ಬಿಟ್ಟರೆ <coughs> ನಿರಪರಾಧಿಗಳು ಜನ ಸಾಯುವುದೇ ಅಹೋ ಖಲು ಭುಜಂಗಸ ವಿಚಿತ್ರೋಯಂ ವಧಕ್ರಮ ಅನ್ಯಸ್ಯ ದಶತಿ ಶ್ರೋತ್ರಂ ಅನ್ಯ ಪ್ರಾಣಿ ನಿರ್ವಿಯುಜ್ಯತೆ ಭುಜಂಗ ಶಬ್ದಕ್ಕೆ ಎರಡು ಅರ್ಥ ಉಂಟು ಹಾವು ಯಾವನನ್ನು ಕಚ್ಚಿದ್ರೆ ಅವನಷ್ಟೇ ಸಾಯ್ತಾನೆ ಭುಜಂಗನೆಂಬ ದುಷ್ಟ ಯಾವನ ಕಿವಿಯನ್ನು ಕಚ್ಚಿದರೆ ಇನ್ಯಾರ್ಯಾರೋ ಸಾಯ್ತಾರೆ ಒಬ್ಬ ಶಕುನಿ ನಿಮಿತ್ತ ಎಷ್ಟೊಂದು ಜನ ಸತ್ರು ಒಬ್ಬ ಕರ್ಣ ನಿಮಿತ್ತ ಎಷ್ಟೊಂದು ಜನ ಸತ್ರು ಅನ್ನುವುದನ್ನು ಭೀಷ್ಮ ದ್ರೋಣರಂಥ ಅವರು ನಿರಪರಾಧಿಗಳಂತ ಅನಿಸ್ಕೊಂಡವರು ಸತ್ತು ಹೋದರು ಒಂದು ಯುದ್ಧ ಒಬ್ಬರ ನಿಮಿತ್ತ ಆಗೋದಿಲ್ಲ ಒಂದು ಸಂಗೀತ ಹಾಡಬೇಕಾದ್ರೆ ನಾಲ್ಕೈದು ಜನ ಕೂತ್ಕೋಬೇಕು ದಾರಿ ಹೋಗಬೇಕಾದ್ರೆ ನಾಲ್ಕೈದು ಜನವಾರು ನಡೀಬೇಕು ಜಗಳ ಮಾಡಬೇಕಾದರೂ ಇಬ್ಬರು ಬೇಕು ಒಂದು ಮಹಾಯುದ್ಧ ನಡೀಬೇಕಾದ್ರೆ ಕೋಟಿ ಕೋಟಿ ಕೋಟಿ ಜನ ಸಾಯ್ತಾರೆ ಅದರಲ್ಲಿ ಯಾರ್ಯಾರು ಪುಣ್ಯ ಯಾರ್ಯಾರು ಪಾಪ ಎಷ್ಟು ಲೆಕ್ಕ ಬರೆಯೋನು ಕಾಲಪುರುಷ ಕಲುಧಾತುವಿಗೆ ಎಣಿಸುವಂತ ಒಂದರ್ಥ ಕೂಡಿಸುವಂತ ಒಂದರ್ಥ ಕಾಲಪುರುಷ ಹಾಗೆಲ್ಲರನ್ನು ಮುಗಿಸ್ತಾನೆ ಅನ್ನೋದು ಮಹಾಭಾರತದ ಒಂದು ಪಾಠ ಈಗ ನಾವು ಸ್ವಲ್ಪ ಕಥೆಯ ಒಳಕ್ಕೆ ಹೋಗೋಣ ಮಹಾಭೀಷಣ ಕಥೆಯನ್ನು ಸ್ವಲ್ಪ ಪ್ರಸ್ತಾಪ ಮಾಡಿದ್ದಾಯಿತು ಯಕ್ಷವಾಕು ವಂಶದಲ್ಲಿ ಮಹಾಭೀಷನೆಂಬ ದೊರೆ ಧಾರ್ಮಿಕನಾದವನು ಒಂದು ಸಾವಿರ ಅಶ್ವಮೇಧವನ್ನು ಒಂದು ನೂರು ರಾಜಸೂಯಾಗವನ್ನು ಮಾಡಿದ ಮಹಾ ತಪಸ್ವಿ ಬ್ರಹ್ಮನ ಸಭೆಯಲ್ಲಿ ಅವನಿಗೆ ಗಂಗೆಯನ್ನು ನೋಡಿ ಮೋಹ ಉಂಟಾಯಿತು ಅಷ್ಟೊಂದು ಯಾಗ ಯಜ್ಞ ಮಾಡಿದವನಿಗೆ ಪವಿತ್ರವಾದ ಸತ್ಯಲೋಕದಲ್ಲಿ ಹೋಗಿಯೂ ಕಾಮಕ್ರೋಧ ಬಿಡಲಿಲ್ಲ ಬ್ರಹ್ಮ ಶಾಪ ಕೊಟ್ಟ ನೀನು ಈ ಲೋಕದಲ್ಲಿರೋದಕ್ಕೆ ಲಾಯಕ್ಕಿಲ್ಲ ಮನುಷ್ಯ ಲೋಕದಲ್ಲಿ ಹೋಗಿ ಈ ಗಂಗೆಯನ್ನೇ ಸೇರಿ ಅನೇಕ ಸುಖವನ್ನು ವರ್ಷಗಳ ಕಾಲ ಅನುಭವಿಸಿ ಆಮೇಲೆ ನೀನು ಶಾಪ ನಿವೃತ್ತಿಯಾಗಿ ಬಾ ಎಂಬುದಾಗಿ ಏನು ಶಾಪ ಕೊಟ್ಟ ಅವನೇ ಮುಂದೆ ಶಂತನು ಚಕ್ರವರ್ತಿ ಆದ ಇವನು ಚಂದ್ರವಂಶದಲ್ಲಿ ಪುರೂರವನಿಂದ ಹಿಡಿದುಕೊಂಡ್ರೆ ಮೂವತ್ತೆಂಟನೇ ದೊರೆ ಲೆಕ್ಕ ಕೊಡ್ತಾರೆ ಮಹಾಭಾರತದಲ್ಲಿ ಚಂದ್ರವಂಶದ ದೊರೆಗಳು ಬ್ರಹ್ಮ ಅತ್ರಿ ಸೋಮ ಬುಧ ಇಳ ಪುರೂರವ ಪುರೂರವನಿಂದ ಆಯು ಆಯುವಿನಿಂದ ನಹುಷ ಕ್ಷತ್ರವೃದ್ಧ ಇತ್ಯಾದಿಗಳು ಅಲ್ಲಿಂದ ಮುಂದೆ ಕಾಶ್ಯ ಕಾಶೇಯ ರಾಷ್ಟ್ರ ದೀರ್ಘತಪಾಹ ಧನ್ವಂತರಿ ಕೇತುಮಾನ್ ಭೀಮರಥ ದೇವೋದಾಸ ಈ ಅಂಶಾವತರಣ ಪರ್ವದಲ್ಲಿ ಅವರೆಲ್ಲರ ಹೆಸರು ಉಂಟಾಗುತ್ತೆ ಎರಡನೇನ ಹುಷನಿಂದ ಯತಿ ಯಾತಿ ಸಯಾತಿ ಸಂಯಾತಿ ಆಯಾತಿ ಇವರಲ್ಲಿ ಯಯಾತಿ ದೇವಯಾನಿ ಮತ್ತು ಶರ್ಮಿಷ್ಠೆ ಎಂಬವರಲ್ಲಿ ಯದು ತುರ್ವಸು ದೃಹ್ಯು ಪೂರು ಅನು ಹೀಗೆ ಅಯುಮರ್ಕ ಹಾಡಿತಾನೆ ಇದೆಲ್ಲ ದೊಡ್ಡ ಕಥೆ ಸುಮ್ಮನೆ ಪಟ್ಟಿ ಹೇಳೋದ್ರಿಂದ ಎಲ್ಲರ ತಲೆಗೆ ಹೋಗೋದಿಲ್ಲ ಬೇಕಾದ ಪ್ರಮಾಣ ಇದೆ ಅನ್ನೋ ತೋರಿಸಿದ್ದೇನೆ ಇದರಲ್ಲಿ <clears throat> ದುಷ್ಯಂತನೆಂಬ ರಾಜ ಮರುತ್ತನ ಪುತ್ರನಾಗಿ ಹುಟ್ಟಿದ ದುಷ್ಯಂತನ ಕಥೆಯನ್ನು ನಮ್ಮ ಕವಿ ಸಂಸ್ಕೃತ ಕವಿ ಕಾಳಿದಾಸ ಬೇರೊಂದು ರೀತಿಯಲ್ಲಿ ಹೇಳಿದ್ದಾನೆ ಕೇವಲ ಕಾವ್ಯ ದೃಷ್ಟಿಯಿಂದ ಬರೆಯುವವರಿಗೆ ಏನನ್ನೂ ತಿದ್ದು ಬಿಡ್ತಾರೆ ಇದ್ದ ವಿಷಯಗಳನ್ನು ಮಾಡಿಸಿಬಿಡ್ತಾರೆ ಅದು ಇತಿಹಾಸ ಅಂತ ಆಗೋದಿಲ್ಲ ಆದರೆ ಇವತ್ತಿನ ಭಾರತೀಯ ಸಮಾಜ ವೇದವ್ಯಾಸರಿಂದ ಬಹಳ ದೂರ ನಾವು ಈಚೆಗೆ ಬಂದುಬಿಟ್ಟಿರೋಣದ್ರಿಂದ ಕನ್ನಡ ಕವಿಗಳಾಯಿತು ಸಂಸ್ಕೃತ ಕವಿಗಳಾಯಿತು ಅವರು ಮಾಡಿಕೊಂಡ ಮಾರ್ಪಾಡುಗಳನ್ನು ನಂಬುತ್ತೇವೆ ಮೂಲ ಗ್ರಂಥಗಳನ್ನು ಮರೆತಿದ್ದರಿಂದ ಸ್ವಲ್ಪ ಇಲ್ಲಿ ಎಚ್ಚರಿಸ್ತೇನೆ ಶಕುಂತಲೆ ವಿಶ್ವಾಮಿತ್ರರ ಪುತ್ರಿ ಮೇನಕೆಯಲ್ಲಿ ಹುಟ್ಟಿದವಳು ಶಕುಂತ ಪಕ್ಷಿಗಳು ಮಾತಾಪಿತೃಗಳಿಂದ ಬಿಡಲ್ಪಟ್ಟ ಈ ಸಣ್ಣ ಮಗುವನ್ನು ಗುಟುಕು ಕೊಟ್ಟು ಬೆಳೆಸಿದವಾದ್ದರಿಂದ ಅವಳಿಗೆ ಶಕುಂತಲ ಎಂಬುದಾಗಿ ಹೆಸರಾಯಿತು ಹೆಸರೆಲ್ಲ ಇಟ್ಕೊಳ್ತಾರೆ ಹೆಣ್ಣು ಮಕ್ಕಳು ಒಳ್ಳೆಯ ದೊರೆ ಆದರೆ ಅವನಿಗೆ ದುರ್ಬುದ್ಧಿ ಹಾಗೆ ಉಂಟಾಯಿತು ಈ ಶಕುಂತಲೆಯನ್ನು ಕಣ್ವಾಶ್ರಮದ ಕುಲಪತಿಯಾಗಿದ್ದ ಕಣ್ವ ಮಹರ್ಷಿಗಳು ಗೋತ್ರದಲ್ಲಿ ಕಶ್ಯಪರು ಬೆಳೆಸಿದರು ಯೌವನವತಿಯಾದಳು ಕಥೆ ತುಂಬ ದೀರ್ಘವಾಗಿ ಹೇಳಿದ್ದಾರೆ ಮೊದಲನೇ ಉಪಾಖ್ಯಾನ ಪುರೂರವ ಉರ್ವಶಿ ಕಥೆ ಬಿಟ್ಟರೆ ಈ ಶಕುಂತಲೋಪಾಖ್ಯಾನ ಆದಿಪರ್ವದಲ್ಲಿ ತುಂಬ ಉಸಿರಿನಂತೆ ಇರತಕ್ಕದ್ದು ಒಂದು ದಿವಸ ಬೇಟೆಗೆ ಬಂದ ಮಹಾರಾಜ ದುಷ್ಯಂತ ಶಕುಂತಲೆಯನ್ನು ನೋಡಿ ಮೋಹಗೊಂಡ ನಾನು ಕೈ ಹಿಡಿಬೇಕು ಅಂತ ಆಸೆಪಟ್ಟ ಆಶ್ರಮದಲ್ಲಿ ಬಂದವರು ಕರ್ಕೊಂಡು ಹೋದರು ಅವನು ಮಹಾರಾಜ ಬಂದಿದ್ದಾನೆ ಅಂತ ಬೇಕಾದಷ್ಟು ಸತ್ಕಾರಾದಿಗಳನ್ನೆಲ್ಲ ಮಾಡಿದರು ಆಶ್ರಮದಲ್ಲಿ ಕಣ್ಣೂರು ಇರಲಿಲ್ಲ ಚಕ್ರತೀರ್ಥಕ್ಕೆ ಹೋಗಿದ್ದರು ಸೋಮತೀರ್ಥ ಅಂತ ಹೇಳ್ತಾರೆ ಅಲ್ಲಿಂದ ಆಚೆಗೆ ಅವರು ಬರೋ ತನಕ ಕಾಯಬೇಕು ಇವನಿಗೂ ಮೋಹ ಹೆಚ್ಚಾಯಿತು ಹತ್ತಿರ ಹೋಗಿ ಮಾತನಾಡಿಸ್ದ ರಹಸ್ಯದಲ್ಲಿ ಒಬ್ಬರೊಬ್ಬರಿಗೆ ಪ್ರೇಮಾಂಕುರವಾಯಿತು ನೀ ನನ್ನ ಮದುವೆ ಆದರೆ ನಿನ್ನನ್ನು ಚಕ್ರವರ್ತಿನಿ ಮಾಡ್ತೇನೆ ನಾನು ಭರತ ವಂಶದ ಮೂಲ ಪುರುಷನಾಗತಕ್ಕವನು ದೊರೆ ನನ್ನನ್ನು ನಂಬು ಚಂದ್ರವಂಶೀಯ ದೊರೆ ಅಂತ ನಂಬಿಸಿದ ಅವಳು ಹುಡುಗಿ ಹೇಳಿದ್ದು ನಮ್ಮ ತಂದೆ ಬರೋ ತನಕ ಇದು ವಿವಾಹ ಆಗತಕ್ಕದ್ದಲ್ಲ ಬೇಡ ಅವನು ಹೇಳ್ದ ಇಲ್ಲ ಇಲ್ಲ ನನ್ನನ್ನು ನಂಬು ನಾನು ಮತ್ತೆ ಈ ಕಾಡಿಗೆ ನನ್ನ ಸಮಸ್ತ ಸೈನ್ಯ ಪರಿವಾರ ಮಂತ್ರಿ ಪುರೋಜನರನ್ನೆಲ್ಲ ಕರೆಸಿ ನಿನ್ನನ್ನು ಕಳಿಸ್ಕೊಳ್ತೇನೆ ಅಂತ ಹೇಳಿ ಗಾಂಧರ್ವ ಕ್ರಮದಲ್ಲಿ ಮದುವೆಯಾದ ಅಂತ ಹೇಳಿದ್ದಾರೆ ಬ್ರಾಹ್ಮ ದೈವ ಪ್ರಾಜಾಪತ್ಯ ಆರ್ಷ ಆಸುರ ಗಾಂಧರ್ವ ಪೈಶಾಚ ರಾಕ್ಷಸ ಇದು ಆರು ಕ್ರಮಗಳನ್ನು ಧರ್ಮಶಾಸ್ತ್ರಕಾರರು ಗುರುತು ಹಿಡಿದಿದ್ದಾರೆ ಅಂಗೀಕರಿಸಿದ್ದಾರೆ ಅಂತ ಅರ್ಥವಲ್ಲ ಬ್ರಾಹ್ಮವೆಂದರೆ ಅಲಂಕರಿಸಿ ಒಂದು ಕನ್ಯೆಯನ್ನು ಒಬ್ಬನಿಗೆ ದಾನ ಮಾಡುವುದು ದೈವವೆಂದರೆ ಒಂದು ಯಜ್ಞವನ್ನು ಮಾಡಿ ಯಜ್ಞದ ಕೊನೆಯಲ್ಲಿ ಋತ್ವಿಜರಿಗೆ ಒಂದು ಕನ್ಯೆಯನ್ನು ದಾನ ಮಾಡುವುದು ಪ್ರಾಜಾಪತ್ಯವೆಂದರೆ ಈಗ ಇರತಕ್ಕ ಪ್ರಚಲಿತವಾದ ಒಂದು ವಿವಾಹದ ಆಚರಣೆ ಮಂತ್ರಪೂತವಾಗಿ ಕನ್ಯಾವರರ ತಂದೆ ತಾಯಂದರು ಕೂತುಕೊಂಡು ಇಂಥ ವರನಿಗೆ ಇಂಥ ಗೋತ್ರದವನಿಗೆ ಇಂಥ ಗೋತ್ರದ ಕನ್ಯೆಯನ್ನು ಕೊಡ್ತೇನೆ ಅಂತ ಕೊಡುವುದು ಆರ್ಷವೆಂದರೆ ವರನಿಂದ ಒಂದು ಜೋಡಿ ಗೋವುಗಳನ್ನು ತೆಗೆದುಕೊಂಡು ಗೋಮಿಥುನ ಒಂದು ಎತ್ತು ಒಂದು ಗೋವನ್ನು ಗೃಹೀತ್ವ ದಾನಂ ಗಾಂಧರ್ವವೆಂದರೆ ವಧೂವರರು ಪರಸ್ಪರ ತಾವೇ ಮೆಚ್ಚಿಕೊಂಡು ಮಾತಾಪಿತೃಗಳನ್ನು ಕೇಳದೆಯೇ ಮದುವೆಯಾಗಿ ಬಿಡತಕ್ಕದ್ದು ಇವತ್ತು ತುಂಬ ಪ್ರಚಲಿತವಾಗಿದೆ ಆಸುರವೆಂದರೆ ಬಹುಧನಂಗ್ರಹೀತ್ವ ದಾನಂ ಕನ್ಯೆಯನ್ನು ಮಾರಿಬಿಡುವುದು ಬೇಕಾದಷ್ಟು ಹಣವನ್ನು ತೆಗೆದುಕೊಂಡು ಇದು ಒಂದು ದುಷ್ಟ ಪದ್ಧತಿ ಇತ್ತು ಈ ದೇಶದಲ್ಲಿ ಪೈಶಾಚವೆಂದರೆ ಮಲಗಿರುವ ಕನ್ಯೆಯನ್ನು ಅಥವಾ ಮದ್ದು ಸೇವಿಸಿದವಳನ್ನು ಕುಡಿದವಳನ್ನು ಅಪಹರಿಸಿಕೊಂಡು ಹೋಗಿ ಮದುವೆಯಾಗುವುದು ರಾಕ್ಷಸ ಕ್ರಮ ಅಂದರೆ ಅತ್ಯಂತ ಭೀತವಾದದ್ದು ಆಕೆಯ ತಂದೆ ತಾಯಿಗಳನ್ನು ಕೊಂದೋ ಅಥವಾ ಹೊಡೆದಾಡಿಯೋ ಅವಳು ಅಳ್ತಾ ಇದ್ದರು ಅಥವಾ ಮೊದಲು ಕೆಡಿಸಿಯೋ ಆಮೇಲೆ ಮದುವೆ ಆಗುವುದು ದೀಸ್ ಆರ್ ರೆಕಗ್ನೈಸ್ಡ್ ಮಧು ಮನುಷ್ಯ ಶಾಸ್ತ್ರದಲ್ಲಿ ಇವು ರೂಢಿಯಲ್ಲಿರುವುದಕ್ಕೆ ಅವರು ಮುದ್ರೆ ಓದ್ತಿದ್ರು ಶಾಸ್ತ್ರ ಹುಟ್ಟಿದ ಮೇಲೆ ಕ್ರಮ ಬರೋದಿಲ್ಲ ಕ್ರಮ ಇದ್ದದ್ದನ್ನು ನೋಡಿ ಹೀಗಿವೆ ಹೀಗಿವೆ ಅಂತ ಹೇಳಿದರು ಇದರಲ್ಲಿ ಬ್ರಾಹ್ಮ ದೈವ ಪ್ರಾಜಾಪತ್ಯ ಆರ್ಷ ಗಾಂಧರ್ವ ಇವು ನಾಲ್ಕು ಎಲ್ಲರಿಗೂ ಒಪ್ಪಿಗೆ ಆದದ್ದೆ ಒಂದಲ್ಲ ಒಂದು ಸಂದರ್ಭ ಬೇರೆಯಾಗಿ ಆರ್ಷ ಪೈಶಾ ರಾಕ್ಷಸ ಆಸುರ ಪೈಶಾಚ ಮಾತ್ರ ಆಗ್ತಕ್ಕದ್ದಲ್ಲ ಇದೆಲ್ಲ ಹೇಳಿದ್ದಾರೆ ಒಂದು ಮಹಾಭಾರತದ ಕಥೆಯಲ್ಲಿ ಎಷ್ಟೊಂದು ಧರ್ಮಶಾಸ್ತ್ರ ಹೇಳಿದ್ದಾರೆನೋ ಪ್ರಮಾಣವಾಗಿ ತೋರಿಸ್ತಾ ಇದ್ದೇನೆ ಗಾಂಧರ್ವ ಕ್ರಮದಲ್ಲಿ ಮದುವೆ ಆಗಿಬಿಟ್ಟ ಇವಳಲ್ಲಿ ಗರ್ಭವು ಅಂಕುರವಾಯಿತು ಗರ್ಭವಾಯಿತು ಹನ್ನೆರಡು ವರ್ಷ ಮಗು ಹುಟ್ಟಿ ಬೆಳೆದ ಮೇಲೆ ಇವಳು ಸುಮ್ಮನೆ ಇದ್ಲು ಇವತ್ತು ಕಳಿಸ್ತಾನೆ ರಾಜ ನಾಳೆ ಕಳಿಸ್ತಾನೆ ಸೈನ್ಯಮನ್ನ ಅಂತ ಎಷ್ಟೋ ದಿವಸವಾಯಿತು ಈ ಕಡೆ ಇಲ್ಲಿ ಬೆಳೆಸಿದ ತಂದೆ ಬಂದು ನೋಡಿದ ಏನಮ್ಮ ಗರ್ಭಿಣಿ ಗರ್ಭಿಣಿಯಾಗಿದ್ದೀಯೇ ಏನು ಸಮಾಚಾರ ಇಲ್ಲ ದೊರೆ ಬಂದಿದ್ದರು ಚಂದ್ರವಂಶೀಯ ದೊರೆ ನನ್ನಲ್ಲಿ ಗರ್ಭ ಇಟ್ಟಿದ್ದಾರೆ ಶಾಸ್ತ್ರ ವಿರುದ್ಧವಾಗಿ ಏನಲ್ಲ ಒಳ್ಳೆ ರೀತಿಯಲ್ಲಿಯೇ ಗಾಂಧರ್ವ ಮದುವೆಯಾಗಿದ್ದೇವೆ ಅವರು ಹಾರಿಸಿದರು ಆಮೇಲೆ ನೋಡಿದರು ಮಗು ಬೆಳೆಯಿತು ಇನ್ನು ಲೋಕ ಚೆನ್ನಾಗಿರೋದಿಲ್ಲ ಆಶ್ರಮದಲ್ಲಿ ಬೈತಾರೆ ಅಂತ ತಿಳ್ಕೊಂಡು ಆಶ್ರಮದ ವೃದ್ಧರಾದವರನ್ನು ಕೆಲವರನ್ನು ಮತ್ತು ತಾಪಸ್ವಿನಿಯರನ್ನು ಸೇರಿಸಿ ಅಲ್ಲಿಗೆ ಕಳಿಸಿದರು ಕಾಳಿದಾಸ ಏನು ಮಾಡಿದ್ದಾನೆ ಯಾವುದೋ ಒಂದು ಉಂಗುರ ಅವನು ಶಕುಂತಲೆ ಕೊಟ್ಟಿದ್ದು ಅಕಸ್ಮಾತ್ ತೀರ್ಥದಲ್ಲಿ ಬಿದ್ದು ಹೋಗಿ ಅದು ಋಷಿಶಾಪದಿಂದಾಗಿ ಅವ್ರನ್ನ ಸರಿಯಾಗಿ ಗಮನಿಸದೆ ಆಮೇಲೆ ಅದು ಮೀನಿನ ಹೊಟ್ಟೆಯಲ್ಲಿ ಸೇರಿ ದುಷ್ಯಂತನಿಗೆ ಸೇರಿದ ಮೇಲೆ ಅದು ಜ್ಞಾಪಕ ಬಂತು ಎಂಬುದಾಗಿ ಇದು ಅಭಿಜ್ಞಾನ ಶಾಕುಂತಲಂ ಅಂತ ಮಾಡಿದೆ ಅಭಿಜ್ಞಾನ ಅಂತ ನೆನಪು ನೆನಪು ಕಳೆದು ಹೋಗಿತ್ತು ನೆನಪು ಬಂತು ಮರೆತು ಹೋಗಿದ್ದ ಅವನು ತಪ್ಪಲ್ಲ ಅನ್ನೋ ರೀತಿಯಲ್ಲಿ ಬಹಳ ಉದಾತ್ತವಾದ ನಾಯಕನನ್ನು ಚಿತ್ರ ಮಾಡಿದ್ದಾನೆ ಅನೇಕರು ಇದೇ ಸರಿಯಾದ ಕಥೆ ಅಂತ ತಿಳ್ಕೊಂಡಿದ್ದಾರೆ ಅದು ಭ್ರಾಂತಿ ನಡೆದಿದ್ದೇನು ಇವು ಹುಡುಗಿಯನ್ನು ಕರ್ಕೊಂಡು ಹುಡುಗನನ್ನು ಕರ್ಕೊಂಡು ಇವಳು ಹೋಗಿ ಅಲ್ಲಿ ನಿಂತರೆ ಅವನು ಸಿಕ್ಕಾಪಟ್ಟೆ ಮಾತನಾಡ್ತಾನೆ ನ ಪುತ್ರಮಭಿಜಾನಾಮಿ ತ್ವಯಿ ಜಾತಂ ಶಕುಂತಲೇ ಅಸತ್ಯವಚನಾನಾರ್ಯ ಕಸ್ತೆ ಶ್ರದ್ಧಾಸ್ಯತೆ ವಚಃ ನಿನ್ನನ್ನು ನಾನು ನೋಡೇ ಇಲ್ಲ ಈ ಮಗು ಯಾರಿವನು ಹನ್ನೆರಡು ವರ್ಷ ಹೇಗೆ ಬೆಳೆದಿದ್ದಾನೆ ಅವನು ದಾಂಡಿಗನಾಗಿ ಬೆಳೆದಿದ್ದಾನೆ ಅಧಿಕಾಯಶ್ಚತೆ ಪುತ್ರ ಬಾಲೋ ಅತಿ ಬಲವಾನಯಂ ತನ್ನ ಮಗನನ್ನು ತಾನೇ ನಿಂದಿಸ್ತಾನೆ ದಾಂಡಿಗ ದಷ್ಟಪುಷ್ಟವಾಗಿ ಬೆಳೆದಿದ್ದಾನೆ ಸ್ತ್ರೀಯರಂದ್ರ ಸುಳ್ಳು ಹೇಳುವವರು ನಿನ್ನ ಮಾತನ್ನು ಯಾರು ನಂಬ್ತಾರೆ ತಾಯಿ ಬಿಟ್ಟು ಹೋದ್ಲು ಅಂತ ಹೇಳ್ತೀಯ ಮೇನಕ ನಿರನುಕ್ರೋಶ ಬಂಧಕಿ ಜನನೀ ತವ ನಿನ್ನ ತಾಯಿ ದೇವವೇಶ್ಯೆ ಒಬ್ಬಳಲ್ಲ ಗಂಡಂದರು ನಿನ್ನ ತಂದೆ ವಿಶ್ವಾಮಿತ್ರರು ಅಂತ ಹೇಳ್ತೀಯ ಅವರ ತಪಸ್ಸು ಲೋಕಕ್ಕೆ ಗೊತ್ತಿದೆ ಅಂಥವ್ರು ಹುಟ್ಟಿರ್ತಕ್ಕಂಥ ನೀನು ನಿಜ ಹೇಳುವುದು ಹೇಗೆ ಶಕ್ಯ ವಿಶ್ವಾಮಿತ್ರೋ ಬ್ರಾಹ್ಮಣತ್ವೇ ಲುಬ್ಧ ಕಾಮವಶಂಗತಃ ಅಂದರೆ ನಿನ್ನ ತಂದೆ ಸರಿ ಇಲ್ಲ ನಿನ್ನ ತಾಯಿ ಸರಿ ಇಲ್ಲ ಅಂದಮೇಲೆ ನೀನೂ ಸರಿ ಇಷ್ಟೆಲ್ಲ ಹೀನಾಮಾನವಾಗಿ ಬೈತಾನೆ ಒಬ್ಬ ಚಂದ್ರ ದೊರೆ ಆದ್ರೆ ಅವನಿಗೆ ಗೊತ್ತಿತ್ತೆ ನಿಜವಾಗಿ ಅಂತ ಕೇಳಿದರೆ ಸ್ಮರನ್ನಪಿ ಜಾನನ್ನಪಿ ಎರಡು ಕಡೆ ಬರೆದಿದ್ದಾರೆ ವ್ಯಾಸರು ಶಕುಂತಲೆಯನ್ನು ಕೂಡಿದ್ದು ಗರ್ಭವನ್ನುಂಟು ಮಾಡಿದ್ದು ಚೆನ್ನಾಗಿ ನೆನಪಿತ್ತು ಸ್ಮರನ್ನಪಿ ಇದಕ್ಕೆ ಕೆಲವರು ಎಷ್ಟು ಪ್ರಯತ್ನ ಮಾಡಿದರೂ ತಿಳಿಯಲಿಲ್ಲ ಅನ್ನೋ ಅರ್ಥವನ್ನು ಹೇಳ್ತಾರೆ ಜಾನನ್ನಿಪಿ ಇದಕ್ಕೆ ಏನರ್ಥ ಹೇಳ್ತೀರಿ ಗೊತ್ತಿತ್ತು ಅವನಿಗೆ ಆದರೆ ಸಭೆಯಲ್ಲಿ ಒಪ್ಪಿಕೊಳ್ಳೋಕೆ ಇಷ್ಟಪಡಲಿಲ್ಲ ಆದ್ದರಿಂದ ನೀನು ಯಾರಿಗೋ ಮಗುವನ್ನು ಹಡೆದು ಕರ್ಕೊಂಬಂದಿದ್ದೀಯೇ ಯಥೇಷ್ಟಂ ಗಮ್ಯತಾಂ ತ್ವಯ ಎಲ್ಲಿ ಬೇಕಾದರೂ ಹೋಗು ನಾಹಂ ತ್ವಾಮಭಿಜಾನಾಮಿ ನೀ ಯಾರೋ ನನಗೆ ಗೊತ್ತಿಲ್ಲ ಅದಕ್ಕೆ ಶಕುಂತ್ರೆ ಕೊಡತಕ್ಕ ದಿಟ್ಟವಾದ ಉತ್ತರ ಇದು ಮಹಾಭಾರತದ ಮೊದಲನೇ ಸಂದೇಶ ಇದೆಲ್ಲ ಮರೆಸಿಬಿಟ್ಟ ಕಾಳಿದಾಸ ಕಾಳಿದಾಸನಲ್ಲಿ ದೋಷ ಹುಡುಕಿ ಅವನಿಗಿಂತ ನಾನು ದೊಡ್ಡವನು ಅನ್ನೋದಕ್ಕೆ ಹೇಳಲಿಲ್ಲ ನಾವು ಮೂಲ ಭಾರತದ ಸಂದೇಶದಿಂದ ಎಷ್ಟು ದೂರ ವಂಚಿತರಾಗಿ ಬಂದಿದ್ದೇವೆ ಅನ್ನೋ ಕೇಳ್ತೇವೆ ರಾಜನ್ನಿ ಸರ್ಷಪ ಮಾತ್ರಾಣಿ ಪರಿಛಿದ್ರಾಣಿ ಪಶ್ಯಸಿ ಆತ್ಮನೋ ಬಿಲ್ವ ಮಾತ್ರಾಣಿ ಪಶ್ಯನ್ನಪಿ ನ ಪಶ್ಯಸಿ ನನ್ನ ತಂದೆಯನ್ನು ಬೈದೆ ನನ್ನ ತಾಯಿಯನ್ನು ಬೈದೆ ಅವರು ತಪ್ಪು ಮಾಡಿದ್ದಿರಬಹುದು ಸರ್ ಶಪ ಮಾತ್ರ ಅವನು ಸಾಸಿವೆ ಎಷ್ಟು ತಪ್ಪು ಆದರೆ ನಿನ್ನಲ್ಲಿ ಬಿಲ್ವ ಬಿಲ್ವದ ಕಾಯಿ ಅಷ್ಟು ದೊಡ್ಡ ತಪ್ಪಿದೆ ಕೂಡಿದ ಹೆಂಡತಿಯನ್ನೇ ಕೈ ಬಿಟ್ಟಿದ್ದೀಯೇ ಗಾಂಧರ್ ವಿವಾಹಕ್ಕೆ ದ್ರೋಹ ಬಗೆದಿದ್ದೀಯೇ ಅಂತ ಹೇಳಿದರು ಅವನು ಯಾವಾಗ ಒಪ್ಪಲಿಲ್ವೋ ಮಾತ್ಯಾಕ್ಷೈಹಿ ಸಮಯಂ ರಾಜನ್ನೇ ಇನ್ನೊಂದು ಮಾತನ್ನು ಹೇಳ್ತಾಳವಳು ಬ್ರಾಹ್ಮಣೋ ದ್ವಿಪದಾಂ ಶ್ರೇಷ್ಠ ಗೌರ್ ವರಿಷ್ಠ ಚತುಷ್ಪದಾಂ ಬ್ರಾಹ್ಮಣರು ಮನುಷ್ಯರಲ್ಲಿ ಶ್ರೇಷ್ಠ ಅಂತಾರೆ ನಾಲ್ಕಾಲು ಪ್ರಾಣಿಗಳಲ್ಲಿ ಗೋವು ಶ್ರೇಷ್ಠ ಅಂತಾರೆ ಗುರುರ್ ಗರಿಯ ಸಾಂ ಶ್ರೇಷ್ಠ ದೊಡ್ಡವರಲ್ಲಿ ಗುರುಗಳು ಶ್ರೇಷ್ಠ ಅಂತಾರೆ ಪುತ್ರ ಸ್ಪರ್ಶವತಾಂ ವರಹ ಅನೇಕರಿಗೆ ಗೊತ್ತಿಲ್ಲ ಇದು ನೀವು ಮುಟ್ಟುವ ಪದಾರ್ಥಗಳಲ್ಲಿ ನಿಮ್ಮ ರಕ್ತದಲ್ಲಿ ಹುಟ್ಟಿದ ಮಗನನ್ನು ಮುಟ್ಟಿದಾಗ ಆಗುವ ಅನುಭವಕ್ಕಿಂತ ಸುಖಕ್ಕಿಂತ ಮೇಲ್ಪಟ್ಟ ಸುಖವಿಲ್ಲ ಬಯೋಲಾಜಿಕಲಿ ವೆರಿಫೈಡ್ ಟ್ರೂತ್ ನೋಡು ಬೇಕಾದರೆ ನಿನ್ನ ಮಗನನ್ನು ಮುಟ್ಟಿ ನೋಡು ನಿನ್ನ ಹೃದಯ ಹೇಳ್ತೀಯಲ್ವೇ ನೋಡು ಅಂತ ಹೇಳಲಾಗಿ ಏನು ವಾಗ್ವಾದ ಬಹಳಷ್ಟು ಬೆಳೆಯುತ್ತೆ ಅವರವರಲ್ಲಿ ಆಗ ಶಕುಂತಲೆ ಸಾಕ್ಷಿಗಳನ್ನು ಹೇಳ್ತಾಳೆ ನಾನು ನಿನ್ನನ್ನು ಕೂಡಿದ್ದು ನಿಜವಾಗಿದ್ದರೆ ಸಾಕ್ಷಿಗಳು ನೋಡೋಣ ಗಂಡ ಹೆಂಡು ಏಕಾಂತದಲ್ಲಿ ಗಾಂಧರ್ವ ವಿವಾಹ ಮಾಡಿಕೊಂಡಿದ್ದಕ್ಕೆ ಸಾಕ್ಷಿಯಲ್ಲಿ ಏನು ಏನು ರಿಜಿಸ್ಟ್ರಾರ್ ಕಚೇರಿ ಇದು ಮ್ಯಾರೇಜು ಸೂರ್ಯ ಚಂದ್ರ ವಾಯು ಅಗ್ನಿ ಭೂಮಿ ಆಕಾಶ ಜಲ ಹೃದಯ ಅಂತರ್ಯಾಮಿ ಹಗಲು ರಾತ್ರಿ ಪ್ರಾತಃ ಸಂಧ್ಯೆ ಸಾಯಂ ಸಂಧ್ಯೆ ಧರ್ಮವೆಂಬುದು ಈ ಹದಿನಾಲ್ಕು ಸಾಕ್ಷಿಗಳು ಮನುಷ್ಯ ಮಾಡೋ ಎಲ್ಲ ಪುಣ್ಯ ಪಾಪ ಕರ್ಮಗಳನ್ನು ನೋಡ್ತವೆ ಆದ್ದರಿಂದ ನಿನ್ನ ಹೃದಯವನ್ನೇ ನೀನು ಕೇಳ್ಕೋ ಯಮೋ ವೈವಸ್ವತೋ ರಾಜ ಯಸ್ತವೈಷ ಹೃದಯ ಸ್ಥಿತ ತೇನ ಚೇದ ವಿವಾದಸ್ಥೆ ಮಾ ಗಂಗಾಮ್ಮ ಗಮಃ ಇದು ಮನುಸ್ಮೃತಿಯ ವಾಕ್ಯ ಆ ಮನುಸ್ಮೃತಿಗೆ ಪೂರ್ವದಲ್ಲಿ ಇಲ್ಲಿ ವ್ಯಾಸರದ ಒಂದು ವಾಕ್ಯ ಇದೆ ಏಕೋಹಮಸ್ಮಿ ಚ ಮನ್ಯಸೇತ್ವಂ ನ ಹೃಚ್ಛಯಂ ವೆಚ್ಚ ಮುನಿಂ ಪುರಾಣಂ ಯೋ ವೇದಿತ ಕರ್ಮಣ ಪಾಪಕಸ್ಯ ತಸ್ಯಾಂತಿಕೆ ತ್ವಂ ವೃಜನಂ ಕರೋಷಿ ಯಮೋ ವೈವ ಸ್ವತಸ್ತಸ್ಯ ನಿರ್ಯಾತೈತಿ ದುಷ್ಕೃತಂ ಹೃದಯ ಸ್ಥಿತಃ ಕರ್ಮ ಸಾಕ್ಷಿ ಕ್ಷೇತ್ರಜ್ಞೋ ಯಸ್ಯ ತುಷ್ಯತಿ ನಿನ್ನ ಹೃದಯದಲ್ಲಿಯೇ ಒಬ್ಬ ಭಗವಂತ ಇದ್ದಾನೆ ಬೆಳಗುವವನು ವಿವಸ್ವಾನ್ ಯಮ ಅವನು ನಿನ್ನ ನಿಯಂತ್ರಣ ಮಾಡ್ತಾನೆ ಅವನಿಗೆ ನೀನು ವಿರುದ್ಧವಾಗಿ ನಡೆಯದೇ ಇದ್ದರೆ ದ್ರೋಹ ಮಾಡದೇ ಇದ್ದರೆ ಗಂಗಾ ಸ್ನಾನವೂ ಬೇಡ ಕುರುಕ್ಷೇತ್ರಕ್ಕೂ ಹೋಗಬೇಡ ಒಬ್ಬನೇ ಇದ್ದೀಯ ಅಂತ ತಿಳ್ಕೊಂಡು ನನ್ನ ಉಪೇಕ್ಷೆ ಮಾಡ್ತಾ ಇದ್ದೀಯ ಏಕೋಹಮಸ್ಮಿ ಇತಿ ಚ ಮನ್ಯಸೇ ಹೃಚ್ಛಯಂ ವೇತ್ಸಿ ಮುನಿಂ ಪುರಾಣಂ ಮುನಿಂ ನಾರಾಯಣಂ ನೀಲಕಂಠ ವ್ಯಾಖ್ಯಾನದಲ್ಲಿ ನಿನ್ನ ಹೃದಯದಲ್ಲಿಯೇ ಶ್ರೀಮನ್ನಾರಾಯಣ ಇದ್ದಾನೆ ನಾನೇನು ಸಾಕ್ಷಿ ತೊಗೊಂಬರಲಿ ಕೋರ್ಟಲ್ಲಿ ಎಲ್ಲರನ್ನ ಪಾಪ ಪುಣ್ಯ ವಿಚಾರ ಮಾಡತಕ್ಕ ದೊರೆಯೇ ಅನ್ಯಾಯವನ್ನು ಮಾಡಿದೆ ಎಲ್ಲಿನ ಸಾಕ್ಷಿ ತೊಗೊಂಬರಲಿ ನಾನು ಯಾರಿಗೂ ಬೇಡವಾದನೆ ಅಂತ ಹೇಳಿ ಇದು ರಾಮಾಯಣದಲ್ಲಿ ಸೀತಾದೇವಿ ರಾಮನಿಂದ ಪರಿತ್ಯಕ್ತಳಾಗಿ ಅಗ್ನಿ ಪ್ರವೇಶ ಮಾಡುವ ಪ್ರಸಂಗದಲ್ಲಿ ಮಾಡತಕ್ಕ ಪ್ರತಿಜ್ಞೆಯಂತೆ ಅದಕ್ಕೆ ಪೂರ್ವಭಾವಿಯಾಗಿಯೋ ಆಮೇಲೆಯೋ ಒಂದು ವಿಚಿತ್ರವಾದ ಸಂವಾದ ಸಂದರ್ಭದಂತೆ ಕಾಣಿಸ್ತಾ ಇದೆ ಅಳ್ತಾಳೆ ಅಳ್ತಾಳೆ ಪಾಪ ಆಗ ಅಶರೀರವಾಣಿ ಬಂದು ಇಲ್ಲಪ್ಪ ಇವಳು ನಿನ್ನ ಪತ್ನಿ ನಿನ್ನ ಹುಟ್ಟಿದ ಮಗ ಎಂಬುದಾಗಿ ಸಾಕ್ಷಿ ಹೇಳಿದ ಮೇಲೆ ಸ್ವೀಕಾರ ಮಾಡ್ತಾನೆ ಆ ಮುಂಚೆ ಅವನಿಗೆ ಸರ್ವದಮನ ಎಂಬುದಾಗಿ ಹೆಸರಿತ್ತು ಸಿಂಹಗಳನ್ನು ಪಳಗಿಸ್ತಾ ಇದ್ದ ಹುಡುಗ ಮಹಾಬಲಿಷ್ಠ ಅವನಿಗೆ ಭರತ ಎಂಬುದಾಗಿ ಹೆಸರನ್ನಿಟ್ಟು ಅದಕ್ಕೆಲ್ಲ ನಿರ್ವಚನಗಳನ್ನು ಕೊಡ್ತಾರೆ ಭರಸ್ವ ಪುತ್ರಂ ದುಷ್ಯಂತ ಮಾಭಮಂಸ್ಥಾಹ ಶಕುಂತಲಾಂ ಅಶರೀರ್ವಾಣಿ ಹೇಳಿತು ಹೇ ದುಷ್ಯಂತ ಶಕುಂತಲೆಯನ್ನು ಅವಮಾನ ಮಾಡಬೇಡ ಭರಸ್ವ ಪುತ್ರಂ ನಿನ್ನ ಮಗನನ್ನು ಭರಸ್ವ ಕಾಪಾಡು ಅಂತ ಹೇಳಿದ್ರಿಂದ ಭರತ ಎಂಬುದಾಗಿ ಹೆಸರಿಟ್ಟ ಅಂತ ನಿರ್ವಚನವನ್ನು ಕೂಡ ಹೇಳ್ತಾರೆ ಇದು ಭರತನ ಉಪಾಖ್ಯಾನ ಆದಿಭಾರತ ಇವರಿಂದಲೇ ನಮ್ಮ ದೇಶಕ್ಕೆ ಭಾರತ ಅಂತ ಹೆಸರಾದ್ದರಿಂದ ಈ ಉಪಾಖ್ಯಾನವನ್ನು ಇಷ್ಟರ ಮಟ್ಟಿಗೆ ಹೇಳಬೇಕಾಯಿತು ಮಹಾಭಾರತದಲ್ಲಿ ಬರೋ ಎಲ್ಲ ಉಪಾಖ್ಯಾನಗಳನ್ನು ಸಣ್ಣ ಉಪನ್ಯಾಸ ಮಾಲಿಕೆಯಲ್ಲಿ ಹೀಗೆ ಹೇಳೋಕ್ಕಾಗೋದಿಲ್ಲ ಇವನು ಅತ್ಯಂತ ಧರ್ಮಾತ್ಮನಾಗಿ ಅನೇಕ ಸಹಸ್ರ ವರ್ಷ ಭೂಮಿಯನ್ನು ಆಳಿದ ಆ ಭರತನಿಗೆ ತನ್ನ ಒಂಬತ್ತು ಪತ್ನಿಯರಲ್ಲಿ ಹುಟ್ಟಿದ ಹತ್ತು ಮಕ್ಕಳು ಎಲ್ಲರೂ ದುಷ್ಟರಾಗಿದ್ದರು ಅಂತ ಹೇಳುತ್ತೆ ಮಹಾಭಾರತ ಅಂತ ಯಾವನ ಹೆಸರಿನಿಂದ ಈ ದೇಶಕ್ಕೆ ಭಾರತ ಅಂತ ಹೆಸರಾಯಿತೋ ಅವನ ಮಕ್ಕಳೇ ದುಷ್ಟರಾದ್ರಿಂದ ಅವರಷ್ಟರನ್ನು ತನ್ನ ಪತ್ನಿಯರ ಮೂಲಕ ದೊರೆ ಕೊಲ್ಲಿಸಿದ ಅಂತ ಹೇಳಿದೆ ಇವತ್ತು ಅಧಿಕಾರರು ಕೌಟುಂಬಿಕ ಪದ್ಧತಿಯನ್ನು ಜಾರಿ ಮಾಡ್ತಾ ಇದ್ದಾರೆ ಅವರು ಇದನ್ನೆಲ್ಲ ಮಾಡ್ತಾರೆ ಯೋಚನೆ ಮಾಡಿಕೊಳ್ಳಿ ಮಕ್ಕಳು ದುಷ್ಟರು ಅಂತ ತಿಳ್ಕೊಂಡ್ರು ಪೋಷಣೆ ಮಾಡ್ತಾರೆ ಹೊರತು ರಾಷ್ಟ್ರ ಹಿತದೃಷ್ಟಿಯಿಂದ ಮಕ್ಕಳನ್ನು ಪರಿತ್ಯಾಗ ಮಾಡುವುದಲ್ದ ಹೊರಗಡೆಯಿಂದ ಹೋಗಿ ಮತ್ತೆಲ್ಲರೂ ಚಳುವಳಿಯ ಎಬ್ಬಿಸ್ಯಾರು ಅಂತ ಅವ್ನು ಮುಗಿಸಿ ತನ್ನ ಪತ್ನಿಯರಲ್ಲಿ ಭರದ್ವಾಜನೆಂಬ ಮಹರ್ಷಿಯಲ್ಲಿ ನಿಯೋಗ ಸಂತಾನವನ್ನು ಏರ್ಪಡಿಸಿ ಕ್ಷೇತ್ರಪುತ್ರರಿಗೆ ದೊರೆಯ ರಾಜ್ಯವನ್ನು ಕೊಟ್ಟ ಅನ್ನುವುದು ಮಹಾಭಾರತ ಕಥೆ ಆದಂ ಆದಿಯಲ್ಲಿಯೇ ಬರುವಂಥ ಅದ್ಭುತವಾದ ನೀತಿ ಆಳುಗರಿಗೆ ದುಷ್ಟ ಮಕ್ಕಳಿದ್ದರೆ ಪರಿತ್ಯಾಗ ಮಾಡಿಬಿಡಬೇಕು ಸತ್ಪುತ್ರರಿಗೆ ಒಳ್ಳೆಯವರಿಗೆ ಕ್ಷೇತ್ರಪುತ್ರರಿಗೆ ಕೊಡಬೇಕು ಅಂತ ಮಹಾಭಾರತ ಹೇಳ್ತಾ ಇದೆ ಇದು ಒಂದು ರೀತಿಯ ವಂಶಾವಳಿಯ ಕಥೆ ಈಗ ನಾವು ಮಹಾಭಿಷನ ಕಥೆ ಹೇಳಿದವಲ್ಲ ಅದು ಎಲ್ಲಿಗೆ ಹೋಗುತ್ತೆ ಅದನ್ನು ನೋಡೋಣ ಈ ಎರಡು ಮೂರು ಕಥೆ ಹೇಳಬೇಕಿಲ್ಲಿ ಮಹಾಭಿಷನೇ ಮುಂದೆ ಶಂತನವಾಗಿ ಹುಟ್ಟಿದ ಅಂತ ಹೇಳಿದವು ಇವನಿಗೆ ಶಂತನು ಶಾಂತನು ಎರಡೂ ರೀತಿಯಲ್ಲಿ ಹೆಸರನ್ನು ಕರೀತಾ ಇದ್ದರು ಯಾರನ್ನು ಮುಟ್ಟಿದರೆ ಕರಸ್ಪರ್ಶದಿಂದ ಅವರಿಗೆ ಆರೋಗ್ಯ ಉಂಟಾಗ್ತಿತ್ತಾದ್ದರಿಂದ ಅವನಿಗೆ ಶಾಂತನು ಎಂಬುದಾಗಿ ಯೋಗಶಕ್ತಿ ಇತ್ತು ಅಂತ ಕಾಣುತ್ತೆ ಅವನು ಗಂಗಾದೇವಿ ಮನುಷ್ಯ ರೂಪದಲ್ಲಿ ಬಂದವಳನ್ನು ಮೋಹಿಸಿ ಪತ್ನಿಯಾಗು ಅಂತ ಸ್ವೀಕಾರ ಮಾಡಿಕೊಂಡ ಅವಳು ಕೆಲವು ನಿಯಮಗಳನ್ನು ಹೇಳಿದಳು ಏನು ಮಾಡಿದರೂ ನನ್ನನ್ನು ನೀನು ಪ್ರಶ್ನೆ ಮಾಡಬಾರದು ಪ್ರಶ್ನೆ ಮಾಡಿದ ಕೂಡಲೇ ಬಿಟ್ಟು ಹೋಗ್ತೇನೆ ಅಂತ ಹೇಳಿದ್ಲು ಆಯಿತು ಅಂತ ಒಪ್ಪಿಕೊಂಡ ಮೋಹಾವಿಷ್ಟನಾಗಿ ಕ್ರಮವಾಗಿ ಏಳು ಮಕ್ಕಳು ಹುಟ್ಟಿದವು ಹುಟ್ಟಿದ ಕೂಡಲೇ ಗಂಗೆ ನದಿಗೆ ತಗೊಂಡು ಹೋಗಿ ಪ್ರೀಣಾಮ್ಯ ಹಂತ್ವಾಂ <coughs> ನಿನಗೆ ಪ್ರೀತಿ ಉಂಟಾಗಲಿ ಅಂತ ಏಳು ಮಕ್ಕಳನ್ನು ನೀರಲ್ಲಿ ಹಾಕಿ ಕೊಂದಳು ಮೇಲ್ನೋಟಕ್ಕೆ ಇದು ಘೋರವಾದ ಕಥೆ ಒಳಗೆ ಹೇಳಿದ್ದೇನೆ ಅವರು ಅಷ್ಟವಸುಗಳಲ್ಲಿ ಏಳು ಜನ ಶಾಪ ವಿಮೋಚನೆ ಆಗಬೇಕಾಗಿತ್ತು ಮನುಷ್ಯ ರೂಪದಲ್ಲಿ ಅದಾಯಿತು ಎಂಟನೇ ಮಗುವನ್ನು ಕೊಲ್ಲುವಾಗ ಇದೊಂದನ್ನಾದರೂ ಬಿಡು ಅಂತ ಶಂತನು ಬೇಡಿಕೊಳ್ಳುವಾಗ ಸರಿ ನಿಮಗೆ ನಮಗಾಗಿದ್ದ ಒಪ್ಪಂದ ಮುರಿದು ಹೋಯಿತು ಅಂಥೇಳಿ ಮಗುವನ್ನು ಕರ್ಕೊಂಡು ಹೋಗ್ತೇನೆ ಅಂಥೇಳಿ ದೊರೆಯನ್ನು ಬಿಟ್ಟು ಹೋಗಿಬಿಟ್ಲು ಅವನನ್ನು ಮೂವತ್ತಾರು ವರ್ಷ ಬೇರೆ ಕಡೆಯಲ್ಲಿ ಬೆಳೆಸಿದಳು ಅವನೇ ಮುಂದೆ ಭೀಷ್ಮನಾದ ಈ ಎಂಟನೇ ಮಗು ಇದು ಒಂದು ಕಥೆ ಎರಡನೇ ಕಥೆ ಯಾವುದು ಉಪರಿಚರ ವಸುವೃತ್ತ ಅಂತ ಇದು ಮಹಾಭಾರತಕ್ಕೆ ಮೂಲ ಕಥೆ ಇದು ಚೇದಿ ರಾಜ್ಯದಲ್ಲಿ ವಸು ಇವನು ಅಷ್ಟವಸುಗಳಲ್ಲಿ ಬರುವವನಲ್ಲ ಇವನ ಹೆಸರು ವಸು ಎಂಬುದಾಗಿ ಇವನು ಒಂದು ಆಶ್ರಮ ಕಟ್ಟಿಕೊಂಡು ಧರ್ಮಾತ್ಮನಾಗಿ ರಾಜಋಷಿಯಾಗಿ ವಾಸ ಮಾಡ್ತಾ ಇದ್ದ ಇವನ ತಪಸ್ಸಿಗೆ ಮೆಚ್ಚಿ ಸ್ವಯಂ ಇಂದ್ರ ಅವನಿಗೊಂದು ವಿಮಾನವನ್ನು ಕೊಟ್ಟಿದ್ದ ಅದು ಮನಸ್ಸು ಮನಸ್ಸು ಬಂದ ಕಡೆಯಲ್ಲಿ ಹಾರಾಡ್ತಿತ್ತು ಅದು ಸ್ಫಟಿಕದಲ್ಲಿ ಮಾಡಿದ ವಿಮಾನ ಇವನಿಗೆ ವೈಜಯಂತಿ ಮಾಲೆಯನ್ನು ಕೊಟ್ಟಿದ್ದ ಮತ್ತು ಒಂದು ವಿಚಿತ್ರವಾದ ಕೋಲನ್ನು ಎಷ್ಟಿಯನ್ನು ಕೊಟ್ಟಿದ್ದ ಇವನು ಯಾವುದೋ ಒಂದು ಶಾಪದಲ್ಲಿ ಬಿದ್ದು ಮತ್ಸರ ಸಂಬಂಧವನ್ನು ಬೆಸ್ತರ ಸಂಬಂಧವನ್ನು ಮಾಡಿ ಆ ಮತ್ಸ್ಯಕನ್ಯೆಯಲ್ಲಿ ಒಂದು ಜೋಡಿ ಮಕ್ಕಳನ್ನು ಹಡೆದ ಒಂದು ಗಂಡು ಮಗು ಒಂದು ಹೆಣ್ಣು ಮಗು ಆ ಗಂಡು ಮಗುವೇ ಮುಂದೆ ಮತ್ಸ್ಯರಾಜ್ಯ ವಿರಾಟ್ ರಾಜ್ಯದ ಪೂರ್ವಪುರುಷ ಹೆಣ್ಣು ಮಗುವೇ ಮತ್ಸ್ಯಗಂಧಿ ಅವಳೇ ಸತ್ಯವತಿಯಾಗಿ ವ್ಯಾಸರನ್ನು ಹಡೆದ ಮಹಾತಾಯಿ ಹೀಗಾಗಿ ಚಂದ್ರವಂಶೀಯ ದೊರೆಗಳಿಗೂ ವಿರಾಟ್ ನಗರಿ ಅರಸರಿಗೂ ಪರಸ್ಪರ ಸಂಬಂಧವಿದ್ದದ್ರಿಂದಲೇ ಪಾಂಡವರು ಅಲ್ಲಿ ಅಜ್ಞಾತವಾಸಕ್ಕೆ ಹೋದರು ಅನ್ನೋ ಕಥೆಗೆ ಇದು ಸಂಬಂಧವಾಗುತ್ತೆ ಇಲ್ಲಿ ಪರಾಶರರಿಂದ ವೇದವ್ಯಾಸರ ಉತ್ಪತ್ತಿಯಾದ ಕಥೆಯನ್ನು ಪ್ರಾರಂಭದಲ್ಲಿ ಹೇಳಬೇಕು ಮಹಾಭಾರತದ ಆರಂಭದಲ್ಲಿ ಅನೇಕ ಎಳೆಗಳು ಸ್ಟ್ರೀಮ್ಲೆಟ್ಸ್ ಸೇರಿಕೊಂಡು ಒಂದು ದೊಡ್ಡ ಪ್ರವಾಹವಾಗಿ ಬರುವಾಗ ನಾವು ಗೆದ್ದುಕೊಂಡು ಕ್ರಮವಾಗಿ ಹೋದರೆ ಮುಂದೆ ಕೌರವ ಪಾಂಡವರ ಕಥೆಗೆ ಅನುಕೂಲವಾಗ್ತದೆ ಪರಾಶರ ಮಹರ್ಷಿಗಳು ಸಕಲ ಜ್ಞಾನ ಸಂಪನ್ನರು ವಸಿಷ್ಠರ ಪರಂಪರೆಯಲ್ಲಿ ಬಂದವರು ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೆ ಪೌತ್ರಂ ಅಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕಥಾ ತಂ ತಪೋನಿಧಿಂ ಇದು ವ್ಯಾಸರ ಪರಂಪರೆಯನ್ನು ಹೇಳುತ್ತೆ ವಸಿಷ್ಠರ ಮಗ ವಿಶ್ವಾಮಿತ್ರ ಅತ್ಯಾಚಾರದಿಂದ ಸತ್ತು ಹೋದ ಶಕ್ತಿ ಮಹರ್ಷಿ ಶಕ್ತಿ ಮಹರ್ಷಿಯ ಪುತ್ರರೇ ಪರಾಶರರು ಇವರು ತನ್ನ ತಂದೆಯನ್ನು ಕಲ್ಮಾಷಪಾದನೆಂಬ ದೊರೆಯ ರಾಕ್ಷಸ ರೂಪದಲ್ಲಿ ಕೊಲ್ಲಿಸಿದ ದೊರೆಯ ಮೇಲೆ ಸೇಡು ತೀರಿಸ್ಕೊಳ್ಳುವುದಕ್ಕೆ ರಾಕ್ಷಸ ಹೋಮ ಅಂತ ಮಾಡಿ ರಾಕ್ಷಸರನ್ನೆಲ್ಲ ಕೊಲ್ತಾ ಬಂದರು ಆ ಸಂದರ್ಭದಲ್ಲಿ ಪುಲಸ್ತ್ಯ ಬ್ರಹ್ಮ ಬಂದು ನನ್ನ ವಂಶವನ್ನು ನಾಶ ಮಾಡಬೇಡ ಇನ್ನು ಪ್ರಥಮ ಪುರಾಣಕರ್ತ ಆಗುವಂತ ಕೊಟ್ಟರು ಅವರಿಂದ ವಿಷ್ಣು ಪುರಾಣ ಉಂಟಾಯಿತು ಅಂತ ಕಥೆಯನ್ನು ಕೇಳ್ತೇವೆ ಇಂಥ ಪರಾಶರ ಮಹರ್ಷಿಗಳನ್ನು ಸ್ವಯಂ ವಸಿಷ್ಠರೇ ಬೆಳೆಸಿದರು ಅವರಿಗೆ ಸಕಲ ಶಾಸ್ತ್ರಗಳನ್ನು ಬೋಧಿಸಿದರು ಅಂಥವರು ಒಂದು ಕಾಲದಲ್ಲಿ ಅಲ್ಲಲ್ಲಿ ಸುತ್ತಾಡ್ತಾ ಇದ್ದಾಗ ತಪಸ್ಸುಗಳು ಯಾವಾಗಲೂ ಒಂದು ಕಡೆಯಲ್ಲಿರೋದಿಲ್ಲ ಯಮುನಾ ನದಿಯ ನಡುಗಡ್ಡೆಯಲ್ಲಿ ಎರಡು ಸೀಳುಗಳ ಮಧ್ಯೆ ಹಾಯ್ದು ಹೋಗುವಾಗ ಈ ಉಪರಿಚರ ವಸುವಿನ ಪುತ್ರಿ ಮತ್ಸ್ಯಗಂಧಿ ಯೋಜನಗಂಧಿ ಅವಳ ಮೈಯಲ್ಲಿ ಮೀನಿನ ವಾಸನೆ ಬರುತ್ತಿತ್ತು ಒಂದು ಯೋಜನ ಮೈಲಿ ದೂರಕ್ಕೆ ಕೇಳಿ ಬರ್ತಾ ಇತ್ತು ಅವಳನ್ನು ನೋಡಿದರು ಅವ್ರಿಗನ್ನಿಸ್ತು ಲೋಕವನ್ನು ಕಾಪಾಡತಕ್ಕಂಥ ಒಬ್ಬ ಮಗ ಹುಟ್ಟುವ ಗಳಿಗೆ ಇವಳಲ್ಲಿ ಗರ್ಭವನ್ನಿಟ್ಟರೆ ಆ ಮಗು ಹುಟ್ಟಿ ಬರ್ತಾನೆ ಕ್ಷೇತ್ರವಾಗಲಿ ಅಂತ ಅವಳನ್ನು ಕೇಳಿದರು ನನ್ನ ಗರ್ಭವನ್ನು ಸ್ವೀಕರಿಸು ಅವಳು ಹೇಳಿದ್ಲು ನನ್ನ ತಂದೆ ಬೆಸ್ತರ ರಾಜ ದಾಶರಾಜ ಅವನನ್ನು ಕೇಳದೆ ಮಾಡೋ ಹಾಗಿಲ್ಲ ತಪ್ಪಾಗ್ತದೆ ನನಗೆ ಯೌವನ ಹೋಗ್ತದೆ ಕನ್ಯಾತ್ವ ಹೋಗ್ತದೆ ಅಂತ ಕೇಳಲಾಗಿ ನಿನ್ನ ಕನ್ಯಾತ್ವಕ್ಕೆ ಚ್ಯುತಿ ಬರದಂತೆ ನಾನು ಅನುಗ್ರಹ ಮಾಡ್ತೇನೆ ಮಗುವನ್ನು ಇಟ್ಟು ಹೋಗ್ತೇನೆ ಅಂಥೇಳಿ ಸುತ್ತ ಒಂದು ಮೋಡ ಆವರಿಸಿಕೊಂಡು ಅವಳಲ್ಲಿ ಗರ್ಭವನ್ನಿಟ್ಟರು ಅಲ್ಲಿ ಹುಟ್ಟಿದ ಮಗುವೆ ದಾಸರು ವ್ಯಾಸರನ್ನು ತಾವೇ ಕರೆದುಕೊಂಡು ಹೋದರು ಸಕಲ ಶಾಸ್ತ್ರಗಳನ್ನು ಉಪದೇಶ ಮಾಡಿ ಅದು ಭಗವಂತನ ಅಂಶವಾದ ಪುತ್ರನಾದ್ದರಿಂದ ಇದು ವ್ಯಾಸಾವತಾರದ ಕಥೆ ಪರಾಶರರಿಂದ ಇದೇ ಸತ್ಯವತಿ ಮತ್ತೆ ಕನ್ಯೆಯಾಗಿ ದಾಸರಾಜನಲ್ಲಿಯೇ ಬೆಳೀತಾ ಇದ್ದಾಗ ಹಿಂದೆ ಹೇಳಿದ ಶಂತನು ಚಕ್ರವರ್ತಿ ಗಂಗೆಯನ್ನು ಕಳೆದುಕೊಂಡು ಹುಚ್ಚನಂತ ಅಲ್ಲಲ್ಲೇ ಅಲೀತಾ ಅಲೀತಾ ಬೇಡ ಅಲ್ಲಿ ಬೇಟೆಗೆ ಬರುವಾಗ ಈ ಮತ್ಸ್ಯಗಂಧಿ ಏನು ಪರಾಶರರ ಸಹವಾಸದಿಂದ ಸುಗಂಧಿಯಾಗಿದ್ದಳು ಒಳ್ಳೆಯ ರೂಪವನ್ನು ಪಡೆದಿದ್ದಳು ಒಳ್ಳೆಯ ಪರಿಮಳವನ್ನು ಏನು ಪಡ್ಕೊಂಡಿದ್ದಳು ಅವಳನ್ನು ಮೋಹಿಸಿ ಪತ್ನಿಯಾಗಬೇಕು ಅಂತ ಕೇಳಲಾಗಿ ದೊರೆ ಆ ಮತ್ಸ್ಯರಾಜ ಹೇಳಿದ ಸ್ವಾಮಿ ನೀವು ದೊಡ್ಡ ಚಕ್ರವರ್ತಿಗಳು ನಾವು ಯಾವುದೋ ಬೆಸ್ತರ ಕುಲಕ್ಕೆ ಅಧಿಪತಿಗಳು ಈ ಹುಡುಗಿಯನ್ನು ನಿಮಗೆ ಕೊಟ್ಟರೆ ನಾಳೆ ಇವಳಿಗೊಂದು ಬೆಲೆ ಇಲ್ಲದೆ ಇವಳ ಹೊಟ್ಟೆಯಲ್ಲಿ ಹುಟ್ಟುವ ಮಕ್ಕಳಿಗೆ ಏನೂ ಇಲ್ಲದೆ ಹೋದರೆ ಪ್ರಯೋಜನ ಆಗೋದಿಲ್ಲ ಇವಳ ಹೊಟ್ಟೆಯಲ್ಲಿ ಹುಟ್ಟಿದ ಮಗುವಿಗೆ ನಿಮ್ಮ ರಾಜ್ಯ ಉತ್ತರಾಧಿಕಾರ ಕೊಡ್ತೇವೆ ಅಂತಂದರೆ ಮಗಳನ್ನು ಕೊಡ್ತೇನೆ ಅಂದರೆ ಕೊಡೋದಿಲ್ಲ ಮತ್ತು ಉತ್ತರಾಧಿಕಾರದ ಪ್ರಶ್ನೆ ಮಹಾಭಾರತ ಯುದ್ಧವೆಲ್ಲ ನಡೆದು ಉತ್ತರಾಧಿಕಾರ ಇಲ್ಲಿಯೇ ಪ್ರಾರಂಭದಲ್ಲಿಯೇ ಉತ್ತರಾಧಿಕಾರದ ಪ್ರಶ್ನೆ ದೊರೆ ಯೋಚನೆ ಮಾಡಿದ ಆ ಹೊತ್ತಿಗಾಗಲೇ ಗಂಗೆ ಬೆಳೆಸಿದ್ದ ಮೂವತ್ತಾರು ವರ್ಷದ ಯುವಕ ಭೀಷ್ಮ ಶಂತನುವಿನಲ್ಲಿ ಬಂದು ಸೇರಿಕೊಂಡಿದ್ದ ಆ ಸೇರಿಕೊಂಡಿದ್ದ ಕಥೆಯನ್ನು ಹೇಳ್ತಾರೆ ಮತ್ತೊಂದು ದಿವಸ ಹುಟ್ಟಿದ ಮೇಲೆ ಭೀಷ್ಮನ ನೋಡೇ ಇರಲಿಲ್ಲ ಅವನಿಗೆ ದೇವವ್ರತ ಅಂತ ಹೆಸರಿಟ್ಟಿದ್ರು ಗಂಗಾ ನದಿಯಲ್ಲಿ ಉಜ್ವಲ ಪ್ರವಾಹ ಹೋಗ್ತಿತ್ತು ಇದ್ದಕ್ಕಿದ್ದಾಗ ನೀರೆಲ್ಲ ಬತ್ತಿ ಹೋಗಲಾಗಿ ಏನು ಆಯಿತು ನೀರು ಅಂತ ನೋಡುವಾಗ ಒಬ್ಬ ಬಾಲಕ ಬಾಣ ಪ್ರಯೋಗದ ಕೈ ಚಳಕದಿಂದ ನದಿ ವೇಗವನ್ನೆಲ್ಲ ತಡೆದು ಒಂದು ಹನಿ ನೀರು ಹೊರಗೆ ಬರದೇ ಇರುವಂತೆ ಮಾಡಿದ್ದನ್ನು ನೋಡಿ ಯಾರಯ್ಯ ನೀನು ಅಂತ ಅವನನ್ನು ಮುದ್ದು ಮಾಡಿ ಕೇಳಲಾಗಿ ತನ್ನ ಚರಿತ್ರೆಯನ್ನೆಲ್ಲ ಹೇಳಿದಾಗ ಶಂತನಗೂ ತನ್ನ ಮಗ ಇರಬೇಕು ಅಶ್ರೀರ್ವಾಡಿ ಹೇಳಿತು ಗಂಗೆ ಬಂದು ಹೇಳಿದ್ಲು ಹೌದು ನಿನ್ನ ಮಗ ಅಲ್ಲಿ ತನಕ ಅವರಿಗೆ ದೇವವ್ರತ ಎಂಬುದಾಗಿ ಹೆಸರು ಅವನನ್ನು ಕರ್ಕೊಂಡು ಹೋದ ಚೆನ್ನಾಗಿ ಬೆಳೆಸ್ದ ಆರ್ಮನಿಯ ವೈಭವಕ್ಕೆಲ್ಲ ಅವನು ಉತ್ತರಾಧಿಕಾರಿಯಾದ ಅದಾದ ನಂತರದಲ್ಲಿ ಮೊಚ್ಚಗಂಧಿಯನ್ನು ಪರಾಶರರಲ್ಲಿ ಈಗಾಗಲೇ ವ್ಯಾಸರನ್ನು ಹಡೆದಿದ್ದ ತಾಯಿಯನ್ನು ಶಂತನು ಮೋಹಿಸಿದ ಮನೆಗೆ ಬಂದ ಚಿಂತಾಕ್ರಾಂತನಾದ ಬೆಳೆದಿದ್ದ ಮಗ ರಾಜ್ಯಕ್ಕೆ ವಾರಸದಾರ ಭೀಷ್ಮ ಅಂತ ಅನಿಸಿಕೊಳ್ಳುವವನು ದೇವವ್ರತ ಇರುವಾಗ ಆ ಬೆಸ್ತರ ಕಂಗೆಯಲ್ಲಿ ಹುಟ್ಟಿದ ಮಗುವಿಗೆ ರಾಜ್ಯ ಕೊಡ್ತೀನಿ ಅಂತ ಹಾಗೆ ಹೇಳುವುದು ದಶರಥ ಹಿಂದೆ ಕೈಕೈ ಮದುವೆ ಕಾಲದಲ್ಲಿ ಹಿಂದೆ ಮುಂದೆ ನೋಡಿದ ವರ ಕೊಟ್ಟುಬಿಟ್ಟ ಶಂತನು ಸ್ವಲ್ಪ ವಾಸಿ ಹಿಂದೆ ಮುಂದೆ ನೋಡಿದ ಆದರೆ ಕ್ರಮೇಣ ಅವನಿಗೆ ರಾಜ್ಯಾಸಕ್ತಿ ಕಡಿಮೆಯಾಯಿತು ಭೋಗಾಸಕ್ತಿ ಕಡಿಮೆಯಾಯಿತು ಊಟ ನಿದ್ರೆ ಕಡಿಮೆಯಾಯಿತು ದೇವವ್ರತ ನೋಡಿದ ಆ ತಂದೆಯನ್ನು ಇಲ್ಲಿ ತುಂಬ ವಿಚಾರ ಮಾಡಬೇಕು ಭೀಷ್ಮ ಚಾರಿತ್ರದಲ್ಲಿ ಮೊದಲನೇ ಕಪ್ಪು ಚುಕ್ಕೆ ಕಾಣಿಸೋ ಜಾಗ ಅನೇಕರು ವಿಚಾರ ಮಾಡುವುದಿಲ್ಲ ಮಹಾಭಾರತ ಪಾತ್ರ ಪ್ರಪಂಚಾದಿಗಳಲ್ಲಿ ನಾನು ತುಂಬ ವಿಸ್ತಾರವಾಗಿ ವಿವರಿಸಿದ್ದೇನೆ ಮೂಲ ಗ್ರಂಥದಲ್ಲಿಯೇ ಹೇಳಿರ್ತಕ್ಕ ವಿಷಯಗಳು ಒಂದು ಕಲ್ಪಿತವಲ್ಲ ಅಪ್ಪಾಜಿ ಯಾತಕ್ಕೆ ಮಂಕಾಗಿದ್ದೀರಿ ಏನಾಯಿತು ಏನಾರು ಕೊರತೆ ಇದೆಯೇ ಮನಸ್ಸಲ್ಲಿ ಏನಾರು ವಿಕಾರವಿದೆಯೇ ಚಿಂತೆ ಇದೆಯೇ ತುಂಬ ಕೇಳಿದ ಅವನು ಸರಿಯಾಗಿ ಉತ್ತರ ಕೊಡಲಿಲ್ಲ ಆಮೇಲೆ ತಂದೆಯ ರಥವನ್ನು ನಡೆಸುವ ಸೂತನನ್ನು ವಿಚಾರ ಮಾಡಿದ ನಮ್ಮ ತಂದೆನ ಎಲ್ಲೆಲ್ಲಿ ಕರ್ಕೊಂಡು ಹೋಗಿದ್ದೆ ಅಪ್ಪಾಜಿಯವರು ಎಲ್ಲೆಲ್ಲಿ ಹೋಗಿದ್ದರು ಏನಾಯಿತು ಮುಖ ಬಾಡುವುದಕ್ಕೇನು ಕಾರಣ ಅಂತೆಲ್ಲ ಕೇಳಲಾಗಿ ಅವನು ಬಾಯಿ ಬಿಟ್ಟ ಬೆಸ್ತರ ದೊರೆ ಹತ್ರ ಹೋಗಿದ್ದರು ಆ ಕನ್ಯೆಯನ್ನು ನೋಡಿ ಸಂತೋಷಪಟ್ಟರು ಕೊಡು ಅಂತ ಕೇಳಲಾಗಿ ಅವ ದೊರೆ ಈ ರೀತಿ ಒಂದು ನಿಬಂಧನೆಯನ್ನು ಹೇರಿದ ಅಂತ ಒಂದು ಮಾತು ಉಂಟಾಯಿತು ಅಂತ ತಿಳಿಸಿದ ಬೆಸ್ತರಾಜ ಶಂತನುವಿಗೆ ಹೇಳಿದ ನನ್ನ ಮಗಳಲ್ಲಿ ಹುಟ್ಟತಕ್ಕ ಮಗನಿಗೆ ಮುಂದೆ ರಾಜ್ಯವನ್ನು ಕೊಡಬೇಕು ಕೊಟ್ಟರೆ ಕೊಡ್ತೀನಿ ಅಂತ ವಾಗ್ದಾನ ಮಾಡಿದರೆ ಕೊಡ್ತೇನೆ ಈ ಮಾತನ್ನು ದೇವವ್ರತ ತನ್ನ ತಂದೆಯ ಸಾರಥಿ ಮೂಲಕ ಅರಿತುಕೊಂಡು ಅಲ್ಲಿ ಹೋಗಿ ಮಾತನಾಡಿದ ತಂದೆಯನ್ನೇ ಬಂದು ಕೇಳಿದ ನೀನು ಆ ಹುಡುಗಿಯನ್ನು ಮದುವೆಯಾಗು ನಾನು ರಾಜ್ಯವನ್ನು ಬಿಡುವುದಕ್ಕೆ ತಯಾರಾಗಿದ್ದೇನೆ ಕಥೆ ಎಷ್ಟು ಕೇಳಿಬಿಡ್ತೇವೆ ವೇದವ್ಯಾಸರು ಈ ಕಥೆಯಲ್ಲಿ ಅಡಗಿರ್ತಕ್ಕ ಧರ್ಮ ಸೂಕ್ಷ್ಮವನ್ನು ಹೇಗೆ ತೋರಿಸಿದ್ದಾರೆ ಒಂದು ಕೂಟ ಶ್ಲೋಕವನ್ನು ಹಾಕಿ ತಂದೆ ಮತ್ತು ಮಗಲಲ್ಲಿ ನಡೆಯುವ ಸಂವಾದ ನ ಚಾಶ್ವೇನ ವಿನಿರ್ಯಾಸಿ ವಿವರ್ಣೋ ಹರಿಣ ಕೃಶಃ ಜ್ಞಾತುಂ ಜ್ಞಾತಂ ಕುರ್ಯಾಂ ಹಿ ತತ್ರ ವೈ ತಂದೆಯನ್ನೇ ಕೇಳ್ತಾನೆ ದೇವವ್ರತ ಪರೋಕ್ಷವಾಗಿ ಗೊತ್ತಿತ್ತು ತಂದೆಗೆ ಹುಡುಗಿಯಲ್ಲಿ ಮೋಹವಿತ್ತು ಇವನು ಬಾಯಲ್ಲಿ ಹೇಳಿಸೋದಿಕ್ಕೆ ನಚಾಶ್ವೇನ ವಿನಿರ್ಯಾಸಿ ವಿವರಣೋ ಹರಿಣ ಕೃಶಃ ಬೇಟೆಗೆ ಹೋದಾಗ ನಿನ್ನ ಮೈ ಬಣ್ಣ ಕಾಂತಿ ಇದ್ದದ್ದು ನೀನು ವಾಪಸ್ ಬಂದಾಗಿಲ್ವಲ್ಲ ವ್ಯಾಧಿ ಮಿಚ್ಛಾಮಿ ತೇ ಜ್ಞಾತು ಮನಸ್ಸಲ್ಲಿ ಏನಾದರೂ ಕೂತಿದೆಯೇ ಶರೀರದಲ್ಲಿ ರೋಗವೇ ಅಂತ ಕೇಳಲಾಗಿ ದೊರೆ ಬಾಯಿ ಬಿಟ್ಟು ಹೇಳಬೇಕಾಯಿತು ಹೀಗಾಯ್ತಪ್ಪ ಹುಡುಗಿಯಲ್ಲಿ ಮೋಹವಾಯಿತು ಅವನು ಹೀಗೆ ಕೇಳಿಬಿಟ್ಟ ನಾನು ಹೇಗೆ ಮಾತನ್ನು ಕೊಡಲಿ ನೀನು ಮಗು ಮೂವತ್ತಾರು ವರ್ಷದ ಗಂಡು ಮಗ ರಾಜ್ಯಕ್ಕೆ ಉದ್ರಾಧಿಕಾರಿ ಇರುವಾಗ ನಿನ್ನನ್ನು ಬಿಟ್ಟು ಆ ಬೆಸ್ತರ ಹುಡುಗಿಯಲ್ಲಿ ಹುಟ್ಟಿದ ಮಕ್ಕಳಿಗೆ ಮಕ್ಕಳು ಹುಡ್ತಾರೆಯೋ ಇಲ್ವೋ ಗೊತ್ತಿಲ್ಲ ನಿನ್ನನ್ನು ಬಿಟ್ಟು ಅಲ್ಲಿ ಮಗಳು ಆಗ ಮಕ್ಕಳು ಆಗದೆ ಹೋದರೆ ರಾಜ್ಯದ ಗತಿ ಏನು ಅಂತ ಕೇಳುವಾಗ ಈ ಧರ್ಮ ಸೂಕ್ಷ್ಮದ ಪ್ರಶ್ನೆ ಅಸಂಶಯಂತಮೇವೈಕ ಶತಾದಪಿ ವರಸ್ತುತಃ ನ ಚಾಪ್ಯ ಅಮೃತ ಭೂಯೋ ದಾರಾನ್ ಕರ್ತು ಸಂತಾನಸ್ಯ ಅವಿನಾಶಾಯ ಕಾಮಯೇ ಭದ್ರಮಸ್ತುತೆ ಅನಪತ್ಯತಾಯೇಕ ಪುತ್ರತ್ವ ಇತ್ಯಾಹು ಧರ್ಮವಾದಿನ ಹೇ ಗಾಂಗೆಯ ಗಂಗೆಯಲ್ಲಿ ಬೆಳೆದವನೇ ಕಥಂಚಿತಿ ವಿಪತ್ತೌ ನಾಸ್ತಿ ನ ಕುಲಂ ವಿಪತ್ತೇನಾದರೂ ಏರ್ಪಟ್ಟು ಬಿಟ್ಟರೆ ನಮ್ಮ ಕುಲವೇ ನಾಶವಾಗಿ ಹೋಗ್ತದೆ ನೀವು ಪ್ರತಿಜ್ಞೆಯನ್ನು ಮಾಡಿ ನಿನ್ನ ಚಿಕ್ಕಮ್ಮನಲ್ಲಿ ಹುಟ್ಟಿದ ಮಕ್ಕಳಿಗೆ ರಾಜ್ಯ ಕೊಡ್ತೇನೆ ಅವಳಿಗೂ ಮಕ್ಕಳಾಗದೆ ಹೋದರೆ ಏನಾದ್ರು ತೊಂದರೆ ಆದರೆ ನೀನು ಬಿಟ್ಟು ಇತೋ ಭ್ರಷ್ಟ ತತೋ ಭ್ರಷ್ಟ ಅಸಂಶಯಂತ್ವಮೇ ವೈಕಃ ಶತಾದ ವಿವರಸ್ವತಃ ನೂರಾರು ಮಕ್ಕಳು ಬೇರೆ ಹೆಂಡತಿಯಲ್ಲಿ ಹುಟ್ಟುವವರಿಗಿಂತ ಒಂದು ವೇಳೆ ಹುಟ್ಟಿದರು ಅವರಿಗಿಂತ ನೀನು ವೀರ ಶೂರ ಧರ್ಮಶಾಸ್ತ್ರ ತಿಳಿದವನು ವಾಸಿಯಾಗಿದ್ದೀಯೇ ನಚಾಪ್ಯಹಮೃತ ಭೂಯೋ ದಾರಾನ್ ಕರ್ತುಮಿ ಹೊಚ್ಚಹೆ ವ್ಯರ್ಥವಾಗಿ ಇನ್ನೊಂದು ಮದುವೆ ಮಾಡ್ಕೊಳ್ಳೋಕೆ ನನಗೆ ಇಷ್ಟವಿಲ್ಲ ಅಂದ ಅಂದರೆ ಶಂತನು ಚಕ್ರವರ್ತಿಯಲ್ಲಿ ದೋಷ ಇಲ್ಲ ಬೇಡ ಅಂತ ತಡೆದ ಅವನು ಅದಕ್ಕೇನು ಕಾರಣ ಕೊಡ್ತಾನೆ ಅಂದರೆ ಅನಪತ್ಯತ ಏಕಪುತ್ರತ್ವಂ ಇತ್ಯಾಹು ಧರ್ಮವಾದಿನ ಒಬ್ಬನಿಗೆ ಮಕ್ಕಳಿಲ್ಲದೇ ಇದ್ದರು ಒಂದೇ ಗಂಡು ಮಗುವಾದರೂ ಅವನ ತಾಯಿ ಬಂಜೆ ಅಂತಲೇ ಅರ್ಥ ಮನುಸ್ಮೃತಿ ಇದು ಏಕಪುತ್ರ ವಂದ್ಯಾ ಅಷ್ಟಲ್ಲದೆ ಚಕ್ಷುರೇ ಕಂಚಪುತ್ರಶ್ಚ ಇದು ಕೂಟ ಶ್ಲೋಕ ಕಣ್ಣು ಅಂತ ಒಂದು ಪುತ್ರಶ್ಚ ಮಗ ಅಂತ ಒಂದು ಅಸ್ತಿನ ಚ ಭಾರತ ಇದು ಯಾವಾಗ ಹೋಗ್ತದೆಯೋ ಯಾವಾಗ ಇರುತ್ತದೆಯೋ ಗೊತ್ತಿಲ್ಲ ಕಣ್ಣಿದ್ದವನು ಕಣ್ಣು ಸಲದ ಇರುತ್ತೆ ಅಂತ ಗ್ಯಾರಂಟಿ ಇಲ್ಲ ಒಂದೇ ಮಗ ಇದ್ದವನಿಗೆ ಮಗು ಯಾವತ್ತೇನಾಗ್ತಾನೆಯೋ ಗೊತ್ತಿಲ್ಲ ಚಕ್ಷುರ್ನಾಶೆ ತನೋರ್ನಾಶ ನೇತ್ರ ಅಂತ ಹೆಸರು ನಯತಿ ಕರ್ಕೊಂಡು ಹೋಗುವುದು ಕಣ್ಣು ಕಣ್ಣು ಹೋದ್ರೆಲ್ಲ ಹೋದಾಗಾಯಿತು ಪುತ್ರನಾಶೆ ಕುಲಕ್ಷಯ ಆದ್ರಿಂದ ನೀನು ಈ ತಂಟಕ್ಕೆ ಬರಬೇಡ ಹೋಗು ಅಂತ ಹೇಳಲಾಗಿ ಹೇಗಾದರೂ ತಂದೆಗೆ ಸಂತೋಷ ಉಂಟು ಮಾಡಬೇಕು ಅನ್ನೋ ಒಂದು ಮಹೋದ್ದೇಶದಿಂದ ಅವನು ಹೋಗಿ ಬೆಸ್ತರ ದೊರೆಯಲ್ಲಿ ಪ್ರಶ್ನೆ ಕೇಳಿಬಿಟ್ಟ ನನ್ನ ತಂದೆಗೆ ನೀನು ಹೆಣ್ಣನ್ನು ಕೊಡು ನಾನು ಮದುವೆ ಮಾಡಿಕೊಳ್ಳೋದಿಲ್ಲ ನಾನು ರಾಜ್ಯಕ್ಕೆ ಬರೋದಿಲ್ಲ ಅಂದ ನೀ ರಾಜ್ಯಕ್ಕೆ ಬರದೇ ಇದ್ರೆ ಮತ್ತೊಂದು ಏನಾರಾದರೆ ಆಗಿದ್ರೆ ಮದುವೆಯೂ ಮಾಡಿಕೊಳ್ಳೋದಿಲ್ಲ ಅಂತ ಹೇಳಿ ಅತ್ಯಂತ ಘೋರವಾದ ಪ್ರತಿಜ್ಞೆಯನ್ನು ಮಾಡಿದ್ರಿಂದ ಅವನಿಗೆ ಭೀಷ್ಮ ಎಂಬುದಾಗಿ ಹೆಸರಾಯಿತು ಅಂತ ಕೇಳ್ತೇವೆ ಅಲ್ಲಿ ತನಕ ಅವನಿಗೆ ಭೀಷ್ಮ ಅಂತ ಹೆಸರಿಲ್ಲ ದೇವವ್ರತ ಅಂತ ಹೆಸರಿದ್ದವನು ಬೆಸ್ತ್ರ ಅವನಿಗೆ ವರ ಕೊಟ್ಟದ್ರಿಂದ ಇಲ್ಲಿಂದ ಆಚೆಗೆ ಇಲ್ಲಿರ್ತಕ್ಕಂಥ ಎಲ್ಲ ಸ್ತ್ರೀಯರು ನನಗೆ ತಾಯಂದರಿಗೆ ಸಮಾಧ್ಯ ಪ್ರಭುತಿಮೇ ದಾಶ ಬ್ರಹ್ಮಚರ್ಯಂ ಭವಿಷ್ಯತಿ ಅಪುತ್ರಸ್ಯಾಪಿ ಮೇ ಲೋಕಾ ಭವಿಷ್ಯಂತಿ ಅಕ್ಷಯಾದಿವಿ ಅಪುತ್ರಸ್ಯ ಗತಿರ್ನಾಸ್ತಿ ಮಕ್ಕಳಿಲ್ಲದೆ ಇದ್ದವರಿಗೆ ಮೋಕ್ಷ ಇಲ್ಲ ಅಂತ ಒಂದು ಮನೋವಚನ ಹಾಗಿದ್ರೆ ನೀನು ಮೋಕ್ಷಕ್ಕೆ ಏನು ಮಾಡ್ತೀಯ ಅಂತ ಕೇಳಿದ್ರೆ ನನಗೆ ಮಕ್ಕಳಿಲ್ಲದೆ ಇದ್ದರೂ ತಪಸ್ಸಿನಿಂದ ನಾನು ಮೋಕ್ಷವನ್ನು ಪಡೆಯುತ್ತೇನೆ ಅಂತ ಉಜ್ವಲ ಪ್ರತಿಜ್ಞೆ ಮಾಡಿಕೊಟ್ಟದ್ರಿಂದ ಈ ಭಯಂಕರ ಪ್ರತಿಜ್ಞೆ ನಿಮಿತ್ತ ಅವನಿಗೆ ಭೀಷ್ಮ ಅಂತ ಅನ್ವರ್ಥ ಹೆಸರೇ ಹೊರತು ತಂದೆ ಇಟ್ಟದ್ದು ದೇವವ್ರತ ಎಂಬುದಾಗಿ ಇಷ್ಟು ಕಥೆ ಹೇಳ್ಕೊಂಡು ಹೋಗಿಬಿಡ್ತೇವೆ ಭೀಷ್ಮ ತನ್ನ ಜೀವನದಲ್ಲಿ ಮೊದಲು ಇಟ್ಟ ತಪ್ಪು ಹೆಜ್ಜೆ ಇದೆ ಎಂಬುದಾಗಿ ನಾವು ಮತ್ತೊಂದು ದೃಷ್ಟ ಈಗ ವಿಮರ್ಶೆ ಮಾಡಬೇಕು ಗಮನವಾಗಿ ಕೇಳಬೇಕು ರಾಜ್ಯವೆಂಬುದು ಭೋಗಸ್ಥಾನವೇ ರಾಜ್ಯವೆಂಬುದು ಕರ್ತವ್ಯ ಪರಿಪಾಲನೆ ಸ್ಥಾನವೇ ಒಬ್ಬನಿಗೆ ಒಂದು ಮುಖ್ಯಮಂತ್ರಿ ಪದವಿಯೋ ಪ್ರಧಾನಿ ಪದವಿಯೋ ಒಂದು ದೊರೆ ಪದವಿಯೋ ಏರ್ಪಟ್ಟರೆ ಅದು ಅವನು ಭೋಗವನ್ನು ಅಲ ಅಲಂಕಾರಿಕವಾಗಿ ಆರ್ನಮೆಂಟಲ್ ಸೀಟ್ ಅಂತ ಹೇಳ್ತೀರಾ ಅಥವಾ ಕರ್ತವ್ಯವನ್ನು ನಿರ್ವಹಿಸುವುದಕ್ಕೆ ಇರುವ ಮುಳ್ಳಿನ ಹಾಸಿಗೆಯಂತೆ ಸ್ಥಾನ ಅಂತ ನೋಡಬೇಕೇ ಭೀಷ್ಮ ಅಧಿಕಾರವನ್ನು ಪರಿತ್ಯಾಗ ಮಾಡಿದ್ದೀನಿ ಭೋಗವನ್ನು ಪರಿತ್ಯಾಗ ಮಾಡಿದ್ದೀನಿ ಇಂಗ್ಲೀಷಲ್ಲಿ ಅಬ್ಡಿಕೇಶನ್ ಅಂತ ಹೇಳ್ತೆ ಅದು ಎಂಥ ಕಾರಣ ರಾಷ್ಟ್ರದ ಮಹೋನ್ನತವಾದ ಕಾರಣಕ್ಕಾಗಿಲ್ಲ ತಂದೆಯನ್ನು ತೃಪ್ತಿಪಡಿಸಬೇಕು ತಂದೆಯ ಕಾಮಪೂರ್ತಿಗೋಸ್ಕರವಾಗಿ ಇಡೀ ದೇಶದ ಚುಕ್ಕಾಣಿಯನ್ನು ಹೊರಬೇಕಾಗಿದ್ದ ಭವಿಷ್ಯದ ಚಕ್ರವರ್ತಿಯೊಬ್ಬ ಕರ್ತವ್ಯ ಪರಿತ್ಯಾಗ ಮಾಡಿದ್ದು ಸರಿಯೇ ಇದು ನಾವು ಪ್ರಶ್ನೆಯನ್ನು ಕೇಳಬೇಕು ಅನೇಕರು ಕೇಳೋದಿಲ್ಲ ಇಲ್ಲಿ ಮರ್ಮ ಇರುವುದೇ ಇಲ್ಲಿ ಈಗ ರಾಮಾಯಣದಲ್ಲಿ ಇದು ಸಮವಾದಿಯಾದ ಪ್ರಸಂಗ ದಶರಥ ತನ್ನ ಕಾಮೇಚ್ಛಾ ಪೂರ್ತಿಗಾಗಿ ಕೈಕೇಯಲ್ಲಿ ಇಷ್ಟಪೂರ್ತಿಗೋಸ್ಕರವಾಗಿ ರಾಮನನ್ನು ಕಾಡಿಗೆ ಹೋಗು ಅಂತ ಹೇಳಿದ ರಾಮ ಮಾಡಲಿಲ್ಲವೇ ಅದೇ ರೀತಿಯಲ್ಲಿ ಭೀಷ್ಮ ಮಾಡಲಿಲ್ಲವೆ ಅಂತ ಹೋಲಿಸಿಬಿಡ್ತಾರೆ ರಾಮಚಂದ್ರ ಮಾಡಿದ್ದು ಬೇರೆ ಅದು ಅಧರ್ಮ ಅಂತ ಗೊತ್ತಿತ್ತು ತಂದೆ ಹೇಳಿಬಿಟ್ಟ ರಾಮಚಂದ್ರ ಹೋಗತಕ್ಕ ನಿಬಂಧನೆ ಅವಶ್ಯಕತೆ ಇರಲಿಲ್ಲ ಇದನ್ನು ವಸಿಷ್ಠ ಹೇಳ್ತಾರೆ ರಾಮಾಯಣದಲ್ಲಿಯೇ ವನವಾಸೋ ಮಹೋದಯ ತಂದೆ ಹೋಗು ಅಂತ ಹೇಳಿದ್ದು ಅವನು ತಣ್ಣತನವೇ ಹೊರತು ನಾನು ಹೋಗಬೇಕಾಗಿರಲಿಲ್ಲ ಕಾಣೋ ಲಕ್ಷ್ಮಣ ಆದರೆ ದುಷ್ಟರನ್ನೆಲ್ಲ ನಿಗ್ರಹ ಮಾಡಿ ಪಟ್ಟಾಭಿಷೇಕ ಆಮೇಲೆ ಮಾಡಿಕೊಳ್ಳೋಣ ಅಂತ ನಾನು ತಂದೆಯನ್ನೂ ಸತ್ಯಪ್ರತಿಜ್ಞೆ ಮಾಡಿದನೇ ಹೊರತು ನಾನು ಕರ್ತವ್ಯ ತ್ಯಾಗ ಮಾಡಲಿಲ್ಲ ಅನ್ನೋ ಮಾತು ರಾಮಾಯಣದಲ್ಲಿ ಶ್ರೀರಾಮಚಂದ್ರನ ಬಾಯಲ್ಲಿ ಬರುತ್ತೆ ಅದನ್ನು ಮಾಡಲಿಲ್ಲ ಇಲ್ಲಿ ಭೀಷ್ಮ ತಂದೆಗೆ ತೃಪ್ತಿಪಡಿಸಿದ ಅಧಿಕಾರವನ್ನು ಬಿಟ್ಟ ಬಿಟ್ಟದ್ದರ ಪೂರ್ತಿ ಬಿಟ್ಟನೆ ಅದರಿಂದ ಮುಂದೆ ತೊಡಕಗಳೆಲ್ಲ ಅಲ್ಲಿಂದಲೇ ಆರಂಭವಾಯಿತು ಅವನು ಕರ್ತವ್ಯ ಪರಿತ್ಯಾಗ ಮಾಡಿದನೆ ಹೊರತು ಭೋಗ ಪರಿತ್ಯಾಗ ಮಾಡಿದ ಅಂತ ಹೇಳಲಿಕ್ಕೆ ಬರುವುದಿಲ್ಲ ಮತ್ತು ಅದರಲ್ಲಿ ಮಿಥ್ಯಾವ್ರತ ಯಾತಕಾಯಿತು ಮುಂದೆ ವಿಧಿ ಇಲ್ಲಿಂದ ವಿಧಿ ವಿಲಾಸವನ್ನು ನೋಡಿ ಶಂತನು ಚಕ್ರವರ್ತಿ ತೀರಿಕೊಂಡ ತೀರಿಕೊಳ್ಳುವ ಮುಂಚೆ ಈ ಬೆಸ್ತರ ಕನ್ಯೆ ಸತ್ಯವತಿಯಲ್ಲಿ ಯೋಜನಗಂಧಿಯಲ್ಲಿ ಇಬ್ಬರು ಮಕ್ಕಳನ್ನು ಉಂಟು ಮಾಡಿದ ಚಿತ್ರಾಂಗದ ಮತ್ತು ವಿಚಿತ್ರ ವೀರ್ಯ ಅದರಲ್ಲಿ ಚಿತ್ರಾಂಗದ ಯಕ್ಷ್ಮರೋಗದಿಂದ ಸತ್ತು ಹೋದ ಅಲ್ಲ ಗಂಧರ್ವರಿಂದ ಹತನಾದ ವಿಚಿತ್ರ ವೀರ್ಯ ಯಕ್ಷ್ಮ ಅಂದರೆ ಕ್ಷಯರೋಗದಿಂದ ಸತ್ತ ಒಬ್ಬ ಯುದ್ಧದಲ್ಲಿ ಸತ್ತ ಒಬ್ಬ ಮಕ್ಕಳಿಲ್ಲದೆ ಸತ್ತ ಅದಕ್ಕೆ ಮೊದಲೇನಾಯಿತು ಇವರಿಬ್ಬರಿಗೆ ವಿವಾಹ ಬೇರೆ ಮಾಡಿಸಿದ್ದ ಭೀಷ್ಮ ಅದು ಅವನು ಮಾಡಿದ ಎರಡನೆಯ ಕೃತ್ಯದ ಇನ್ನೊಂದು ಪರಂಪರೆ ಪ್ರಾಯಶಃ ಆಗಿನ ಕಾಲದಲ್ಲಿ ಹಸ್ತಿನಾವತಿಯ ದೊರೆಗಳ ರಾಜಕುಮಾರರ ವಶಕ್ಕೆ ಹೆಣ್ಣನ್ನು ಕೊಟ್ಟು ಸಂತಾನವನ್ನು ಬೆಳೆಸೋ ಒಬ್ಬ ದೊರೆಯೂ ಇದ್ದಂತೆ ಕಾಣುವುದಿಲ್ಲ ಅದಕ್ಕೆ ಭೀಷ್ಮ ನೋಡಿದ ನಮ್ಮ ಕುಲ ಬೆಳೆಸುವುದಕ್ಕೆ ಸರಿಯಾದ ಕನಿಯ ಬರಲಿಲ್ಲವಲ್ಲ ಅಂತ ವಿವಾಹ ನಡೀತಾ ಇದ್ದ ಒಂದು ರಾಜನ ಸ್ವಯಂವರ ಮಂಟಪಕ್ಕೆ ಹೋಗಿ ಅಲ್ಲಿ ಮುಗ್ಧನಾಗಿದ್ದ ಮೂವರು ರಾಜಕನ್ಯರನ್ನ ಅಪಹರಿಸಿಕೊಂಡು ಬಂದ ಇದರಲ್ಲಿ ತಪ್ಪೇನು ಅಪಹಾರ ಮಾಡಿಕೊಂಡು ಬಂದು ವಿವಾಹ ಮಾಡುವುದು ಮನುಧರ್ಮಶಾಸ್ತ್ರಕ್ಕೆ ಒಪ್ಪಿಗೆ ಆಗುವಂಥ ರಾಕ್ಷಸ ಕ್ರಮ ಇತ್ತಲ್ಲ ಅಂತ ಕೇಳಬಹುದು ಅಲ್ಲಿ ಸೂಕ್ಷ್ಮ ಏನು ಭೀಷ್ಮ ತನಗೋಸ್ಕರ ಕನ್ಯಾಪಹಾರ ಮಾಡಲಿಲ್ಲ ವಿಚಿತ್ರ ವೀರನಿಗೋಸ್ಕರ ಮಾಡಿಕೊಂಡು ಬಂದ ವಿಚಿತ್ರ ವೀರನೇ ಹೋಗಿದ್ರೆ ಅವನೇ ಕನ್ಯಾಪಹಾರ ಮಾಡಿಕೊಂಡು ಬಂದಿದ್ರೆ ಬೇರೆ ಆದರೆ ಮುಂದೆ ಕೃಷ್ಣ ಸುಭದ್ರಾಹರಣ ಪ್ರಸಂಗದಲ್ಲಿ ತನ್ನ ಕಾಲದಲ್ಲಿ ಪ್ರಚಲಿತವಾಗಿದ್ದ ವಿವಾಹ ಪದ್ಧತಿಗಳನ್ನೆಲ್ಲ ಪರಾಮರ್ಶೆ ಮಾಡಿ ಗಾಂಧರ್ವೇ ಶ್ರೇಷ್ಠ ಅಂತ ಹೇಳಿ ಅರ್ಜುನನಿಗೆ ಸುಭದ್ರೆಯನ್ನು ಹಾರಿಸಿಕೊಂಡು ಹೋಗುವ ಹಾಗೆ ಹೇಳೋ ಪ್ರಸಂಗದಲ್ಲಿ ಇಡೀ ಮಹಾಭಾರತ ಕಾಲದ ಈ ಕನ್ಯಾದಾನ ಪದ್ಧತಿಯ ಬಹಳ ಸುದೀರ್ಘವಾದ ವಿಮರ್ಶೆಯನ್ನು ನಾವು ಕಾಣ್ತೇವೆ ಆ ಹಿನ್ನೆಲೆ ನೋಡಬೇಕು ಭೀಷ್ಮ ಅಲ್ಲಿ ಹೋಗಿ ಕಾಶಿ ಅಂಬೆ ಅಂಬಿಕೆ ಅಂಬಾಲಿಕೆ ಎಂಬ ಮೂವರು ಕನ್ಯೆಯನ್ನು ಅಪಹಾರ ಮಾಡಿಕೊಂಡು ಬಂದು ಅಲ್ಲಿ ವಿಚಿತ್ರ ಮದುವೆ ಮಾಡಿಸೋದಕ್ಕೆ ಪ್ರಯತ್ನ ಅದರಲ್ಲಿ ದೊಡ್ಡವಳು ಅಂಬೆ ಎಂಬುವಳು ಭೀಷ್ಮನನ್ನು ಕುರಿತು ಹೇಳಿದಳು ನೀವು ನಿಮಗೋಸ್ಕರ ಅಪಹಾರ ಮಾಡ್ಕೊಂಡು ಬರಲಿಲ್ಲ ತಮ್ಮನಿಗೆ ಅಂತ ಬಂದಿದ್ದೀರಿ ಆ ಸ್ವಯಂವರ ಮಂಟಪದಲ್ಲಿ ನನ್ನನ್ನು ತುಂಬ ಪ್ರೇಮ ಮಾಡಿದ್ದವನು ಶಾಲ್ವ ದೇಶದ ದೊರೆ ಶಾಲ್ವ ರಾಜ ಬಂದಿದ್ದ ನಾನು ಅವನನ್ನು ಪ್ರೀತಿ ಮಾಡಿದ್ದೆ ಅವನು ನನ್ನ ಪ್ರೀತಿ ಮಾಡಿದ್ದ ಅನ್ಯಾಯವಾಗಿ ವಿವಾಹವನ್ನು ತಪ್ಪಿಸಿಬಿಟ್ರಲ್ಲ ನೀವು ಅಂತ ನೊಂದುಕೊಳ್ಳಲಾಗಿ ಸ್ವಲ್ಪ ಮಟ್ಟಿಗೆ ಇನ್ನೂ ಧರ್ಮಪ್ರಜ್ಞೆಯಿಂದ ಭೀಷ್ಮ ಹಾಗಿದ್ರೆ ನೀನು ಅಲ್ಲಿಗೆ ಹೋಗು ಅಂತ ಸಕಲರಾಜ ಮರ್ಯಾದೆಯ ಸಮೇತವಾಗಿ ಅಂಬೆಯನ್ನು ಶಾಲ್ವ ದೇಶಕ್ಕೆ ಕಳಿಸಿಕೊಟ್ಟ ಈ ಕಥೆ ಎರಡು ಕಥೆ ಎರಡು ಕಡೆಯಲ್ಲಿ ಬರುತ್ತೆ ಆದಿ ಪರ್ವದಲ್ಲೂ ಒಂದು ಎರಡನೇದು ಭೀಷ್ಮ ಪರ್ವ ಆರಂಭ ಆಗಬೇಕು ಉದ್ಯೋಗ ಪರ್ವದ ಕೊನೆಯಲ್ಲಿ ತಾನು ಶಿಖಂಡಿಯನ್ನು ಮಾತ್ರ ಕೊಲ್ಲುವುದಿಲ್ಲ ಅನ್ನೋ ಪ್ರತಿಗೆ ನಡೆಸಿಕೊಂಡು ಅಂಬೋಪಾಖ್ಯಾನ ಪರ್ವ ಒಂದು ಪೂರ್ತ ಉಪಾಖ್ಯಾನ ಇದಕ್ಕಾಗಿ ಮೀಸಲಿಟ್ಟಿದ್ದಾರೆ ಭೀಷ್ಮನ ಚರಿತ್ರೆಯನ್ನು ಎಳೆ ಕೂಡಿಸಿಕೊಂಡ್ರೆ ಎಲ್ಲೆಲ್ಲಿ ತಪ್ಪು ಹೆಜ್ಜೆ ಇಟ್ಟ ಎಲ್ಲೆಲ್ಲಿ ಒಳ್ಳೇದು ಮಾಡಿದಾಗ ಗೊತ್ತಾಗುತ್ತೆ ಆದರೆ ಅಂಬೆ ಶಾಲ್ವ ದೇಶಕ್ಕೆ ಹೋದರೆ ಸೌಭ ದೇಶಾಧಿಪತಿ ಅವನು ಹೇಳ್ದ ನೀನಲ್ಲಿ ಸ್ವಯಂವರದಲ್ಲೇ ನಾನು ಕೊರಳಿಗೆ ಮಾಲಿಕೆ ಹಾಕಿದರೆ ಒಪ್ಕೊಳ್ತಿದ್ದೆ ಭೀಷ್ಮ ನಿನ್ನ ಮುಟ್ಟಿದ್ದಾನೆ ಪರಪುರುಷ ಮುಟ್ಟಿದ ಕನ್ಯೆ ನನಗೆ ಬೇಡ ಅಂತ ತಿರಸ್ಕಾರ ಮಾಡಿದ ಕಾಳಿಗೆ ಬಿದ್ಲು ಗೋಗರದ್ಲು ಏನು ಮಾಡಿದ್ಲು ನನಗೆ ಬೇಡ ಹೋಗು ಅಂದ್ಬಿಟ್ಟ ವಾಪಸ್ಸು ಬಂದಳು ಅಂಬೆ ಭೀಷ್ಮನೇ ಕೇಳಿದ್ದು ಸ್ವಾಮಿ ನನ್ನ ನಾಯಿ ಮುಟ್ಟದ ಮಡಿಕೆ ಮಾಡಿಬಿಟ್ರಿ ಇಲ್ಲಿ ಕರ್ಕೊಂಬಂದ್ರಿ ವಿಚಿತ್ರ ವೀರನ ಮದುವೆ ಹೋಗಲಿ ಇಲ್ಲಾರು ಮದುವೆ ಮಾಡಿಸಿ ಅಂದರೆ ಪರಪುರುಷನನ್ನು ಪ್ರೇಮ ಮಾಡಿದ್ದಪ್ಪ ಒಬ್ಬ ಕನ್ಯಾ ನನ್ನ ತಮ್ಮನಿಗೆ ಬೇಡ ಅಂತೀರಿ ಅಲ್ಲಿ ಅವನು ನಿರಾಕಾರ ಮಾಡಿದ ಹಾಗಿದ್ದು ನೀವೇ ಮದುವೆ ಮಾಡಿಕೊಳ್ಳಿ ಅಂತ ಕೇಳಿದ್ಲು ಇಲ್ಲಿ ಏನು ಮಾಡ್ಬೋದಾಗಿತ್ತು ಭೀಷ್ಮ ಅನ್ನೋದು ಭಾಳ ಆಶ್ಚರ್ಯದ ಪ್ರಶ್ನೆ ಭೀಷ್ಮ ಉಗ್ರ ಪ್ರತಿಜ್ಞೆಯನ್ನು ಮಾಡಿದ್ನಲ್ಲ ಮದುವೆ ಮಾಡಿಕೊಳ್ಬೋದಾಗಿದ್ದೆ ಪ್ರತಿಜ್ಞೆ ಮುಖ್ಯವೇ ಒಂದು ಹೆಣ್ಣಿನ ಮಾನ ಮುಖ್ಯವೇ ಜೀವ ಮುಖ್ಯವೇ ಮನುಷ್ಯ ಧರ್ಮ ಮುಖ್ಯವೇ ಈ ಧರ್ಮದ ತಾಕಲಾಟದಲ್ಲಿ ಇದು ಟೆಕ್ಸ್ಟ್ ಬುಕ್ ಲಾ ನೋಡಿದಾಗ ಇಲ್ಲ ನನ್ನ ಬರ್ತವೇ ಮುಖ್ಯ ಸ್ವಾಮಿ ಕೃಷ್ಣ ಇಂಥೆಂಥ ಪ್ರತಿಜ್ಞೆಗಳನ್ನು ಮಾಡಿದ ಪ್ರತಿಜ್ಞೆಗಳನ್ನು ಮುರಿದ ಧರ್ಮ ಸಂರಕ್ಷಣೆಗೆ ಪ್ರತಿಜ್ಞೆಯನ್ನು ಅಡ್ಡ ಬರಬಾರದು ಧರ್ಮ ದೊಡ್ಡದು ಇದು ಕೃಷ್ಣನ ಧರ್ಮ ಭೀಷ್ಮ ಅಲ್ಲಿ ಅಡವಿದ ನೀ ನನಗೆ ಬೇಡ ನೀ ಎಲ್ಲಾರು ಹೋಗು ನಾನು ಎಲ್ಲಿ ಹೋಗಲಿ ಅವಳು ಅವನು ಬೇಡ ಅಂತಾನೆ ತಮ್ಮನಿಗೆ ಬೇಡ ಅಂತೀರಿ ನೀವು ಕೈ ಬಿಟ್ರಿ ಏನು ಮಾಡಲಿ ಎಲ್ಲಾರು ಹೋಗು ನನಗೇನು ಬಾಗಿಲು ಮುಚ್ಚಿಬಿಟ್ಟ ಅಂಬೆ ಅಲ್ಲಿ ಹೋದ್ಲಿ ಇಲ್ಲಿ ಹೋದ್ಲಿ ಸಿಕ್ಕ ಕಡೆ ಎಲ್ಲ ಅಲೆದಳು ಅಕೃತವ್ರಣ ಅಂತ ಒಬ್ಬರು ಮಹರ್ಷಿಗಳಿದ್ದರು ಆ ಒಂದು ಆಶ್ರಮದಲ್ಲಿ ಋಷಿವಾಟಿಕೆಗಳಿಂದೆಲ್ಲ ಅಲೆದಳು ಅವಳ ಕಥೆ ತುಂಬ ಗೋಳಾಟವ ಕಥೆ ಋಷಿಗಳು ಹೇಳಿದರು ಇಲ್ಲಿ ಸಮೀಪದಲ್ಲಿ ಅಕೃತವ್ರಣಾಶ್ರಮ ಇದೆಯಮ್ಮ ಅಕೃತವ್ರಣ ಇನ್ನೊಬ್ಬರ ಮೈಯಲ್ಲಿ ಗಾಯ ಮಾಡಿದವರಲ್ಲ ಅವರು ಪರಶುರಾಮರ ಶಿಷ್ಯರು ಅಲ್ಲಿ ಕೆಲವೊಂದು ತಿಂಗಳಿಗೊಂದು ಸಲ ಪರಶುರಾಮರು ಬರ್ತಾರೆ ಪರಶುರಾಮರಲ್ಲಿ ನಿನ್ನ ಗೋಳನ್ನು ಹೇಳ್ಕೋ ಪರಶುರಾಮರು ಹೇಗಿದ್ದರೂ ಗುರುವಾಗಿದ್ದಾರೆ ಗುರುವಾಕ್ಯವನ್ನು ಮೀರುವುದಿಲ್ಲ ಶಿಷ್ಯ ಅಲ್ಲಿ ಹೋದ್ಲು ಅನೇಕ ದಿವಸ ಹಣ್ಣು ಕಾಯಿ ತಿಂದ್ಕೊಂಡು ತಪಸ್ಸು ಮಾಡ್ಕೊಂಡು ನಿಂತರು ಅಕೃತವ್ರಣರು ಬಂದರು ಏನು ಘೋರವಾದ ಕಥೆ ಹೇಗೆ ಚಿತ್ರಿಸಿದ್ದಾರೆ ವೇದವ್ಯಾಸರು ಏನಮ್ಮ ಏನಾಯಿತು ಅಂತ ಕೇಳಲಾಗಿ ನಿಮ್ಮ ಶಿಷ್ಯ ಹೀಗೆ ಮಾಡಿಬಿಟ್ಟ ನೋಡಿ ನಾನೇನು ತಪ್ಪು ಮಾಡಲಿಲ್ಲ ಪ್ರೀತಿಸಿದ್ದವನು ಕೈ ಬಿಟ್ಟ ಪ್ರೀತಿ ಮಾಡದೇ ಇದ್ದವನು ಎಗರಿಸ್ಕೊಂಡು ಬಂದ ಅವನು ತನ್ನ ತಮ್ಮನಿಗೆ ಅಂದರೆ ಈಗ ಬೇಡ ಅಂತಾನೆ ನಾನು ಏನು ಗತಿ ಮಾಡಲಿ ಹಾಗಿದ್ದರೆ ಪರಶುರಾಮರನ್ನ ಯುದ್ಧ ಕರೀತೇನೆ ಅಂತ ಹೇಳಿ ಅವರನ್ನು ಕರೆದು ಏನಯ್ಯ ಇವಳಿಗೆ ಸ್ಥಿತಿ ತಂದೊಟ್ಟಿದ್ದೀಯೇ ಪರಶುರಾಮ ಅನೇಕ ಧರ್ಮಗಳನ್ನು ಹೇಳ್ತಾರೆ ಪರಶುರಾಮರಿಗಿಂತ ಧರ್ಮ ತಿಳಿದವನಲ್ಲ ಭೀಷ್ಮ ಎಷ್ಟು ಹೇಳಿದರೂ ಒಪ್ಪಲಿಲ್ಲ ಭೀಷ್ಮ ಹಾಗಿದ್ದು ನನ್ನ ಜೊತೆ ಯುದ್ಧ ಮಾಡು ಅಂದಾಗ ಭಯಂಕರವಾಗಿ ಹದಿನೆಂಟು ಇಪ್ಪತ್ತು ದಿವಸ ಯುದ್ಧ ಮಾಡಲಾಗಿ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡುವ ಪರಿಸ್ಥಿತಿ ಬಂದಾಗ ದೇವತೆಗಳೆಲ್ಲರೂ ಹೇಳ್ತಾರೆ ಪರಶುರಾಮರಿಗೆ ನೀವು ಭಗವಂತನ ಅವತಾರವಾಗಿದ್ದವರು ಈ ಸಣ್ಣವನ ಜೊತೆಯಲ್ಲಿ ಯುದ್ಧ ಮಾಡಿ ಈ ದೇಶದಲ್ಲಿ ಕ್ಷಾಮವನ್ನುಂಟು ಮಾಡಬೇಡಿ ಬಿಟ್ಟುಬಿಡಿ ಹಾಳಾಗಿ ಹೋಗಲಿ ಅವನ ಪ್ರತಿಜ್ಞೆ ಏನಾಗಲಿ ಅಂದಾಗ ಭೀಷ್ಮ ಪರಶುರಾಮರನ್ನು ಸೋಲಿಸದೆ ಎನ್ನುವ ಗರ್ವದಿಂದ ವಾಪಸ್ಸು ಬರ್ತಾನೆ ಅಂಬೆಯ ಮತ್ತೆ ಅನೇಕ ಜನ್ಮಗಳನ್ನು ಎತ್ತಿ ಕೊನೆಯಲ್ಲಿ ದ್ರುಪದರಾಜನ ಮನೆಯಲ್ಲಿ ಜ್ಯೇಷ್ಠ ಪುತ್ರಿಯಾಗಿ ಹುಟ್ಟಿ ಅವನು ಶಂಕರನನ್ನು ಕೂರು ತಪಸ್ಸು ಮಾಡಿ ಇದು ದ್ರೋಣರ ಮೇಲಿನ ಕಥೆ ಅದು ಮುಂದೆ ಹೇಳ್ತೇವೆ ಇನ್ನೊಂದು ಪ್ರಸಂಗದಲ್ಲಿ ಒಂದಕ್ಕಿಂತ ಒಂದು ಭಯಂಕರ ಕಥೆ ಈ ಮಗು ಹೆಣ್ಣು ಮಗುವಾಗಿ ಹುಟ್ಟಿದ್ದ ಅವನಿಗೆ ಮನಸ್ಸಿಗೆ ಬೇಜಾರಾಗಿ ಇದು ಗಂಡು ಮಗು ಅಂತ ವೇಷ ಹಾಕಿ ಅನೇಕ ದಿವಸ ಬೆಳೆಸಿ ದಾಶಾರಣ ರಾಜನಿಗೆ ಮದುವೆ ಮಾಡಿಕೊಟ್ಟು ಆಮೇಲೆ ಗುಟ್ಟು ರಟ್ಟಾದ ಮೇಲೆ ಯುದ್ಧಕ್ಕೆ ಬರಲಾಗಿ ದೃಪದ ಸೋತು ಸೋಲನ್ನು ಸಹಿಸಲಾರದೆ ಮತ್ತೆ ಏನು ಮಾಡುವುದು ಅಂತ ಹೇಳಿ ತನ್ನ ಮಗಳಿಗೆ ಪುಂಸ್ತ್ವ ಗಂಡುತನವನ್ನು ಉಂಟು ಮಾಡಬೇಕು ಅಂತ ಗುಹ್ಯಕನಲ್ಲಿ ಗಂಧರ್ವನಲ್ಲಿ ಚಿತ್ರಸೇನಲ್ಲಿ ಮೊರೆ ಇಡ್ತಾನೆ ಗುಹ್ಯಕರು ಗಂಧರ್ವರಿಗೆ <coughs> ಕುಬೇರನ ಅನುಚರರಿಗೆ ಗುಹ್ಯಕರು ಅಂತ ಹೆಸರು ಗೈನಕಾಲಜಿಗೆ ಗೊತ್ತಿದ್ದವರು ಗಂಡನ್ನು ಹೆಣ್ಣು ಮಾಡುವುದು ಹೆಣ್ಣನ್ನು ಗಂಡು ಮಾಡುವುದು ಯಕ್ಷರು ಇದು ಯಕ್ಷಿಣಿ ಅಂತ ಏನು ಹೇಳ್ತೇವೆ ಸ್ಥೂಣಾಕರಣ ಅವನ ಹೆಸರು ಅವನು ಅಂಬ ಈ ಅಂಬೆ ಏನು ಈಗ ಬೇರೆ ಶಿಖಂಡಿಯಾಗಿ ಹುಟ್ಟಿದ್ದಳು ಶಿಖಂಡ ಅಂದರೆ ನವಿಲಿನ ಗುಚ್ಛ ಅದನ್ನು ತಲೆ ಮೇಲೆ ಇಟ್ಟುಕೊಂಡು ಸುಂದರವಾಗಿ ಮೇರಿತಿದ್ದ ಮಗು ಕೃಷ್ಣನು ನಿವ ನವಿಲುಗರಿ ಇಟ್ಕೊಂಡಿದ್ದ ಅನ್ನೋ ಶಬ್ದಕ್ಕೆ ತಪ್ಪರ್ಥ ಬಂದುಬಿಟ್ಟಿದೆ ಇವತ್ತು ನೋಡೋಕೆ ಸುಂದರಾಕಾರವಾದ ಮಗು ಆದ್ದರಿಂದ ಅವಳ ಹೆಣ್ಣುತನವನ್ನು ತಾನು ಸ್ವೀಕಾರ ಮಾಡಿ ತನ್ನ ಗಂಡುತನವನ್ನು ತಾನು ಕೊಟ್ಟು ಕುಬೇರನ ಶಾಪಕ್ಕೆ ಒಳಗಾಗ್ತಾನೆ ಅದು ಇನ್ನೊಂದು ವಿಚಿತ್ರವಾದ ಕಥೆ ಇದು ಇದು ಭೀಷ್ಮನ ಚರಿತ್ರೆಯಲ್ಲಿ ನೋಡಿ ಮೊದಲನೇದು ಹಿಂದೆ ಮುಂದೆ ನೋಡದೆ ತಂದೆಗೆ ಮದುವೆ ಮಾಡಿ ಕರ್ತವ್ಯ ಪರಿತ್ಯಾಗ ಮಾಡಿದ್ದು ಮೊದಲನೇದು ಪರಾಮರ್ಶನೀಯ ಎರಡನೇದು ಅಂಬೆಯನ್ನು ನಿರ್ಗತಿಕ ಮಾಡಿದ್ದು ಮೂರನೇದು ವಿವಾಹವಾಗಿಯೂ ವಿಚಿತ್ರವೀರ್ಯ ಯಕ್ಷ್ಮರೋಗದಿಂದ ಕ್ಷಯದಿಂದ ತೀರಿಕೊಂಡಾಗ ಮತ್ತೆ ಸಂತಾನದ ಪ್ರಶ್ನೆ ವಾರಸುದಾರಿಕೆಯ ಪ್ರಶ್ನೆ ಉಂಟಾಗಿ ಸತ್ಯವತಿ ದೇವಿ ಹಣ್ಣಾಗಿದ್ದವಳು ಮುದುಕಿಯಾಗಿದ್ದವಳು ಭೀಷ್ಮನನ್ನು ಕರೆದು ಮಗು ನಿನ್ನ ಪ್ರತಿಜ್ಞೆ ಸಾಕು ಮಾಡು ನಿನ್ನ ಪ್ರತಿಜ್ಞೆ ನಿಲ್ಲಿಸು ಈ ವಿಧವೆಯರಲ್ಲಿ ನೀನು ಸಂತಾನವನ್ನು ಉಂಟು ಮಾಡು ಅಂತ ಕೇಳ್ತಾಳೆ ನಾವು ಇವತ್ತಿನ ದೃಷ್ಟಿಯಿಂದ ಮಹಾಭಾರತ ಕಾಲದ ನೀತಿ ಧರ್ಮಗಳನ್ನು ಅಳೆಯಬಾರದು ಅನೆಕ್ರಾನಿಸ್ಟಿಕ್ ಅಂತ ಹೇಳ್ತೇವೆ ನಿಯೋಗ ಪದ್ಧತಿ ಆಗಿನ ಕಾಲದಲ್ಲಿ ರೂಢಿಯಾಗಿತ್ತು ಧರ್ಮಶಾಸ್ತ್ರದಲ್ಲಿ ಹೇಳ್ತಾರೆ ತನ್ನ ರಕ್ತದಲ್ಲಿ ಹುಟ್ಟುವ ಕೆಟ್ಟ ಮಗನಿಗಿಂತ ಬೇರೆಯವರ ರಕ್ತದಲ್ಲಿ ತನ್ನ ಹೆಂಡತಿಯಲ್ಲಿ ಹುಟ್ಟಿದ ಒಬ್ಬ ಶ್ರೇಷ್ಠನಾದ ಪೂತನೇ ಶ್ರೇಷ್ಠತಮ ಅಂತ ಹೇಳಿದ್ದಾರೆ ಮನುಸ್ಮೃತಿಯಲ್ಲಿ ಇಂಥ ವಾಕ್ಯಗಳೆಲ್ಲ ಇವ ಮಹಾಭಾರತದಲ್ಲಿ ಆದ್ದರಿಂದ ಸತ್ಯವತಿ ಗೋಳಾಡ್ತಾಳೆ ಭೀಷ್ಮ ನಿನ್ನ ವ್ರತವನ್ನು ಸಾಕು ಮಾಡು ಅಲ್ಲಿಯೂ ಭೀಷ್ಮ ಹೇಳ್ತಾನೆ ನನಗೆ ವ್ರತವೇ ದೊಡ್ಡದು ಮುಂದೆ ಏನಾರಾಗಲಿ ನಾನೇನು ಮಾಡಲಿ ವಿಧಿ ಮಾಡಿದ ಕೆಲಸ ಆಗ ತುಂಬ ಯೋಚನೆ ಮಾಡಿ ತನ್ನ ಪ್ರಥಮ ಪತಿ ಪರಾಶರರಲ್ಲಿ ಜನಿಸಿದ್ದ ವೇದವ್ಯಾಸರನ್ನು ಧ್ಯಾನ ಮಾಡ್ತಾಳೆ ಸತ್ಯವತಿ ವೇದವ್ಯಾಸರು ಹೇಳಿದರು ಅಮ್ಮ ನಿನಗೆ ಯಾವತ್ತಾದರೂ ನಾನು ನೋಡಬೇಕು ಅನಿಸಿದರೆ ಆಪತ್ಕಾಲ ಉಂಟಾದರೆ ಸ್ಮರಿಸಿಕೋ ಬರ್ತೇನೆ ಸ್ಮರಿಸಿದ ಮಾತ್ರದಿಂದ ವೇದವ್ಯಾಸರು ಪ್ರತ್ಯಕ್ಷವಾದರು ಏನು ಅಂತ ಕೇಳಲಾಗಿ ನೋಡಪ್ಪ ಈ ಪರಿಸ್ಥಿತಿ ಹೀಗಾಗಿದೆ ನಾ ಬೆಸ್ತರ ಕನ್ಯಾಗೆ ಬಿದ್ದು ಚೆನ್ನಾಗಿತ್ತು ಶಂತನು ಕೈ ಹಿಡ್ದ ಇದು ಸಂತಾನ ಹೀಗಾಯಿತು ವಾರಸದಾರಿಕೆ ಇಲ್ಲದೆ ಹೋಯ್ತು ರಾಜ್ಯಕ್ಕೆ ಪ್ರತಿಜ್ಞೆ ಮುಗಿಸು ಅಂದ್ರೆ ಅವನು ಮುಗಿಸೋದಿಲ್ಲ ಅಂತಾನೆ ಮತ್ತೇನು ಮಾಡಬೇಕು ಅಂತೀಯೇ ಈ ವಿಧವೆಯರಲ್ಲಿ ನೀನು ಸಂತಾನವನ್ನಿಟ್ಟು ಕುರುವಂಶವನ್ನು ಬೆಳೆಸಬೇಕು ಅಂತ ಕೇಳಲಾಗಿ ಆಗ ವೇದವ್ಯಾಸರು ಹೇಳಿದರು ನಾನು ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ ವೇದವ್ಯಾಸರ ಚಿತ್ರ ಕೊಡ್ತಾರೆ ಮಹಾಭಾರತದಲ್ಲಿ ವೇದವ್ಯಾಸರೇ ಕೊಡ್ತಾರೆ ಮೇ ಸಹತೆ ಗಂಧಂ ರೂಪಂ ವೇಷಂ ಯಥಾ ವಪುಃ ವಿರೂಪತಾಂ ಮೇ ಸಹತಾಂ ತಯೋರೇ ತತ್ಪರಂ ವ್ರತಂ ನನ್ನ ಮೈ ವಾಸನೆ ಸರಿಯಿಲ್ಲ ತಾಯಿ ಮೈ ವಾಸನೆ ಬೆಸ್ಟ್ನ ಮೀನಿನ ವಾಸನೆ ಇದು ವೇದವ್ಯಾಸನ ಮೈಯಲ್ಲಿ ರೂಪಂ ನೋಡುವುದಕ್ಕೆ ತೇಜಸ್ವಿಯಾಗಿದ್ದರು ಭಯಂಕರವಾದ ಗಡ್ಡ ಮೀಸೆ ಮೈ ತುಂಬ ಕೂದಲು ವೇಷಂ ತಲೆಯಲ್ಲಿ ಜಟೆ ರುದ್ರಾಕ್ಷಿ ವಿಭೂತಿ ತಥಾ ಇದು ತಪಸ್ಸಿನಿಂದ ಕಠಿಣವಾದ ಶರೀರ ಸ್ತ್ರೀಯರಿಗೆ ಭೋಗ್ಯವಾದ ಶರೀರವಲ್ಲ ಇಂಥ ಶರೀರವನ್ನು ಈ ವಿಧವೆಯರು ಸಹಿಸಿಕೊಳ್ಳುವ ಪಕ್ಷದಲ್ಲಿ ಸಂತಾನವನ್ನು ಕೊಡ್ತೇನೆ ಅಂತ ಮಾತ್ರ ವಾಕ್ಯ ಪರಿಪಾಲನೆಗೆ ಒಪ್ಪಿದರು ಆಗ ತನ್ನ ಸೊಸೆಯನ್ನು ಕರೆದು ಅಂಬಿಕೆಯನ್ನು ಅಂಬಾಲಿಕೆಯನ್ನು ಅವಳು ಗೂಢ ಭಾಷೆಯಲ್ಲಿ ಹೇಳಿದ್ದು ಇವತ್ತು ದೇವರಹ ನಿನ್ನ ಭಾವಮೈದ ಬರ್ತಾನೆ ನಿನ್ನನ್ನು ಸಂಗಮಿಸ್ತಾನೆ ಅವನನ್ನು ನೀನು ಒಪ್ಪಿಕೋ ನಮ್ಮ ರಾಜ್ಯಕ್ಕೆ ಒಳ್ಳೆಯ ಮಕ್ಕಳು ಹುಡ್ತಾರೆ ಅಂತ ಹೇಳಲಾಗಿ ಅವಳು ಅಂಬಿಕೆ ಮೊದಲನೇ ಹೆಂಡತಿ ದೇವರಹ ಭಾವಮೈದ ಬರ್ತಾನೆ ಅಂದರೆ ಭೀಷ್ಮ ಅಂತ ತಿಳ್ಕೊಂಡು ಭೀಷ್ಮನಾದರೂ ಚೆನ್ನಾಗಿದ್ದಾನೆ ಭೀಷ್ಮನು ಕುರೂಪಿ ನೋಡೋಕೆ ಚೆನ್ನಾಗಿರಲಿಲ್ಲ ಅವನ ಹಲ್ಲುಗಳು ಚೆನ್ನಾಗಿರಲಿಲ್ಲ ಹೆಣದ ಹಲ್ಲಿನಂತೆ ಕಾಣಿಸ್ತಾ ಇದ್ದವು ಕುಣಪದಂತಹ ಕೌಟಿಲ್ಯ ಅರ್ಥಶಾಸ್ತ್ರದಲ್ಲಿ ಇದೆಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ ಮಹಾಭಾರತ ಕಂಡವರು ವ್ಯಾಸರು ಚಿತ್ರವನ್ನು ಕೊಟ್ಟಿದ್ದಾರೆ ರಾತ್ರಿ ಕತ್ತಲೆಯಲ್ಲಿ ಮೆಣಗಿನ ಬೆಳಕಿನ ದೀಪದಲ್ಲಿ ವೇದವ್ಯಾಸರು ಬಂದದ್ದನ್ನು ನೋಡಿ ಬೆಚ್ಚಿ ಬಿದ್ದಳು ಅಂಬಿಕೆ ಕಣ್ಣು ಮುಚ್ಚಿಕೊಂಡಳು ಚೀರಿದಳು ಅಯ್ಯೋ ಅಂತ ಆ ಭಯಭ್ರಾಂತವಾದ ಅವಸ್ಥೆಯಲ್ಲಿ ಕಣ್ಣು ಮುಚ್ಚಿ ಸಂತಾನವನ್ನು ಪಡೆದುಕೊಂಡಲಾದ್ದರಿಂದ ಕಣ್ಣು ಮುಚ್ಚಿಕೊಂಡ ಧೃತರಾಷ್ಟ್ರನೆಂಬ ಮಗು ಅವಳಿಗೆ ಹುಟ್ಟಿದ ಸೈಕಾಲಜಿ ಗಂಡ ಹೆಂಡರು ಸಂಗಮಿಸುವಾಗ ದೇವರನ್ನು ಧ್ಯಾನ ಮಾಡಬೇಕು ಮನಸ್ಸು ಪ್ರಸನ್ನವಾಗಿರಬೇಕು ಅಲ್ಲಿ ನಡೆಯುವುದು ಯಜ್ಞ ಅಂತ ಹೇಳುತ್ತೆ ಮಾತಾಪೂರ್ವ ರೂಪಂ ಪಿತೋತ್ತರ ರೂಪಂ ಪ್ರಜಾ ಸಂಧಿಹಿ ಪ್ರಜನನಕಂ ಸಂಧಾನಂ ಇತ್ಯಾದಿ ಪ್ರಜಂ ಪಂಚಮಹಾಸಂಹಿತೆಗಳಲ್ಲಿ ಲೋಕದಲ್ಲಿ ಪತಿಪತ್ನಿಯರು ಸಂಗಮಿಸುವುದನ್ನು ಮೊದಲನೇ ಯಜ್ಞ ಅಂತ ಕರೆದಿದ್ದಾರೆ ವೇದದಲ್ಲಿ ಇಲ್ಲಿ ಪತಿಭಾವದಲ್ಲಿ ಬಂದಿದ್ದಾರೆ ಆದ್ದರಿಂದ ದೀಪ್ಯಮಾನೇಶು ದೀಪೇಶು ಶರಣಂ ಪ್ರವಿವೇಶ ಸಸ್ಯ कृष्णस्य ಕಪಿಲಾಂ ಜಟಾಂ ದೀಪ್ತೆ ಚಲೋಚನೆ लोचने ಚೈವ चैव श्मश्रूणि दृष्ट्वा देवी ಕಪಿಲಾಂ ಜಟಾಂ ದೀಪ್ತೆ ಆ ತಲೆ ಜಟೆ ಹೇಗಿತ್ತು ಬಣ್ಣ ಕಪಿಲಾಂ ಕಂದು ಬಣ್ಣ ಬಿಳಿ ಬಿಳಿಯಲ್ಲ ಕೆಂಪಿಗೆ ಕೆಂಪಲ್ಲ ಕಪ್ಪಿಗೆ ಕಪ್ಪಲ್ಲ ಕಪಿಲಾಂ ಜಟಾಂ ದೀಪ್ತೆ ಚಲೋಚನೆ ಒಳ್ಳೆ ತೇಜಸ್ವಿಯಾಗಿ ಅಗ್ನಿ ಅಂತ ಹೊಳಿತಾ ಇದ್ದ ಕಣ್ಣುಗಳು ಬಬ್ರೂಣಿ ಚೈವ ಶ್ಮಶ್ರೂಣಿ ಗಡ್ಡ ಮೀಸೆ ಕೂದಲು ಏನು ಎದ್ದು ನಿಂತು ರೋಮ್ ಒಂದು ಅವಸ್ಥೆಯಲ್ಲಿ ಅವಳನ್ನು ನೋಡಿ ಕಣ್ಣು ಮುಚ್ಚಿಕೊಂಡ್ಲಾದ್ದರಿಂದ ಹುಟ್ಟಿದ ಮಗು ಕುರುಡಾಯಿತು ಆದರೆ ವ್ಯಾಸರು ಹೇಳಿದರು ಹೇ ಅಂಬಿಕೆ ನಿನಗೆ ಹುಟ್ಟತಕ್ಕ ಮಗ ಕುರುಡಾಗ್ತಾನೆ ಮೊದಲೇ ಹೇಳಿಬಿಟ್ರು ಆದರೆ ಅವನಿಗೆ ನಾಗಾಯಿತ ಸಪಪ್ರಾಣ ವಿದ್ವಾನ್ ರಾಜರ್ಷಿ ಸತ್ತಮಃ ಹತ್ತು ಸಾವಿರ ಆನೆಯ ಬಲ ಮೈತೀಟೆ ಇರ್ತದೆ ವಿದ್ವಾನ್ ಶಾಸ್ತ್ರಗಳನ್ನು ಅರ್ತಿರ್ತಾನೆ ಆಚರಣೆಗೆ ಬರುತ್ತೆ ಬರುತ್ತೋ ಬೇರೆ ವಿಷಯ ರಾಜ ಋಷಿ ಸತ್ತಮಃ ಮಹಾಭಾಗ ಮಹಾವೀರ್ಯ ಅನೇಕ ವರ್ಷ ರಾಜ್ಯವನ್ನು ಆಳ್ತಾನೆ ಆದರೆ ಕಿಂತು ಮಾತು ಸವೈಗುಣ್ಯಾತಿ ಅಂಧಯೇವ ಭವಿಷ್ಯತಿ ನೀನು ಕಣ್ಣು ಮುಚ್ಚಿದ್ರಿಂದ ನಿನ್ನ ಗುಣಾವನಿಗೆ ಬರುತ್ತೆ ಅಂತ ಹೇಳಿದರು ಮರು ದಿವಸ ಅಂಬಾಲಿಕೆಯಲ್ಲಿ ಪ್ರವೇಶ ಮಾಡ್ತಾರೆ ವೇದವ್ಯಾಸರು ಅಂಬಾಲಿಕೆಗೂ ಇದು ನಿರೀಕ್ಷೆ ಇರಲಿಲ್ಲ ವೇದವ್ಯಾಸರನ್ನು ನೋಡಿ ಹೆದರಿದಳು ಮೈ ಬಿಳಿಸಿಕೊಂಡಿತು ಕಣ್ಣು ಮುಚ್ಚಲಿಲ್ಲ ಆಗ ವ್ಯಾಸರು ಹೇಳಿದರು ಲೋಕಪ್ರಖ್ಯಾತನಾದ ಪುತ್ರ ನನ್ನ ಮುಷಿನಲ್ಲಿ ಹುಟ್ಟುತ್ತಾನೆ ಆದರೆ ಈ ಮೈ ಬಿಳಿಸಿಕೊಂಡಿರೋದ್ರಿಂದ ಅವನು ಮೈ ಬಿಳಿಸಿಕೊಂಡು ಹುಟ್ಟುತ್ತಾನೆ ಅವನು ಪಾಂಡು ರೋಗದಲ್ಲಿ ಹುಟ್ಟುತ್ತಾನೆ ಎಂಬುದಾಗಿ ಹೇಳಿದರು ತಾಯಿಗೆ ಹೇಳಿ ನಿನ್ನ ಕರ್ತವ್ಯ ಮಾಡಿದ್ದೇನೆ ಅಂತ ವ್ಯಾಸರು ಹೊರಡೋದಕ್ಕೆ ಸಿದ್ಧರಾದರು ಸತ್ಯವತಿ ಯೋಚನೆ ಮಾಡಿದ್ಲು ಒಂದು ಕುರುಡಾಗುತ್ತೆ ಮಗು ಇನ್ನೊಂದು ಪಾಂಡು ರೋಗದಲ್ಲಿ ಬರುತ್ತೆ ಏನು ಮಾಡೋದು ಅಂತ ಮೊದಲನೇ ಸೊಸೆಯನ್ನು ನಂಬಿಕೆಯನ್ನು ಹುಚ್ಚಿ ಹೀಗೆ ಮಾಡಿಬಿಟ್ಟೆಲ್ಲ ವಂಶೋತ್ಕರನಾದ ಪುತ್ರ ಬರಲಿಲ್ಲ ಇನ್ನೊಂದು ಸಲ ಹೋಗು ವ್ಯಾಸ ನಿನ್ನ ಸಂಗಮಿಸ್ತಾರೆ ಈ ಸಲ ಹೆದರ್ಕೋಬೇಡ ಅಂತ ಹೇಳಲಾಗಿ ಅವಳು ವಂಚನೆ ಮಾಡಿ ತನ್ನ ಬದಲಾಗಿ ತನ್ನ ದಾಸಿಯನ್ನು ಕಳಿಸ್ತಾಳೆ ಆ ದಾಸಿ ವ್ಯಾಸರನ್ನು ಅತ್ಯಂತ ಭಕ್ತಿಯಿಂದ ಸ್ವೀಕಾರ ಮಾಡಿ ಧನ್ಯಭಾವದಿಂದ ಗರ್ಭ ತಳೆದದ್ದರಿಂದ ಅವಳಲ್ಲಿ ಹುಟ್ಟಿದವನು ಶೂದ್ರ ಅಂತ ಅನಿಸಿಕೊಂಡ್ರು ವಿದುರ ಲೋಕೋತ್ತರನಾಗಿ ವ್ಯಾಸಪುತ್ರನಾಗಿ ಮಹಾಭಾರತದಲ್ಲಿ ಮಿಣುಗತಕ್ಕಂತಹ ಒಂದು ಅದ್ಭುತ ರತ್ನವಾಗಿ ಪ್ರಕಾಶಿಸ್ತಾನೆ ಇದು ಪಾಂಡು ವಿದುರ ಮತ್ತು ಧೃತರಾಷ್ಟ್ರರ ಜನನ ಪ್ರಕಾರ ಇದು ಒಂದು ರೀತಿ ಇನ್ನೊಂದು ಕಡೆಯಲ್ಲಿ ಈ ವಿದುರ ಯಾರು ಅನ್ನುವುದಕ್ಕೆ ಒಂದು ಕಥೆಯನ್ನು ಹೇಳ್ತಾರೆ ಆಣಿಮಾಂಡವ್ಯನ ಕಥೆ ಇದನ್ನು ಹೇಳದೇ ಇದ್ರೆ ತಪ್ಪಾಗುತ್ತೆ ಪೂರ್ವದಲ್ಲಿ ಮಾಂಡವ್ಯ ಅಂತ ಒಬ್ಬ ಮಹರ್ಷಿ ಇದ್ದ ಅವನ ಆಶ್ರಮಕ್ಕೆ ಕಳ್ಳರು ಬಂದರು ಹಣವನ್ನು ಅಲ್ಲಿ ಬಚ್ಚಿಟ್ಟು ಅಡಗಿಕೊಂಡ್ರು ಎಲ್ಲೋ ಕದ್ದಿದ್ದ ಹಣ ಇವರು ಧ್ಯಾನಾಸಕ್ತರಾಗಿದ್ದರು ಇವ್ರಿಗೆ ಗೊತ್ತಿಲ್ಲ ಇವರು ಆಶ್ರಮದಲ್ಲಿ ಹಣ ಇಟ್ಟಿದ್ದರು ಕದ್ದವ್ರು ಕದ್ದಿದ್ದ ಹಣ ಅಲ್ಲಿ ಇಡೋದಕ್ಕೆಲ್ಲ ಗುರುಗಳ ಆಶ್ರಮ ತಾನೇ ಶ್ರೇಷ್ಠವಾದ ಜಾಗ ಅಂಥದ್ದೊಂದು ಆಶ್ರಮ ಧ್ಯಾನಾಸಕ್ತರಾದ ಋಷಿ ಅದನ್ನು ನೋಡಲಿಲ್ಲ ದೊರೆ ಸೇನೆ ಬಂದು ಇವರನ್ನು ಬಂಧಿಸಿ ಆಶ್ರಮ ಎಲ್ಲ ಹುಡುಕ ಹಣ ಸಿಕ್ಕಿದ ಮೇಲೆ ಇಲ್ಲ ಅಂತ ಹೇಳಿದ್ರು ಹಣ ಇದೆಯಲ್ಲ ನೀವೇ ಕದ್ದಿದ್ದೀರಿ ಅಂತ ತಗೊಂಡು ಹೋಗಿ ಆ ರಾಜಸ್ಥಾನದಲ್ಲಿ ಪರೀಕ್ಷೆಯಾಯಿತು ನಾ ಕದಿಲಿಲ್ಲ ಅಂತ ಎಷ್ಟು ಹೇಳಿದರೂ ಅವರನ್ನು ಶೂಲಾರೋಪಣೆ ಮಾಡಿಬಿಟ್ರು ಒಂದು ಶೂಲಕ್ಕೆ ಈಗಿನ ಕಾಲದಲ್ಲಿ ಆ ರೀತಿ ಶಿಕ್ಷೆ ಶಿರಚ್ಛೇದ ಕೇಳಿದ್ದೇವೆ ಗುದಸ್ಥಾನದಲ್ಲಿ ಶೂಲವನ್ನು ಹಾಕಿ ತಲೆ ತನಕ ಬರೋ ಹಾಗೆ ಒಂದು ವಿಚಿತ್ರವಾದ ಶಿಕ್ಷೆ ಸ್ಮಶಾನದಲ್ಲಿ ಸಾಯಿಸ್ತಾ ಇದ್ದರು ಆದರೆ ಶೂಲಕ್ಕೆ ಹಾಕಿದರೂ ಆ ಶೂಲದ ಒಂದು ತುದಿ ಭಾಗ ಈ ಮಾಂಡವಿಯನ ಪೃಷ್ಠಭಾಗಕ್ಕೆ ಸಿಕ್ಕ ಹಾಕಿಕೊಂಡು ಆಣಿ ಮೊಳೆಯಂತೆ ಹೊರಗೆ ಬರದೆ ಬದುಕಿರೋ ತನಕ ಯಾತನೆಯನ್ನು ಅನುಭವಿಸಿದ ಅದಕ್ಕೆ ಅವನಿಗೆ ಆಣಿಮಾಂಡವ್ಯ ಅಂತ ಹೆಸರಾಯಿತು ಅವನು ಪ್ರಾಣ ಬಿಡುವ ಕಾಲದಲ್ಲಿ ಯಮಲೋಕ ಕರ್ಕೊಂಡು ಹೋದರು ಯಮಲೋಕದಲ್ಲಿ ಹೀಗೆ ಶಿಕ್ಷೆ ಆಯಿತು ಅಂತ ಪ್ರಶ್ನೆ ಪತಂಗಿಕಾನಾಂ ಪುಚ್ಛೇಷು ತ್ವಯೇಶೀಕಾ ಪ್ರವೇಶತಾ ಕರ್ಮಣ ತಸ್ಯತೆ ಪ್ರಾಪ್ತಂ ಫಲಮೇತ ತಪೋಧನ ಅದಕ್ಕೆ ಯಮಧರ್ಮ ಚಿತ್ರಗುಪ್ತನನ್ನು ಕರೆದು ಆಣೆಮಾಂಡವಿನ ಪೂರ್ವ ಜನ್ಮದ ಕಥೆಯನ್ನು ನೋಡಿ ಹೇಳಿದ ನೀನು ಚಿಕ್ಕ ವಯಸ್ಸಿನಲ್ಲಿ ಗುಬ್ಬಚ್ಚಿ ಮೊದಲಾದ ಸಣ್ಣ ಸಣ್ಣ ಪಕ್ಷಿಗಳಿಗೆ ಅವುಗಳ ಪೃಷ್ಠಭಾಗದಲ್ಲಿ ಚುಚ್ಚುತ್ತಾ ಇದ್ದೆ ಈ ಹುಲ್ಲು ಕಡ್ಡಿ ಮೊದಲಾದವುಗಳಿಂದ ಪತಂಗಿಕಾನಾಂ ಬೊಚ್ಚೇಶು ತ್ವಯ ಇಶೀಕ ಇಶೀಕಾ ಅಂದರೆ ಹುಲ್ಲು ಕಡ್ಡಿ ಚೂಪಾದ ದರ್ಭೆ ಆದರೆ ನಿನಗೆ ಶಿಕ್ಷೆ ಆಯಿತು ಅಂತ ಹೇಳಲಾಗಿ ಅದಕ್ಕೆ ಮಾಂಡವ್ಯ ಹೇಳಿದ ಅಲ್ಪೇ ಅಪರಾಧೇಪಿ ಮಹಾನ್ ಮಮ ದಂಡ ತ್ವಯಾ ಕೃತಃ ನಾನು ಮಾಡಿದ್ದು ಅಪರಾಧ ಅದು ಜುವನೈಲ್ ಡೆಲಿಂಕ್ವೆನ್ಸಿ ಅಂತಾರೆ ಇಂಗ್ಲೀಷ್ ಭಾಷೆಯಲ್ಲಿ ಹನ್ನೆರಡು ವರ್ಷದ ಒಳಗಿದ್ದ ಮಕ್ಕಳು ಮಾಡಿದ ಅಪರಾಧಕ್ಕೆ ಗೌರ ಶಿಕ್ಷೆ ಕೊಡ್ತಕ್ಕದ್ದಲ್ಲ ನನಗಿಂತ ಶಿಕ್ಷೆ ಹಾಕಿಬಿಟ್ಟಲ್ಲ ಅಂತ ಹೇಳಿ ಆಣಿ ಮಾಂಡವ್ಯ ಯಮಧರ್ಮರಾಜನಿಗೆ ಶಾಪವನ್ನು ಕೊಡ್ತಾನೆ ಗರಿಯಾನ್ ಬ್ರಾಹ್ಮಣವದ ಶೂಲಾರೋಪಣ ಮಾಡಿ ನನ್ನನ್ನು ಕೊಲಿಸಿದ್ದೀಯಾದ್ರಿಂದ ನಾ ಬಾಲೋಹಿ ದ್ವಾದಶಾತ್ ವರ್ಷಾತ್ ಜನ್ಮತೋ ಯತ್ ಹನ್ನೆರಡು ವರ್ಷದೊಳಗೆ ಹುಡುಗರು ಮಾಡಿದ ಅಪರಾಧ ದೊಡ್ಡದಲ್ಲ ನಿನಗೆ ಗೊತ್ತಿಲ್ವೇ ಧರ್ಮಶಾಸ್ತ್ರ ಗೊತ್ತಿದ್ದು ಈ ರೀತಿ ಮಾಡಿರೋಣದ್ರಿಂದ ನೀನು ಕೂಡ ಹಲವಾರು ವರ್ಷ ಕಾಲ ಭೂಮಿಯಲ್ಲಿ ಶೂದ್ರ ವರ್ಣದಲ್ಲಿ ಹುಟ್ಟಿ ಧರ್ಮವನ್ನು ಬಿಡದೆ ಬಿಡದೆ ಶೂದ್ರ ಯೋನೋವತೋ ಧರ್ಮ ಅಮಾನುಷ ಸಂಭವಿಷಸಿ ಮನುಷ್ಯ ರೂಪದಲ್ಲಿ ಹುಟ್ಟು ಅದು ನಿನ್ನ ಪ್ರಜ್ಞೆ ಹಾಳಾಗದೆ ಅಲ್ಲಿ ಅಂತ ಹೇಳಿದ್ರಿಂದ ಯಮಧರ್ಮರಾಜನೆಯಲ್ಲಿ ವಿದುರನ ರೂಪದಲ್ಲಿ ಹುಟ್ಟಿದ ಅನ್ನುವುದು ಕಥೆ ಈ ಕಥೆಗಳನ್ನೆಲ್ಲ ಅವಸರದಲ್ಲಿ ಹೇಳ್ತಾ ಇರೋ ಉದ್ದೇಶ ಯಾತಕ್ಕೆ ಅಂದರೆ ಈ ಸಂಭವ ಪರ್ವದಲ್ಲಿ ಧೃತರಾಷ್ಟ್ರ ಗಂಧರ್ವಾಂಶದಿಂದ ಹುಟ್ಟಿದ ಪಾಂಡು ಒಂದೊಂದು ಅಂಶದಿಂದ ಹುಟ್ಟಿದ ಇಲ್ಲಿ ವಿದುರ ಇವರು ಮೂರೂ ಒಂದು ದೃಷ್ಟಿಯಲ್ಲಿ ಅಣ್ಣ ತಮ್ಮಂದರು ಅಲ್ಲಿಂದ ಮುಂದಿನ ಕತೆ ಹೇಳಬೇಕು ಧೃತರಾಷ್ಟ್ರ ವಯಸ್ಸಿಗೆ ಬಂತು ಬೆಳೆದ ಬೆಳೆದರೆ ಅವನಿಗೆ ಮದುವೆ ಮಾಡುವಂಥ ಅವಸ್ಥೆ ಉಂಟಾಯಿತು ಆ ಪೂರ್ವದಲ್ಲಿಯೂ ಆಮೇಲೆಯೂ ಅವನು ಅನೇಕ ನಾಗಕನ್ಯೆಯರ ಮಾನವನ್ನು ಕೆಡಿಸಿ ಹತ್ತು ಸಾವಿರ ಆನೆ ಬಲ ಕೊಬ್ಬಿತ್ತಲ್ಲ ಅವರಿಗೆ ಹುಟ್ಟಿದ ಮಕ್ಕಳಿಗೆ ನಾಗ ಸಂತಾನಕ್ಕೆ ಧೃತರಾಷ್ಟ್ರ ನಾಗರು ಅಂತ ಹೆಸರಿತ್ತು ಅವ್ರನ್ನೆಲ್ಲ ಜನ್ಮೇಜಿಯ ಯಜ್ಞದಲ್ಲಿ ಹಾಕಿ ಸುಡ್ತಾನೆ ನಹುಶನ ಮಕ್ಕಳು ಹೀಗೆ ಆಯಿದ್ರು ಆ ಕಥೆಯನ್ನು ಋಗ್ವೇದಲ್ಲಿ ಬರುತ್ತೆ ಅದೆಲ್ಲ ಇವೆಲ್ಲ ಹೊಂದಿಸಿ ನೋಡಿದರೆ ಹಸ್ತಿನಾವತಿ ಸಂತಾನದವರು ಮಾಡಬಾರದು ತಪ್ಪುಗಳಿಂದೆಲ್ಲ ಮಾಡಿದ್ದರಿಂದ ವಂಶವೇ ಕ್ಷಯವಾಯಿತು ಒಬ್ಬನು ತಪ್ಪಲ್ಲ ಒಂದು ಪರಂಪರೆಯ ತಪ್ಪು ಅಂತ ನಮಗನಿಸುತ್ತೆ ಈ ಕಡೆಯಲ್ಲಿ ಭೀಷ್ಮ ಧೃತರಾಷ್ಟ್ರ ಹುಟ್ಟಿದ ಮೇಲೆಯೂ ಇಲ್ಲಿ ಮತ್ತೆ ಪ್ರಶ್ನೆ ರಾಜ್ಯವನ್ನು ಯಾರು ಆಳ್ತಾ ಇದ್ರು ಮಕ್ಕಳು ದೊಡ್ಡವರಾಗಬೇಕು ಪಾಂಡು ಮತ್ತು ಧೃತರಾಷ್ಟ್ರ ವಯಸ್ಸಿಗೆ ಬರೋ ತನಕ ರಾಜ್ಯವನ್ನು ಯಾರು ಆಳಿದರು ಭೀಷ್ಮನೇ ಆಳಿದ ರಾಜ್ಯ ಚೊಕ್ಕಾಣಿ ಹಿಡಿಯೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದಾನೆ ಮೇಲೆ ಕೂತರು ಅಷ್ಟೇ ಕೆಳಗೆ ಕೂತರು ಅಷ್ಟೇ ಸ್ವಾಮಿ ನಾನಾಗ ಊಟ ಮಾಡಲಿಲ್ಲ ಅವರಾಗ ಬಾಯಿಗೆ ಊಟ ಹಾಕಿದ್ರು ಅಂತ ಹೇಳಿದ ಹಾಗೆ ಇದೊಂದು ರೀತಿಯ ಮಿಥ್ಯಾಚಾರ ದಾನೇಶ್ವರ ಸಿಂಹಾಸನ ಒಪ್ಪಿಕೊಂಡಿದ್ದೆ ಸರಿ ಹೋಗ್ತಿತ್ತೋ ಏನೋ ಭೀಷ್ಮನ ಮೇಲೆ ನನ್ನ ಕೊಡೋಷ್ಟು ನಾವು ದೊಡ್ಡವರಲ್ಲ ಅಲ್ಲಿಂದ ಆಚೆಗೆ ಗಾಂಧಾರ ದೇಶದಲ್ಲಿ ಸುಬಲರ್ ಎಂಬ ದೊರೆಯ ಮಗಳು ಗಾಂಧಾರಿ ಸೌಬಲೆ ಅವಳನ್ನು ಕರ್ಕೊಂಡು ಮದುವೆ ಮದುವೆ ಮಾಡಿಸ್ತಾನೆ ಅನ್ನೋದು ವೃತ್ತಾಂತ ಇಲ್ಲಿ ಪ್ರಶ್ನೆ ಏನು ಗಾಂಧಾರಿ ಚಿಕ್ಕ ವಯಸ್ಸಿನವಳಾಗಿದ್ದಳು ಆ ಸುಬಲನಿಗೆ ಇನ್ನೊಂದು ಗಂಡು ಮಗು ಇತ್ತು ಅವನೇ ಶಕುನಿ ಗಾಂಧಾರಿಯ ತಮ್ಮ ಅವನು ಈ ಕಥೆಯ ಸುಳಿ ಅನೇಕರು ಪ್ರಶ್ನೆ ಕೇಳ್ತಾರೆ ಶಕುನೀಲು ಬಂದದ್ದು ಯಾಕೆ ಹಸ್ತಿನಾವತಿಗೆ ಅಲ್ಲಿದ್ದ ರಾಜ್ಯ ಎಲ್ಲಿ ಹೋಯಿತು ಗಾಂಧಾರಿ ಇಷ್ಟಪೂರ್ವಕವಾಗಿ ಮದುವೆ ಮಾಡಿಕೊಂಡಳೆ ಎಲ್ಲ ಪ್ರಶ್ನೆಗಳು ಹೇಳ್ತೇವೆ ನಮ್ಮ ಸಾಗರದ ಕಡೆ ಕವಿ ಪರಮಕವಿ ಎಂಬುವ ಒಬ್ಬ ಮಹಾಕವಿ ನಾಲ್ಕು ನೂರು ವರ್ಷಗಳ ಹಿಂದೆ ತುರಂಗ ಭಾರತ ಅಂತ ಒಂದು ಬರೆದಿದ್ದಾರೆ ಹೊಸದಾಗಿ ಚೆನ್ನಾಗಿ ಅಚ್ಚು ಮಾಡಿದ್ದಾರೆ ಒಂದು ಸಮಿತಿಯವರು ಅಲ್ಲಿಯೂ ಆಂಧ್ರ ಮಹಾಭಾರತದಲ್ಲಿಯೂ ಕೆಲವು ಜಾನಪದ ಕಥೆಗಳಲ್ಲಿಯೂ ಈ ಶಕುನಿ ಚರಿತ್ರೆಯನ್ನು ಸ್ವಲ್ಪ ಭಿನ್ನವಾಗಿ ಹೇಳ್ತಾರೆ ಮೂಲ ಭಾರತದಲ್ಲಿ ಯಾವ ಪ್ರತಿಯಲ್ಲಿಯೂ ಇಲ್ಲ ಇದು ಈ ಚಂದ್ರಗುಪ್ತ ಚಾಣಕ್ಯರ ಕಥೆಯಲ್ಲಿ ಬರುವಂತೆ ನೂರವರು ಸೋದರರನ್ನು ಸೆರೆಯಲ್ಲಿಟ್ಟು ನಂದಪುತ್ರರು ಒಬ್ಬ ಬದುಕೊಂಡ್ರೆ ಬದುಕೊಳ್ಳಿ ಅಂತ ಚಂದ್ರಗುಪ್ತನನ್ನು ಬಿಟ್ಟು ಅನುಸತ್ತದ ಬಾಗಿಲು ಕಾವಲು ಹಾಕಿ ಅವನು ದೊಡ್ಡದಾಗಿ ಚಾಣಕ್ಯರನ್ನು ಸೇರಿಕೊಂಡು ನಂದವಂಶ ನಿರ್ನಾಮ ಮಾಡಿದ ಕಥೆಯಂತೆ ಕಾಣುವ ಒಂದು ಕಥೆ ಎಂಬುದಾಗಿ ಹೇಳ್ತಾರೆ ಇದನ್ನ ಯಾತಕ್ಕೆ ಹೇಳ್ತೇವೆ ಅಂದರೆ ಮುಂದೆ ಶಕುನಿ ಹಸ್ತನಾವತಿಯಲ್ಲೇ ಠಿಕಾಣಿ ಹೂಡಿದ್ದಲ್ಲದೆ ಬದ್ಧ ಕಂಕಣನಂತೆ ಕೌರವ ವಂಶವನ್ನು ಒಬ್ಬರನ್ನೂ ಬಿಡದೆ ಎಲ್ಲರನ್ನೂ ಕೃಷ್ಣನ ಕೈಯಲ್ಲಿ ಪಾಂಡವರ ಕೈಯಲ್ಲಿ ಹೋಲಿಸಿದನಲ್ಲ ಇದಕ್ಕೇನಾದರೂ ಹಿನ್ನೆಲೆ ಇತ್ತೆ ಎಂಬುದು ಪ್ರಶ್ನೆ ಇತ್ತು ಅಂತ ಹೇಳ್ತೀವಿ ಎರಡು ಕಥೆಗಳು ನಮ್ಮ ಕರ್ನಾಟಕದ ಪರಮದೇವನ ಈ ಅಶ್ವಧಾಟಿಯಲ್ಲಿ ಬರೆದಂತಹ ಕಾವ್ಯದಲ್ಲಿ ಶಕುನಿಗೂ ಇನ್ನೊಂದು ತೊಂಬತ್ತೊಂಬತ್ತು ಜನ ಸೋದರರಿದ್ದ ಹಾಗೆ ನೂರು ಜನರನ್ನು ಇವನು ಯಾವುದೋ ಕಾಲದಲ್ಲಿ ನಮಗೆ ಪ್ರತಿಸ್ಪರ್ಧಿಗಳಾಗ್ತಾರೆ ಅಂತ ಸೆರೆಮನೆಯಲ್ಲಿ ಹಾಕಿ ನೂರು ಜನಕ್ಕೆ ಬದಲಾಗಿ ಒಬ್ಬನಿಗೆ ಆಹಾರವನ್ನು ನೂರು ಜನಕ್ಕೆ ಕೊಡ್ತಾ ಇದ್ರಂತೆ ಬುದ್ಧಿವಂತರಾದ ಅಣ್ಣ ತಮ್ಮಂದ್ರೆ ಯೋಚನೆ ಮಾಡಿ ನಾವು ಸ್ವಲ್ಪ ಸ್ವಲ್ಪ ಹೊತ್ತಿನ ಸಾಯೋಕ್ಕಿಂತ ನಮ್ಮಲ್ಲಿ ಒಬ್ಬ ಬುದ್ಧಿವಂತನಾದವನಿಗೆ ಇದನ್ನು ಕೊಡೋಣ ಉಳಿದವರು ಸಾಯೋಳು ಆ ಒಬ್ಬ ಹೇಗಿರಬೇಕು ಅಂದರೆ ಅತ್ಯಂತ ಬುದ್ಧಿವಂತನಾಗಿ ಸೇಡು ತೀರಿಸಿಕೊಂಡು ಕೌರವಂಶ ನಿರ್ನಾಮ ಮಾಡುವಂಥ ಪ್ರಚಂಡ ಬುದ್ಧಿ ಉಳವನಾಗಿರಬೇಕು ಅಂತ ಒಂದು ಉಪಾಯ ಮಾಡಿದರು ಒಂದು ಹವಳದ ಗಂಟು ಬಿದ್ದಿತ್ತು ಆ ಸೆರೆಮನೆಯಲ್ಲಿ ಅಂಕುಡೊಂಕಾಗಿ ಅನೇಕ ತೂತುಗಳಿಂದ ಕೂಡಿದ್ದು ಈ ಅಂಕುಡೊಂಕಿನ ಹವಳದ ಗಂಟಿನಲ್ಲಿ ನಾಳೆ ಬೆಳಗ್ಗೆ ಸೂರ್ಯೋದಯ ಆಗುವಷ್ಟರಲ್ಲಿ ನಮ್ಮ ನೂರವರಲ್ಲಿ ಯಾವನೊಬ್ಬನು ಒಂದು ದಾರವನ್ನು ಒಂದು ತೂತು ಬಿಡದಂತೆ ಎಲ್ಲದರಲ್ಲಿ ಪೋಣಿಸ್ತಾನೆಯೋ ಅವನಿಗೆ ಮಾತ್ರ ಆಹಾರ ಕೊಡುವುದು ತೀರ್ಮಾನ ಮಾಡಲಾಗಿ ಎಲ್ಲ ಪ್ರಯತ್ನ ಮಾಡಿ ತೊಂಬತ್ತೊಂಬತ್ತು ಜನ ಸೋತು ಹೋದಾಗ ಕೊನೆ ಶಕುನಿ ಮಾತ್ರ ನಾಡಡೊಂಕಿನ ಪವಳ ಕುಣಿಯೊಳಗೆ ದಾರಮಂ ಪವಣಿಸಲ್ ಇದು ಪರೀಕ್ಷೆ ಕೊಡ್ತಾರೆ ಅಲ್ಲೊಂದು ಬೆಲ್ಲದ ಶೂರು ಬಿದ್ದಿತ್ತು ಅದನ್ನು ನೀರಲ್ಲಿ ಹಾಕಿ ಆ ಪರಿಪಾಕದಲ್ಲಿ ಒಂದು ದಾರಕ್ಕೆ ಅಂಟಿಸಿ ಇರುವೆಗಳ ಗೂಡಿ ಜಾಗದಲ್ಲಿ ಬಿಡಲಾಗಿ ಇರುವೆಗಳು ಆ ಸಿಹಿ ತುಂಬಿದ್ದಂತಹ ದಾರವನ್ನು ಹಾವಳದ ಅಂಕು ಡೊಂಕುಗಳಲ್ಲಿ ಗುಹೆಯಲ್ಲಿ ತಮ್ಮ ಗವಿಗೆ ಕರ್ಕೊಂಡು ಹೋದಾಗೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪೋಣಿಸಿ ಇದು ಉಪಾಯಾಂತರದಿಂದ ಮಾಡಿದ್ದನ್ನು ನೋಡಿ ಇವನೀಗ ಜಾಣ ಇವನು ತೀರಿಸ್ಕೊಳ್ಬಲ್ಲ ಅಂತ ಅಂಥೇಳಿ ಅವರೆಲ್ಲರೂ ಕ್ರಮವಾಗಿ ಒಂದೊಂದು ದಿವಸ ಒಬ್ಬೊಬ್ಬರು ಸತ್ತು ಶಕುನಿ ಅವರನ್ನು ಕೇಳಿಕೊಳ್ತಾನಂತೆ ನಿಮ್ಮ ಚರ್ಮವನ್ನೇ ನಾನು ಪಗಡೆ ಹಾಸನ್ನಾಗಿ ಮಾಡಿಕೊಂಡು ನಿಮ್ಮ ಮೂಳೆಯಿಂದಲೇ ದಾಳಗಳನ್ನು ಮಾಡಿಕೊಂಡು ಈ ಕೌರವ ಸಂತಾನವನ್ನು ಸಾಯಿಸ್ತೇನೆ ಆದರೆ ವರ ಕೊಡಬೇಕು ನೀವು ನಾ ದಾಳಗಳನ್ನು ಉರುಳಿಸುವಾಗ ಏನು ಅಂಕೆಯನ್ನು ಕೇಳ್ತೇನೋ ಅವೇ ಬೀಳಬೇಕು ಅದು ಗ್ರಹ ಅದಕ್ಕೆ ಕನ್ನಡದಲ್ಲಿ ಗ್ರಹ ಎಂಬುದಾಗಿ ಹೇಳ್ತಾರೆ ಇದು ಒಂದು ಕಥೆ ಇದು ನಿಜವೋ ಸುಳ್ಳೋ ನಮಗೆ ಗೊತ್ತಿಲ್ಲ ಈ ಕಥೆ ಮೂಲ ಭಾರತದಲ್ಲಿಲ್ಲ ಮತ್ತೆ ಸ್ಪಷ್ಟಪಡಿಸ್ತೇನೆ ತೆಲುಗು ಭಾರತದಲ್ಲಿದೆ ಆಂಧ್ರ ಭಾರತ ಎರಡನೇದು ನಮ್ಮ ಕನ್ನಡದಲ್ಲಿ ಪರಮಕವಿಯ ತುರಂಗ ಭಾರತದಲ್ಲಿದೆ ಇದು ಒಂದು ಹಿನ್ನೆಲೆ ಅಲ್ಲಿ ಗಾಂಧಾರದಲ್ಲಿ ನೆಲೆ ಹೋಯಿತು ಕೌರವರು ಆಕ್ರಮಿಸ್ಕೊಂಡ್ಬಿಟ್ರು ಆ ರಾಜ್ಯವನ್ನು ಜಾಗ ಇರಲಿಲ್ಲ ಅವನಿಗೆ ಹೆಸರಿಗೆ ಗಾಂಧಾರ ರಾಜ ಅಂತಲೇ ಹೊರತು ಅವನು ಒಮ್ಮೆಯೂ ಆ ಕಡೆಗೆ ಹೋಗಲಿಲ್ಲ ಪ್ರಸಂಗಾತ್ ಹೇಳು ಇನ್ನೊಂದು ಮಾತು ಅಂದರೆ ಕೌರವಂಶವನ್ನು ಹಾಳು ಮಾಡಿದ ಮೂವರು ದೊರೆಗಳು ಒಮ್ಮೆಯೂ ತಮ್ಮ ರಾಜ್ಯಕ್ಕೆ ಹೋಗಲಿಲ್ಲ ಒಬ್ಬ ಶಕುನಿ ಇನ್ನೊಬ್ಬ ಅಂಗರಾಜ್ಯವನ್ನು ಪಡ್ಕೊಂಡು ಕರ್ಣ ಅಲ್ಲಿಗೆ ಹೋಗಲಿಲ್ಲ ಮೂರನೇವನು ದ್ರುಪದನ ಅರ್ಧರಾಜ್ಯವನ್ನು ಬಗ್ಗು ಬಡಿದು ಅರ್ಜುನನ ಕೈಯಲ್ಲಿ ದ್ರುಪದನನ್ನು ಹೆಂಗಟ್ಟು ಮುರಿ ಕಟ್ಟಿಸಿ ತನ್ನ ಮಂಚಕ್ಕೆ ಎಳಿಸಿ ಕಟ್ಟಿದ ದ್ರೋಣನೂ ಕೂಡ ತನ್ನ ರಾಜ್ಯಕ್ಕೆ ಹೋಗಲಿಲ್ಲ ದ್ರೋಣನಿಗೆ ಅರ್ಧರಾಜ್ಯ ಕೊಟ್ಟಿದ್ದ ದ್ರುಪದ ರಾಜ ಗುರುಗ್ರಾಮ ಅಂತ ಹೇಳ್ತಾರೆ ಗುರುಗ್ರಾಮ ಅದು ಇವತ್ತು ಹರಿಯಾಣದಲ್ಲಿದೆ ಅದು ಇವರು ಮೂವರು ರಾಜರು ಒಮ್ಮೆಯೂ ತಮ್ಮ ಜಾಗಗಳಿಗೆ ಹೋಗದೆ ಇವತ್ತು ಚುನಾಯಿತರಾದವರು ತಮ್ಮ ಕ್ಷೇತ್ರಗಳಿಗೆ ಒಮ್ಮೆಯೂ ಹೋಗದೆ ಎಲ್ಲವೂ ಕೂತ್ಕೊಂಡು ಮಜಾ ಮಾಡುವಂತೆ ಇದು ಮಹಾಭಾರತದಲ್ಲಿ ಇದು ಒಂದು ದುರಂತ ಒಂದು ಪ್ರೆಸಿಡೆಂಟ್ ಅಂತ ನೀವು ನೋಡ್ಬೋದು ಗಾಂಧಾರಿ ರೂಪ ಸಂಪನ್ನೆಯಾಗಿದ್ದಳು ಒಳ್ಳೆ ಚುರುಕು ಬುದ್ಧಿ ಹುಡುಗಿ ಆದ್ದರಿಂದ ಅಚಕ್ಷುರಿತೆ ತತ್ರಾಸೀತಿ ಸುಬಲಸ್ಯ ವಿಚಾರಣ ಶಕುನಿಗಿಷ್ಟ ಇರಲಿಲ್ಲ ಧೃತರಾಷ್ಟ್ರನಿಗೆ ತನ್ನ ತಂಗಿಯನ್ನು ಕೊಡುವುದಕ್ಕೆ ಕುಲಂ ಖ್ಯಾತಿಂಚ ವೃತ್ತಂಚ ಬುದ್ಧ್ಯಾಚ ಪ್ರಸಮೀಕ್ಷ ಸಹ ಆದರೆ ಕುಲವನ್ನು ಖ್ಯಾತಿಯನ್ನು ವೃತ್ತವನ್ನು ನೋಡಿ ದದೌತಾಂ ಧೃತರಾಷ್ಟ್ರಾಯ ಗಾಂಧಾರಿಯ ತಂದೆ ನೋಡಿದ ಕುರುಡಾದ್ರೇನಂತೆ ರಾಜ್ಯ ಇದೆ ಭೋಗ ಇದೆ ಅಂತ ಇವು ಹುಡುಗಿಯು ಪ್ರಾಯಶಃ ತಾನು ಆಗ್ತೇನೆ ಒಂದು ವಂಶದ ಒಂದು ರಾಜ್ಯದ ಚಕ್ರವರ್ತಿನಿ ಎಂಬ ಭ್ರಮೆಯಿಂದ ಅವನನ್ನು ಕೈ ಹಿಡಿದಳು ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್ ಮಂಗಳಂ ಮಂಗಳಂ ಮಂಗಳಂ ಮಂಗಳಂ